ಇಂದ ಎರಡನೆಯ ತಾರೀಖಿನವರೆಗೆ ಆಧುನಿಕ ಸಂಸ್ಕೃತ ಕವಿಗಳ ಕಾವ್ಯ ಸ್ವಾರಸ್ಯಗಳನ್ನು ಕೆಲವನ್ನು ಪರಿಚಯ ಮಾಡಿಕೊಳ್ಳೋದಾಗುತ್ತದೆ ಆಧುನಿಕ ಕಾಲದಲ್ಲಿಯೂ ಸಂಸ್ಕೃತ ಸಾಹಿತ್ಯ ಇದೆಯಾ ಅದರ ಬೆಳವಣಿಗೆ ಹೇಗಿದೆ ಅನ್ನುವ ಆಸ್ಥೆ ಕೆಲವರಿಗಾದರೂ ಇದ್ದಿರುತ್ತದೆ ಮತ್ತು ಇನ್ನು ಕೆಲವರಿಗೆ ಅದು ಇರುವುದು ಹೌದೋ ಅಲ್ಲವೋ ಅನ್ನೋ ಸಂದೇಹವೂ ಇರುತ್ತದೆ ಅದೆಲ್ಲದರ ನಿವೃತ್ತಿ ಒಂದು ಮಟ್ಟಿಗೆ ಇದರಿಂದ ಆದೀತು ಆಮೇಲೆ ಈ ಸರಣಿಯಲ್ಲಿ ಒಂದು ದಿವಸ ಭಾನುವಾರ ಮಾತ್ರ ಇಪ್ಪತ್ತೆಂಟನೇ ತಾರೀಕು ನನಗೆ ಭಾಷಣ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಮಿಕ್ಕ ಒಟ್ಟು ಏಳು ದಿವಸಗಳು ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಈ ಏಳು ದಿವಸಗಳಲ್ಲಿ ಕೆಲವರು ಆಧುನಿಕ ಸಂಸ್ಕೃತ ಕವಿಗಳ ಪರಿಚಯವನ್ನು ಮಾಡಿಕೊಡೋದಾಗುತ್ತದೆ ಇಂದು ಪ್ರಧಾನವಾಗಿ ಅದಕ್ಕೆ ಹಿನ್ನೆಲೆಯನ್ನು ಪೂರ್ವ ಪೀಠಿಕೆಯನ್ನು ಒದಗಿಸುವುದಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಪ್ರಯೋಜನೆ ಮಾಡ್ತಾ ಇರ್ತಕ್ಕಂಥವರು ದಿವಂಗತ ಶ್ರೀಮತಿ ಕಮಲಮ್ಮ ಮತ್ತು ದಿವಂಗತ ಶ್ರೀ ಕೆ ನಾರಾಯಣಮೂರ್ತಿ ಅವರ ಸ್ಮರಣೆಯಲ್ಲಿ ಡಾಕ್ಟರ್ ಕೆ ಎನ್ ಕೃಷ್ಣಮೂರ್ತಿ ಮತ್ತು ಸಹೋದರರು ಮಾಡಿದ್ದಾರೆ ಅದಕ್ಕಾಗಿ ಕೃಷ್ಣಮೂರ್ತಿಯವರಿಗೆ ಅವರ ಸಹೋದರರಿಗೆ ಎಲ್ಲರಿಗೂ ಕೂಡ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ ಇದು ಆಕಸ್ಮಿಕವಾಗಿ ನನ್ನ ಪಾಲಿಗೆ ಬಂದಂಥ ಕಾರ್ಯಕ್ರಮ ವಿದ್ವಾಂಸರಾದ ಪನ್ನಂಜೆ ಗೋವಿಂದಾಚಾರ್ಯರ ಭಾಷಣ ಮಾಲಿಕೆ ಇರಬೇಕಿತ್ತು ಅವರಿಗೆ ದುರ್ದೈವದಿಂದ ಒಂದು ಅಪಘಾತವಾದ ಆದ ಕಾರಣ ಅವರಿಗೆ ಆಪರೇಷನ್ ಆಗಿ ಪಾಪ ಅವರು ವಿಶ್ರಾಂತಿಯಲ್ಲಿದ್ದಾರೆ ಹಾಗಾಗಿ ಆ ಅವಧಿಯನ್ನು ತುಂಬುವ ಅನಿವಾರ್ಯತೆ ಬಂತು ನಿಲಯದ ಕಲಾವಿದರಿಂದ ವಾದ್ಯವೃಂದ ಅಂತ ಹೇಳ್ತಾರಲ್ಲ ಆಕಾಶವಾಣಿಯಲ್ಲಿ ಯಾವ ಬೇರೆ ವಿಶೇಷ ಕಲಾವಿದರ ಅನುಪಸ್ಥಿತಿ ಬಂದಾಗ ಹಾಗೆ ಸಂಸ್ಥೆಗೆ ಹತ್ತಿರ ಇರುವ ಕಾರಣ ನಾನು ಈ ಒಂದು ಜಾಗವನ್ನು ತುಂಬುವುದಾಯಿತು ಏನು ಬೇಸರವಿಲ್ಲ ಸಂತೋಷದ ಸಂಗತಿಯೇ ಆದರೆ ಸಂಸ್ಕೃತ ಕವಿಗಳ ಆಧುನಿಕ ಸಾಹಿತ್ಯದ ಬಗೆಗೆ ಹೆಚ್ಚಿನ ಚಿಂತನೆ ಮಾಡದಂಥವರು ನಮ್ಮಲ್ಲಿ ಡಾಕ್ಟರ್ ಎಸ್ ರಂಗನಾಥ್ ಅವರಿದ್ದಾರೆ ಈ ವೇದಿಕೆಗೆ ಅವರು ಚಿರಪರಿಚಿತರು ನನ್ನ ಪೂಜನೀಯರಾದ ಗುರುಪುತ್ರರು ವಿದ್ವನ್ ಮಿತ್ರರು ಅವರು ನಾನು ಬಲ್ಲಂತೆ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಈ ದಿಕ್ಕಿನಲ್ಲಿ ತುಂಬ ವ್ಯಾಪಕವಾಗಿ ಕಡಿಮೆ ಅಂದರೆ ಒಂದು ಇಪ್ಪತ್ತೈದು ಪುಸ್ತಕಗಳನ್ನು ಕನ್ನಡ ಇಂಗ್ಲೀಷ್ ಸಂಸ್ಕೃತ ಭಾಷೆಗಳಲ್ಲಿ ಬರೆದಿದ್ದಾರೆ ಅವರ ವ್ಯಾಪಕವಾದ ಕೆಲಸ ದೊಡ್ಡದು ಅವರ ಕೆಲಸವನ್ನು ನಾನು ಇಲ್ಲಿ ಬಳಸಿಕೊಂಡಿದ್ದೀನಿ ಅದನ್ನು ತುಂಬ ಕೃತಜ್ಞತೆಯಿಂದ ನೆನೆಯುತ್ತೀನಿ ಹಾಗೆ ಉತ್ತರ ಭಾರತದ ಹಲವು ವಿದ್ವಾಂಸರು ಈ ಬಗೆಗೆ ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ ಮೊತ್ತ ಮೊದಲಿಗೆ ನನಗೆ ಈ ನಿಟ್ಟಿನಲ್ಲಿ ನೆನಪಾಗತಕ್ಕಂಥದ್ದು ಆಚಾರ್ಯ ರಾಧಾವಲ್ಲಭ ತ್ರಿಪಾಠಿ ಅವರು ರಾಧಾವಲ್ಲಭ ತ್ರಿಪಾಠಿಯವರು ಇವತ್ತು ದೇಶದಲ್ಲಿ ಅಗ್ರಮಾನ್ಯರಾದ ಸಂಸ್ಕೃತ ವಿದ್ವತ್ ಕವಿಗಳಲ್ಲಿ ಒಬ್ಬರು ಅವರು ತುಂಬ ವರ್ಷಗಳಿಂದ ಈ ಬಗೆಯ ಕೆಲಸವನ್ನು ಅಂದರೆ ಆಧುನಿಕ ಸಂಸ್ಕೃತ ಸಾಹಿತ್ಯವನ್ನು ಕುರಿತು ವಿಚಾರ ವಿಮರ್ಶೆ ವಿಚಾರ ಗೋಷ್ಠಿ ಬರವಣಿಗೆ ಅದನ್ನು ಕೂಡ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಈ ಮೂರು ಭಾಷೆಯಲ್ಲೂ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಆಧುನಿಕ ಸಂಸ್ಕೃತ ಕವಿಗಳ ಕಾವ್ಯಗಳನ್ನು ಸಂಕಲಿಸುವ ಸಂಪಾದಿಸುವ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಅದು ತುಂಬ ದೊಡ್ಡ ಕಾರ್ಯ ಆ ರೀತಿಯಾದವರು ಹಲವರು ಇದ್ದಾರೆ ಆ ಬಗೆಯಲ್ಲಿದ್ದಾರೆ ಅವರುಗಳ ಹೆಸರುಗಳನ್ನು ಮಧ್ಯ ಮಧ್ಯದಲ್ಲಿ ಹೇಳ್ತಾ ಬರುವುದಾಗುತ್ತದೆ ಮತ್ತು ಈಚಿನ ಆಧುನಿಕರ ಹಲವರ ಒಂದು ಕವಿತೆಯನ್ನು ಕುರಿತು ನನಗೆ ಕೆಲವೊಂದು ಪರಿಚಯ ಮಾಡಿಕೊಟ್ಟಂಥವರು ಮತ್ತೊಬ್ಬ ಯುವ ಕವಿ ಒಳ್ಳೆಯ ತರುಣ ವಿದ್ವಾಂಸ ಕೂಡ ಬಲರಾಮ್ ಶುಕ್ಲಾ ಅವರು ಡಾಕ್ಟರ್ ಬಲರಾಮ್ ಶುಕ್ಲಾ ದೆಹಲಿಯಲ್ಲಿದ್ದಾರೆ ಇವರು ಪ್ರಧಾನವಾಗಿ ನನಗೆ ಈ ಹೊತ್ತು ಉತ್ತರ ಭಾರತದಲ್ಲಿ ಏನು ಸಂಸ್ಕೃತ ಕಾರ್ಯ ನಡೀತಾ ಇದೆ ಅನ್ನೋದಕ್ಕೆ ಕಿಂಡಿಗಳಾಗಿ ಒದಗಿ ಬಂದಿದ್ದಾರೆ ವಾತಾಯನಗಳಾಗಿ ಅವರುಗಳು ಮತ್ತು ಇನ್ನೂ ಹಲವರಿದ್ದಾರೆ ಉದಾಹರಣೆಗೆ ದೆಹಲಿಯಲ್ಲಿರತಕ್ಕಂಥ ಡಾಕ್ಟರ್ ರಮಾಕಾಂತ್ ಶುಕ್ಲ ಅವರು ತುಂಬ ದೊಡ್ಡ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಈ ಕೆಲಸವನ್ನು ದೇವವಾಣಿ ಪರಿಷತ್ ಅಂತ ಮಾಡಿಕೊಂಡು ಬಂದಿದ್ದಾರೆ ಆಧುನಿಕ ಸಂಸ್ಕೃತ ಸಾಹಿತ್ಯದ ಬಗೆಗೆ ಹಿಂದಿಯಲ್ಲಿ ಸಂಸ್ಕೃತದಲ್ಲಿ ಬರವಣಿಗೆ ಮಾಡ್ತಿದ್ದಾರೆ ಆ ರೀತಿಯಾಗಿ ಬರೆಯುವವರನ್ನು ಕೂಡ ಪರಿಚಯ ಮಾಡಿಸ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಈ ಬಗೆಯ ಕೆಲಸಗಳನ್ನು ಮಾಡಿದವರು ಇಲ್ಲ ಅನ್ನುವಷ್ಟು ಕಡಿಮೆ ಒಬ್ಬರು ಸ್ವರ್ಗೀಯ ಡಾಕ್ಟರ್ ವಿ ರಾಘವನ್ ಇದ್ದರು ಅವರು ಏಕಮೇವಾದ್ವಿತೀಯ ಸಂಸ್ಥೆ ಅನ್ನುವಂತೆ ಇದ್ದವರು ಒನ್ ಮ್ಯಾನ್ ಆರ್ಮಿ ತರಹ ಸಂಸ್ಕೃತದ ಭೂತ ಭವ್ಯ ಭವಿಷ್ಯತ್ತುಗಳನ್ನು ಕುರಿತು ಅವರಿಗಿಂತ ವರ್ತಮಾನಗಳನ್ನು ಕುರಿತು ಅವರಿಗಿಂತ ಚೆನ್ನಾಗಿ ಅಧಿಕೃತವಾಗಿ ಹೇಳಬಲ್ಲವರು ಇಲ್ಲ ಅನ್ನುವಂತೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದರು ಅದನ್ನು ಬಿಟ್ಟರೆ ಮತ್ತಿನ್ಯಾರೂ ಅದನ್ನು ಅಷ್ಟು ಸಮರ್ಥವಾಗಿ ಕೈಗೊಳ್ಳಲಿಲ್ಲ ಅಷ್ಟು ಅರ್ಥಪೂರ್ಣವಾಗಿ ಕೂಡ ಕೈಗೊಳ್ಳಲಿಲ್ಲ ದಕ್ಷಿಣ ಭಾರತದಲ್ಲಿಯೇ ಹಾಗೆ ನೋಡಿದರೆ ಸಂಸ್ಕೃತದ ಕಾವ್ಯ ರಚನೆ ಈ ಒಂದು ನೂರು ವರ್ಷಗಳಿಂದ ಕಡಿಮೆಯಾಗಿದೆ ಅಂತ ಅನ್ನಬೇಕು ಉತ್ತರ ಭಾರತದಲ್ಲಿ ಈಗಲೂ ಮಾಡ್ತಾ ಬಂದಿದ್ದಾರೆ ದಕ್ಷಿಣ ಭಾರತದಲ್ಲಿ ಇದ್ದಾರೆ ಬೆರಳಿಕೆಯ ಜನ ಅದಕ್ಕೆ ಪ್ರೋತ್ಸಾಹವೂ ಕಡಿಮೆ ಓದುಗರು ಮತ್ತೂ ಕಡಿಮೆ ಸರ್ಕಾರಗಳಂತೂ ಅದಕ್ಕೆ ವೈರಿಗಳೇ ಆಗಿದ್ದಾರೆ ಇಲ್ಲಿ ವಿಶ್ವವಿದ್ಯಾಲಯಗಳು ಶತ್ರುಗಳಾಗಿವೆ ಹೀಗೆ ಎಲ್ಲ ಪ್ರತಿಕೂಲ ವಾತಾವರಣದಲ್ಲೂ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಅವುಗಳ ಗುಣಾವಗುಣಗಳನ್ನು ಕುರಿತು ತುಂಬ ವಿಸ್ತಾರವಾಗಿ ಹೇಳಬೇಕಾಗುತ್ತದೆ ಆದರೂ ನಾವು ನೋಡದಂತೆ ಈ ಕೆಲಸ ಸಂಸ್ಕೃತದ ಸಾಹಿತ್ಯ ನಿರ್ಮಾಣದ ಕೆಲಸ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಗಿದೆ ಅಂತನಬೇಕು ಅದರೊಳಗೆ ಪೂರ್ವ ಭಾರತದಲ್ಲಿ ಕಡಿಮೆ ಇನ್ನು ಪಶ್ಚಿಮ ಭಾರತದಲ್ಲಿ ಗುಜರಾತ್ನಲ್ಲಿ ಹೆಚ್ಚೆಲ್ಲ ಇಲ್ಲ ರಾಜಸ್ಥಾನದಲ್ಲಿ ಪರವಾಗಿಲ್ಲ ಮಹಾರಾಷ್ಟ್ರ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಆದರೆ ಮುಖ್ಯವಾಗಿ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅಂತಂದರೆ ಉತ್ತರಾಂಚಲ ಎಲ್ಲ ಸೇರಿಕೊಳ್ಳುತ್ತದೆ ಒಂದು ಮಟ್ಟಿಗೆ ಬಿಹಾರ ಛತ್ತೀಸ್ಗಢ ಹೀಗೆ ಯಾವುದು ಹಿಂದಿ ಬೆಲ್ಟ್ ಅಂತ ಮುಖ್ಯವಾಗಿ ಹೇಳ್ತೀವಿ ಅಲ್ಲಿದೆ ಇನ್ನು ಪಂಜಾಬು ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಏನೂ ಇಲ್ಲ ಬಿಡಿ ಒಟ್ಟಿನಲ್ಲಿ ಈ ಒಂದು ಆರ್ಯಾವೃತ್ತ ಅಂತ ನಾವು ಏನು ಹೇಳಬಲ್ಲವೋ ಆ ಪ್ರಾಂತದಲ್ಲಿ ಈಗ ಹೆಚ್ಚಾಗಿ ನಡೆದುಕೊಂಡು ಬಂದಿರುವುದನ್ನು ನೋಡ್ತೀವಿ ಆದರೆ ದಕ್ಷಿಣ ಭಾರತದಲ್ಲಿರುವ ಕೆಲವೇ ಕವಿಗಳು ಇದ್ದ ಕೆಲವೇ ಕವಿಗಳು ಅಲ್ಪಸಂಖ್ಯೆಯವರಾದರೂ ಗುಣಮಟ್ಟದಲ್ಲಿ ತುಂಬ ಉತ್ತಮವಾದಂಥದ್ದೇನೆ ಗುಣಮಟ್ಟದಲ್ಲಿ ದೊಡ್ಡ ಕೆಲಸವನ್ನೇ ಮಾಡಿದ್ದಾರೆ ಅನ್ನಬೇಕು ಉತ್ತರ ಭಾರತದಲ್ಲಿ ಅಬ್ಬರ ಹೆಚ್ಚು ಮತ್ತು ಸಾಮಗ್ರಿ ಟರ್ನ್ಔಟ್ ಮಾಡ್ತಾರಲ್ಲ ಅದರ ಪ್ರಮಾಣವೂ ಹೆಚ್ಚು ಆದರೆ ದಕ್ಷಿಣ ಭಾರತದಲ್ಲಿ ಗಾತ್ರ ಕಡಿಮೆ ಇದ್ದರೂ ಗುಣಕ್ಕೆ ಏನು ಕೊರತೆ ಇಲ್ಲ ಆ ಥರ ಇದೆ ಇವತ್ತಿಗೂ ನಮ್ಮ ಶಂಕರ್ನಂಥ ಒಬ್ಬ ಕವಿ ಉತ್ತರ ಭಾರತದಲ್ಲಿ ಕಣ್ಣು ಕಣ್ಣು ಬಿಟ್ಟರೂ ನೋಡೋದಕ್ಕೆ ಸಾಧ್ಯವಿಲ್ಲ ಆ ಥರ ಪರಿಸ್ಥಿತಿ ಇದೆ ಇದು ನಮ್ಮಲ್ಲಿ ಇರುವಂಥ ಪರಿಸ್ಥಿತಿ ಇದನ್ನು ಕುರಿತು ಇನ್ನು ಕ್ರಮಪ್ರಾಪ್ತವಾಗಿ ಹೇಳ್ತಾ ಬರ್ತೀನಿ ಅದಕ್ಕೆ ಪೂರ್ವ ಭಿತ್ತಿಯಾಗಿ ಭಾರತದ ಸಾಹಿತ್ಯ ಪರಂಪರೆ ಪಾಶ್ಚಾತ್ಯ ಸಾಹಿತ್ಯ ಪ್ರಭಾವ ಇವುಗಳನ್ನು ಸ್ವಲ್ಪ ಪರಾಮರ್ಶೆ ಮಾಡಬೇಕು ಸಂಸ್ಕೃತ ಸಾಹಿತ್ಯ ತುಂಬ ದೀರ್ಘಕಾಲದ್ದು ನಾವು ಬಲ್ಲಂತೆ ವೇದಗಳ ಕಾಲದಿಂದ ತೆಗೆದುಕೊಳ್ಳಬಹುದು ಕಡಿಮೆ ಅಂದರೆ ಒಂದು ಏಳೆಂಟು ಸಾವಿರ ವರ್ಷಗಳ ಅವಧಿ ಅಂತ ಅನ್ನಬಹುದು ಅದರೊಳಗೆ ವೇದ ವೇದಾಂಗ ಇವುಗಳನ್ನು ಮುಗಿಸಿದರೆ ಅವುಗಳನ್ನು ಒಂದಿಷ್ಟು ಪಕ್ಕಕ್ಕಿಟ್ಟರೆ ಮುಂದೆ ನಮಗೆ ಕಾಣಿಸಿಕೊಳ್ಳುವ ಸಾಹಿತ್ಯ ಪ್ರಾಯೇಣ ಈಗ ಒಂದು ಮೂರು ಮೂರುವರೆ ಸಾವಿರ ವರ್ಷಗಳಿಂದ ಹಿಂದೆ ಅಂತ ಅಂದ್ಕೋಬಹುದು ಇತಿಹಾಸ ಪುರಾಣಗಳು ವೇದಾಂಗಗಳು ವೇದಾಂಗಕ್ಕೆ ಪೂರಕವಾದ ಸಾಹಿತ್ಯ ಹೀಗೆಲ್ಲ ನೋಡ್ತಾ ಬಂದರೆ ಸಾಮಾನ್ಯ ಅವಿಚ್ಛಿನ್ನವಾಗಿ ಒಂದು ಮೂರುವರೆ ಸಾವಿರ ವರ್ಷಗಳಿಂದ ಬೆಳೆದು ಬಂದಿದೆ ಅಂತ ಯಾವುದೇ ಒಂದು ಕನ್ಸರ್ವೇಟಿವ್ ಎಸ್ಟಿಮೇಷನ್ ಅಂತ ಹೇಳ್ತಾರಲ್ಲ ಬಹಳ ನಿರ್ದಯವಾಗಿ ನಿರ್ದಾಕ್ಷಿಣ್ಯವಾಗಿ ಮಾಡಿದ ಅಳತೆಗೋಲಿನಲ್ಲೂ ಕಾಣುತ್ತದೆ ಆದರೆ ಸಂಸ್ಕೃತ ಕಾವ್ಯ ಶುದ್ಧ ಕಾವ್ಯ ಅಂತ ಹೇಳುವುದಿದ್ದರೆ ವ್ಯಾಸ ವಾಲ್ಮೀಕಿಗಳಿಂದ ನೋಡಿಕೊಂಡು ಬರಬೇಕು ಆಮೇಲೆ ಮಧ್ಯದಲ್ಲಿ ವಿಚ್ಛೇದ ಕಾಣಿಸುತ್ತದೆ ಆ ಬಳಿಕ ನಾವು ನೋಡುವುದು ಅಶ್ವಘೋಷ ಅಲ್ಲಿಂದ ಶುರು ಮಾಡಬಹುದು ಅನ್ಸುತ್ತೆ ಅಶ್ವಘೋಷನ ಬುದ್ಧ ಚರಿತಾದಿಗಳಿಂದ ಮುಂದುವರ್ಕೊಂಡು ಬರುತ್ತದೆ ಮತ್ತೆ ಈ ಎರಡು ಸಾವಿರ ವರ್ಷಗಳಲ್ಲಿ ಒಂದು ಸ್ವಲ್ಪವೂ ತೆರಪಿಲ್ಲದೆ ಅವಿಚ್ಛಿನ್ನವಾಗಿ ನಡ್ಕೊಂಡು ಬಂದಿದೆ ಇದಕ್ಕೆ ಹೋಲಿಕೆ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಗ್ರೀಕ್ ಸಾಹಿತ್ಯ ಕ್ರಿಸ್ತಪೂರ್ವ ಒಂಬತ್ತನೇ ಶತಮಾನದಿಂದಲೇ ಆರಂಭವಾಯಿತು ಅಂತ ನಮಗೆ ಗೊತ್ತಾಗುತ್ತದೆ ಹೋಮರ್ನ ಕಾಲ ಅಂತ ಅದಕ್ಕೂ ಮುನ್ನ ಇದ್ದಿರಬೇಕು ಆದರೆ ಹೋಮರ್ನ ನಾವು ಅತ್ಯಂತ ಉಪಲಬ್ಧ ಪ್ರಾಚೀನ ಲೇಖಕ ಅಂತೀವಿ ಅದಕ್ಕಿಂತ ಪ್ರಾಚೀನವಾಗಿ ಮಿಕ್ಕ ಯಾವುದೇ ಜಗತ್ ಸಾಹಿತ್ಯ ಇಲ್ಲ ಸಂಸ್ಕೃತ ಬಿಟ್ಟು ಆದರೆ ಆ ಹೋಮರ್ನ ಪರಂಪರೆಯು ಕೂಡ ಸಾಮಾನ್ಯ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದು ಅಂತಂದರೆ ಒಂದು ಏಳು ನೂರು ಎಂಟುನೂರು ವರ್ಷಗಳಾದ ಮೇಲೆ ನಿಂತು ಹೋಯಿತು ಲ್ಯಾಟಿನ್ ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ತು ಆಮೇಲೆ ಅದು ಕೇವಲ ಗ್ರಂಥಸ್ಥ ಭಾಷೆಯಾಗಿಯೇ ಆಯಿತು ವ್ಯಾಸಂಗಕ್ಕಾಗಿರುವುದೇ ಹೊರತು ರಚನೆಗಾಗಿ ಅಲ್ಲ ಅಂತ ಆಗಲೋ ಈಗಲೋ ನಡೆದಿದೆ ಮಿಲ್ಟನ್ ಅಂತವರು ಗ್ರೀಕಲ್ಲಿ ಪದ್ಯ ಬರೆದಿದ್ದಾರೆ ಅರವಿಂದ್ರಂಥವರು ಒಂದು ಎರಡೋ ಪದ್ಯಗಳು ಬರೆದಿದ್ದಾರೆ ನಾನು ಹರಕು ಮುರುಕು ಪ್ರಯತ್ನ ಪಟ್ಟಿದ್ದೀನಿ ಅದು ಬೇರೆ ಸಂಗತಿ ಅದನ್ನೆಲ್ಲ ಲೆಕ್ಕಕ್ಕೆ ಅಂಥದ್ದೇ ಅಲ್ಲ ಒಂದು ಬರವಣಿಗೆ ಮಾಡಿದ್ದಾನೆ ಅಂದರೆ ಕನಿಷ್ಠ ಒಂದು ನೂರು ಪುಟದಷ್ಟಾದರೂ ಮಾಡಿರಬೇಕು ಅಷ್ಟಿದ್ದರೆ ಒಂದು ಪುಸ್ತಕದಷ್ಟಾದರೂ ಆಗಬೇಕು ಅಂತ ಹಾಗೆ ನೋಡಿದ್ರೆ ಗ್ರೀಕ್ನಲ್ಲಿ ನಮಗೆ ಸಾಹಿತ್ಯ ನಿರ್ಮಾಣ ಬಹಳ ಹಿಂದೆಯೇ ನಿಂತು ಹೋಯಿತು ಆಧುನಿಕ ಗ್ರೀಕ್ ಇದೆ ಆದರೆ ಅದು ಅಭಿಜಾತ ಗ್ರೀಕ್ ಕ್ಲಾಸಿಕಲ್ ಗ್ರೀಕ್ ಅಲ್ಲ ಹೀಗೆ ಲ್ಯಾಟಿನ್ ಭಾಷೆಯಲ್ಲಿ ಕೂಡ ನಡೆದುಕೊಂಡು ಬಂದಿದೆ ಈಗಲೂ ಕೂಡ ಲ್ಯಾಟಿನ್ ಭಾಷೆಯಲ್ಲಿ ರಚನೆ ಮಾಡುವವರು ಇದ್ದಾರೆ ಅದರೊಳಗೆ ಸಂವಾದ ಮಾಡುವುದು ಈ ರೀತಿಯಾದ ಆಂದೋಲನ ಕೂಡ ಈಚಿನ ವರ್ಷಗಳಲ್ಲಿ ನಡೀತಾ ಇದೆ ಹಾಗೆ ನಡೆದದ್ರೂ ಏನು ಘನವಾದದ್ದನ್ನು ಹೊರಕ್ಕೆ ತಂದಂತೆ ಕಾಣಿಸ್ತಾ ಇಲ್ಲ ಘನವಾದದ್ದು ಗುಣದಲ್ಲಿರಲಿ ಗಾತ್ರದಲ್ಲಿಯೂ ಕೂಡ ಗಣನೀಯವಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಲ್ಯಾಟಿನಿನ ಇತಿಹಾಸವನ್ನು ನೋಡಿದ್ರೆ ಸಾಮಾನ್ಯ ಅದು ಒಂದು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಉದ್ಗಮವಾದಂಥ ಒಂದು ಸಾಹಿತ್ಯ ಸ್ವರೂಪ ಅಂತ ಅನ್ಬಹುದು ಆದರೆ ಅಲ್ಲಿಯೂ ಕಾಣಿಸೋಲ್ಲ ಆದರೆ ಇವತ್ತಿಗೂ ಅವಿಚ್ಛಿನ್ನವಾಗಿ ಬಂದದ್ದು ಸಂಸ್ಕೃತವೇ ಅಂತ ಗೊತ್ತಾಗುತ್ತದೆ ಇನ್ನು ಮಿಕ್ಕ ದೇಶ ಭಾಷೆಗಳಲ್ಲಿ ಮಿಕ್ಕ ಜಗತ್ತಿನ ಭಾಷೆಗಳಲ್ಲಿ ಸಾಧ್ಯವೇ ಇಲ್ಲ ತಮಿಳು ಅಂತಂತಾರೆ ತಮಿಳಲ್ಲಾದರೂ ಆ ಅಭಿಜಾತವಾದ ತಮಿಳಿನ ಬರವಣಿಗೆ ಈಗ ಸಾಗಿಲ್ಲ ಸಾಕಷ್ಟು ವ್ಯತ್ಯಾಸಗಳಾಗಿವೆ ಆದರೆ ಈಗಲೂ ಕೂಡ ಯಾವ ಭಾಷೆಯನ್ನು ವ್ಯಾಸ ವಾಲ್ಮೀಕಿಗಳು ಬಳಸ್ತಾ ಇದ್ರೋ ಯಾವ ಭಾಷೆ ಪಾಣಿನಿ ಪತಂಜಲಿ ವರರುಚಿಗಳು ಪ್ರವರ್ತನ ಮಾಡಿಕೊಟ್ರೋ ಆ ಭಾಷೆ ಇನ್ನೂ ಚೆನ್ನಾಗಿ ಅದೇ ಹದದಲ್ಲಿ ಅದೇ ಶುದ್ಧಿಯಲ್ಲಿ ಬಂದಿದೆ ಅಂತನ್ನುವುದು ಬಹಳ ವಿಶೇಷ ಹೀಗೆ ಬಂದದ್ದು ಪ್ರಾಯಣ ಬೇರೆ ಪ್ರಭಾವಗಳಿಗೆ ಅಷ್ಟಾಗಿ ತುತ್ತಾಗಲಿಲ್ಲ ಯಾವಾಗ ತುತ್ತಾಗೋಲ್ಲ ಒಂದು ಭಾಷೆಯ ಅನ್ಯ ಪ್ರಭಾವಕ್ಕೆ ಅಂದರೆ ಅದು ತುಂಬ ವ್ಯಾಪಕವಾಗಿದ್ದಾಗ ಮತ್ತು ತುಂಬ ಸಮರ್ಥವಾಗಿದ್ದಾಗ ಈಗ ಸಂಸ್ಕೃತ ಜಗತ್ತಿನ ಬೇರೆ ಬೇರೆ ಪ್ರಾಂತಗಳಿಗೆ ಹಬ್ಬಿತು ಅಲ್ಲಿ ಸಾಹಿತ್ಯ ಬೆಳೆಯಿತು ಅನ್ನೋದಕ್ಕೆ ಒಂದು ಮುಖ್ಯವಾದ ಉದಾಹರಣೆ ಕೊಡೋದಿದ್ದರೆ ಆಗ್ನೇಯ ಏಷ್ಯಾ ಅಂತ ಯಾವುದಿದೆ ಸೌತ್ ಈಸ್ಟರ್ನ್ ಏಷ್ಯಾ ಅಂತ ಕರಿತೀವಲ್ಲ ಇಂಡೋನೇಷ್ಯಾ ಕ್ಯಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಈ ರೀತಿಯಾದಂಥ ಪ್ರಾಂತಗಳಲ್ಲಿ ಸಂಸ್ಕೃತ ಬೆಳೆಯಿತು ಆ ಇಂಡೋನೇಷ್ಯಾದಲ್ಲಿ ಕ್ಯಾಂಬೋಡಿಯಾದಲ್ಲಿ ಎಲ್ಲ ಬೇಕಾದಂಥ ಸಂಸ್ಕೃತ ಶಾಸನಗಳು ಸಿಕ್ಕಿವೆ ಅಲ್ಲಿ ಸಂಸ್ಕೃತ ಕಾವ್ಯಗಳ ರಚನೆ ಇತ್ತು ಪ್ರಾಂತ್ಯ ಭಾಷೆಗಳಲ್ಲಿ ಕೂಡ ಸಂಸ್ಕೃತ ಪ್ರಭಾವ ಬೇರೆ ಅಲ್ಲಿಂದ ಒಂದು ಹೊಸ ರೀತಿಯ ಸಾಹಿತ್ಯ ಹುಟ್ಟಿರುವುದು ಇದನ್ನೆಲ್ಲ ನೋಡ್ತೀವಿ ಸುಮಾರು ಮುನ್ನೂರು ಪದ್ಯಗಳಷ್ಟು ದೀರ್ಘವಾಗಿರ್ತಕ್ಕಂಥ ಶಾಸನಗಳು ಕೂಡ ಇವೆ ಎಲ್ಲ ಶುದ್ಧವಾದ ಸಂಸ್ಕೃತ ಭಾಷೆಯೇ ಆ ಶೈಲಿಯ ಛಂದಸ್ಸು ವ್ಯಾಕರಣ ಎಲ್ಲ ಸರಿಯಾಗಿರ್ತಕ್ಕಂಥದ್ದು ಹಾಗೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಹೋದಂಥ ಉಲ್ಲೇಖಗಳನ್ನು ನಾವು ಕಾಣ್ತೀವಿ ಇನ್ನು ಯುರೋಪಲ್ಲಿಗೆಲ್ಲ ಸಂಸ್ಕೃತ ಪ್ರಯಾಣ ಮಾಡ್ತಾದರೂ ಅದೊಂದು ಅಧ್ಯಯನ ಭಾಷೆಯಾಗಿ ಹೋಯ್ತಷ್ಟೇ ಹೊರತು ಸಾಹಿತ್ಯ ನಿರ್ಮಾಣಶೀಲವಾದ ಭಾಷೆಯಾಗಿ ಹೋಗಿಲ್ಲ ಅಲ್ಲಿಯೂ ಕೆಲವರು ವಿದ್ವಾಂಸರು ವಿಲ್ಸನ್ ಇರ್ಬೋದು ಬೆಲ್ ಇರ್ಬೋದು ಈ ಥರ ಕೆಲವರು ಕೆಲವರು ಒಂದು ಎರಡು ಪದ್ಯಗಳು ಅಂತ ಎಂಟು ಹತ್ತು ಸಾಲುಗಳನ್ನು ಬರೆದಿದ್ದಾರೆ ಅದೇನು ಅಷ್ಟು ಘನವಾದದ್ದಲ್ಲ ಅದು ಈಚೆಗೆ ಒಂದು ಸಂಗ್ರಹವಾಗಿಯೂ ಬಂದಿದೆ ಅಂತ ಕೇಳಿದೆ ಅಂದರೆ ಅವರಷ್ಟು ಜನ ವಿದ್ವಾಂಸರು ಸೇರಿ ಮಾಡಿದ್ದು ಸಂಸ್ಕೃತದಲ್ಲಿ ಕೃಷಿ ತುಂಬ ಕಡಿಮೆ ಆದರೆ ಆ ಒಂದು ವ್ಯಾಪ್ತಿಯೂ ಕೂಡ ಇದೆ ಹೀಗೆ ಸಂಸ್ಕೃತ ದೇಶಭಾಷೆಗಳ ಮೇಲೂ ವ್ಯಾಪಕವಾದ ಪ್ರಭಾವ ಬೀರಿತು ಇವತ್ತು ಕನ್ನಡವನ್ನಾಗಲಿ ತೆಲುಗನ್ನಾಗಲಿ ಮಲಯಾಳ ಆಗಲಿ ಮರಾಠಿ ಆಗಲಿ ಹಿಂದಿ ಆಗಲಿ ಯಾವುದೇ ಭಾಷೆ ತೆಗೆದುಕೊಳ್ಳೆ ತಮಿಳೇ ಆದರೂ ಅಷ್ಟೇ ಸಂಸ್ಕೃತ ಪ್ರಭಾವ ಇಲ್ಲ ಅಂತ ಹೇಳುವಂತೆ ಇಲ್ಲ ವಸ್ತುವಿನಿಂದ ವಿಷಯದಿಂದ ಇತಿವೃತ್ತದಿಂದ ಛಂದಸ್ಸಿನಿಂದ ಅಲಂಕಾರದಿಂದ ಅಲಂಕಾರ ಶಾಸ್ತ್ರ ಪ್ರಕ್ರಿಯೆಯಿಂದ ಮತ್ತು ಬೇರೆ ಶಾಸ್ತ್ರಗಳ ರೂಪದಿಂದ ಎಲ್ಲೆಲ್ಲಿಯೂ ಸಂಸ್ಕೃತ ಪ್ರಭಾವ ನಿರ್ವಿರಾಮವಾಗಿ ಕಾಣಿಸುತ್ತದೆ ನಿರಾಘಾಟವಾಗಿ ತೋರುತ್ತದೆ ಹೀಗಿದ್ದಾಗ ಸಂಸ್ಕೃತ ಪ್ರಾಂತೀಯ ಭಾಷೆಗಳ ಪ್ರಭಾವಕ್ಕೆ ಒಳಗಾಗುವುದು ಇಲ್ಲ ಅನ್ನುವಷ್ಟು ಅದೇ ನೋಡಿ ಸಂಸ್ಕೃತದ ಪ್ರಭಾವ ಎಲ್ಲ ಕಡೆಗೂ ಇದೆ ಆದರೆ ಪ್ರಾಕೃತ ಸಂಸ್ಕೃತದಿಂದ ಬಂದದ್ದೇ ಭಾಷೆ ಅಲ್ಲಿಯ ಕೆಲವು ಪದಪ್ರಯೋಗಗಳು ಸಂಸ್ಕೃತಕ್ಕೆ ಮತ್ತೆ ವಾಪಸ್ಸು ಬಂದಿವೆ ಅದು ಹೇಗೆ ಅಂದರೆ ನಾವು ಮತ್ತೊಬ್ಬರ ಮನೆಗೆ ಕೊಟ್ಟ ಹೆಣ್ಣು ಮತ್ತು ನಮ್ಮ ಮನೆಗೇ ಕೆಲವು ಕಾಲ ಬಂದು ತಂಗಿ ಇದ್ದು ಆ ಮನೆಯ ತಿಂಡಿಯನ್ನು ತೀರ್ಥವನ್ನು ಆ ಮನೆಯ ಉಡುಗೆ ತೊಡುಗೆಯನ್ನು ನಮ್ಮ ಮನೆಗೆ ತಂದು ಕೊಟ್ಟಂತೆ ಆ ರೀತಿಯಾಗಿ ಉಂಟು ಉದಾಹರಣೆಗೆ ಒಂದು ಪದ ಭಟ್ಟ ಅನ್ನುವುದು ಸಂಸ್ಕೃತದಲ್ಲಿದೆ ಆದರೆ ಅದು ಮೂಲ ಭರ್ತಾ ಭರ್ತ ಅನ್ನುವ ಋಕಾರ ಅಂತ ಶಬ್ದ ಅದು ಪ್ರಾಕೃತಕ್ಕೆ ಹೋದಾಗ ಭಟ್ಟ ಅಂತ ಆಗುತ್ತದೆ ಭಟ್ಟ ಅಂತ ಪ್ರಾಕೃತದಲ್ಲಾದದ್ದು ಹಾಗೆಯೇ ಸಂಸ್ಕೃತಕ್ಕೆ ಮರಳಿ ಬಂದು ಭಟ್ಟ ಅಂತಲೇ ಉಳ್ಕೊಂಡಿದೆ ಬಾಣಭಟ್ಟನಿಂದ ಮೊದಲುಗೊಂಡು ಬೇಕಾದಷ್ಟು ಆ ರೀತಿಯಾದಂಥದ್ದು ಉಂಟು ಹೀಗೆ ಇನ್ನೂ ಎಷ್ಟೋ ಪದಗಳನ್ನು ವಿದ್ವಾಂಸರು ತೋರಿಸ್ತಾರೆ ಹೀಗೆ ಅಲ್ಲಿ ಇಲ್ಲಿ ಪದಗಳನ್ನು ನಾವು ನೋಡಬಹುದು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಬಂದದ್ದು ಆ ಬಗೆಯಲ್ಲೇ ನಾವು ಮತ್ತೂ ಒಂದನ್ನು ಕಾಣಬಹುದು ಅದು ಕೆಲವೊಂದು ಛಂದಸ್ಸುಗಳು ಕೆಲವೊಂದು ಪ್ರಾಕೃತ ಛಂದಸ್ಸುಗಳು ಸಂಸ್ಕೃತಕ್ಕೆ ಬಂದಿವೆ ಅಂತಾರೆ ಪ್ರಸಿದ್ಧವಾದ ಭಜಗೋವಿಂದಂ ಸ್ತೋತ್ರ ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ಪಂಜರಿಕಾ ಅಂತ ಕರೀತಾರೆ ಅದನ್ನು ಪ್ರಾಕೃತದಲ್ಲಿ ಪಜ್ಜಳಿಕ ಪದ್ಧಳಿ ಪಜ್ಜಳಿ ಅಂತೆಲ್ಲ ಹೇಳ್ತಾರೆ ಅದು ಪ್ರಾಕೃತದ ತಾಲಬದ್ಧವಾದ ಚತುರ್ಮಾತ್ರ ಗಣಘಟಿತವಾದ ಛಂದಸ್ಸು ಸಂಸ್ಕೃತಕ್ಕೆ ಬಂದು ಮತ್ತೆ ಆ ರೂಪವನ್ನೇ ತಾಳಿದೆ ಅಂತ ಹೀಗೆ ಪ್ರಾಕೃತದಲ್ಲಿ ಖಂದ ಅಂತ ಆದಂಥದ್ದು ಮೂಲತಃ ಸಂಸ್ಕೃತದ ಆರ್ಯಾಗೀತಿ ಮತ್ತು ಸಂಸ್ಕೃತಕ್ಕೆ ಬಂದು ಸ್ಕಂಧಕ ಅಂತ ಆಗಿ ಕನ್ನಡ ತೆಲುಗು ಇತ್ಯಾದಿ ಭಾಷೆಗಳಲ್ಲಿ ಕಂದ ಅಂತ ಆಗಿರುವಂಥ ಮತ್ತೊಂದು ಛಂದಸ್ಸು ಅಂತ ಹೀಗೆ ಕೆಲವೊಂದು ಪದಗಳು ಛಂದಸ್ಸುಗಳು ಇವನ್ನು ನಾವು ನೋಡ್ತೀವಿ ಕೆಲವರು ವಿದ್ವಾಂಸರು ಹೇಳ್ತಾರೆ ಇಲ್ಲ ಧ್ವನಿಕಾವ್ಯ ಪರಂಪರೆಯೇ ಪ್ರಾಕೃತ ಪ್ರಭಾವದಿಂದ ಬಂದದ್ದು ಗಾಥಾ ಸಪ್ತಶತಿ ಅಥವಾ ಗಾಥಾ ಸ ಸತ್ತಸಹಿ ಅಂತ ಯಾವುದೇ ಗಾಹ ಸತ್ತಸಹಿ ಅನ್ನುವ ಗ್ರಂಥ ಹಾಲ ಮಹಾರಾಜನ ಸಂಗ್ರಹ ಅದು ಪ್ರಾಕೃತದ ಅದ್ವಿತೀಯ ಕಾವ್ಯ ಸ್ವಾರಸ್ಯಕ್ಕೆ ಸಾಕ್ಷಿ ಆ ರೀತಿಯಾದ ಕಾವ್ಯ ಪರಂಪರೆ ಸಂಸ್ಕೃತದಲ್ಲ ಅದನ್ನು ಮತ್ತೆ ಸಂಸ್ಕೃತದವರು ಬರಮಾಡಿಕೊಂಡರು ಅದನ್ನು ಅಮರಕಾದಿ ಕವಿಗಳಲ್ಲಿ ನಾವು ಕಾಣ್ತೀವಿ ಅಂತ ಅದು ಅಷ್ಟು ಕ್ಷೋಧಕ್ಷಮವಾಗಿ ತೋರುವುದಿಲ್ಲ ವಸ್ತುತಃ ಸಂಸ್ಕೃತ ಪ್ರಾಕೃತ ಎರಡು ಬೇರೆ ಭಾಷೆ ಅನ್ನುವ ದೃಷ್ಟಿಯೇ ತಪ್ಪು ಅಂತ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಬರವಣಿಗೆಯೂ ಮಾಡಿದ್ದೀನಿ ಅದರಿಂದ ಸಂಸ್ಕೃತಕ್ಕೆ ಇಷ್ಟಂತೂ ಹೇಳಬಹುದು ಅನ್ಯ ಭಾಷಾ ಪ್ರಭಾವ ತುಂಬ ಕಾಲ ಇರಲಿಲ್ಲ ಸಹಸ್ರಮಾನಗಳ ಕಾಲ ಇರಲಿಲ್ಲ ಅದು ಏನಾದರೂ ಬೇರೆ ಪ್ರಭಾವಕ್ಕೆ ತುತ್ತಾಯಿತು ಅಂದರೆ ನಮ್ಮ ಹಿಂದೂಗಳ ಥರ ಸಂಸ್ಕೃತ ನಮ್ಮ ಮೇಲೆ ಬೇರೆಯವ್ರ ಪ್ರಭಾವ ಬಂತು ಅಂದರೆ ಅವ್ರನ್ನ ಓಡಿಸ್ಬಿಡೋದು ಜಾತಿ ಕೆಟ್ಟೋಗಿದ್ದಾರೆ ಅಂತ ಹೇಳಿಬಿಟ್ಟು ಈ ಪೋರ್ಚುಗೀಸರೆಲ್ಲ ನಮ್ಮ ಕರಾವಳಿಗೆ ಬಂದು ಗೋವಾ ಇತ್ಯಾದಿ ಪ್ರದೇಶಗಳನ್ನು ಆಕ್ರಮಿಸಿಕೊಂಡ ಮೇಲೆ ಅವರು ಮತಾಂತರ ಮಾಡಬೇಕು ಅಂದಾಗ ಇಂಥ ಧೂರ್ತತೆಗಳನ್ನೆಲ್ಲ ಆಚರಣೆ ಮಾಡ್ತಾ ಇದ್ರು ಅಂದರೆ ಹಿಂದೂಗಳು ಬಳಸುವ ಬಾವಿಗೆ ಒಂದು ಶಿಲುಬೆ ಅಂತಂದು ಹಾಕ್ಬಿಡೋರಂತೆ ಆ ನೀರನ್ನು ಕುಡಿದವರೆಲ್ಲ ಕ್ರೈಸ್ತರಾದರು ಅಂತ ಪಾಪ ಬಡಪಾಯಿಗಳು ಯಾವುದೋ ಒಂದು ಬಾವಿ ನೀರು ಕುಡಿಬೇಕಲ್ಲ ಕುಡಿದ ತಕ್ಷಣ ನೀವೆಲ್ಲ ಜಾತಿ ಕೆಟ್ಟರಿಂದ ಅಲ್ಲಿರ್ತಕ್ಕಂಥ ಮಡಿವಂತರು ಹೇಳೋದು ಕ್ರೈಸ್ತರು ನೀವೇ ಒಪ್ಕೊಂಡ್ರಲ್ಲ ಅವ್ರ ಜಾತಿ ಕೆಟ್ಟರು ಅಂತ ಆಗ ಬರ್ತಾರೆ ನಮ್ಮ ಹತ್ತಿರಕ್ಕೆ ಅಂತ ಅದೇ ರೀತಿ ಮುಸಲ್ಮಾನರು ಹಾಗೆ ಮಾಡ್ತಾ ಇದ್ರು ಅಂತ ನಾವು ದಾಖಲೆಗಳನ್ನು ಕೂಡ ನೋಡ್ತೀವಿ ಸ್ಮಿತ್ ಎಲಿಯಟ್ ಮೊದಲಾದವರು ಬರೆದಿದ್ದಾರೆ ಹಿಂದೂಗಳ ಬಾಯನ್ನು ತೆರೆಸಿ ಅಲ್ಲಿ ಉಗುಳ್ತಾ ಇದ್ರು ಉಗಿದಾಗ ಒಂದು ಸ್ವಲ್ಪವೂ ಮುಖವಿಕಾರ ಮಾಡಿಕೊಳ್ಳದೆ ಅಸಹ್ಯ ಪಟ್ಟುಕೊಳ್ಳದೆ ಉಗಳನ್ನು ನುಂಗಬೇಕು ಅಂತ ಈ ಥರದ್ದೆಲ್ಲ ಬರ್ಬರತೆಗಳು ಬೇಕಾದಷ್ಟು ಇವೆ ಆ ಥರ ಆದ ತಕ್ಷಣ ಜಾತಿ ಕೆಟ್ಟ ಅಂತ ಇನ್ನು ಬೇಕಾದಕ್ಕಿಂತ ಶಿಲುಬೆ ಬಿದ್ದ ಬಾವಿ ನೀರು ಕುಡಿದ್ರೇ ಅವನಿಗೆ ಸನಾತನ ಧರ್ಮತ್ವ ಹೋಯಿತು ಅಂತಂದರೆ ಬಾಯಿಗೆ ಮ್ಲೇಚ್ಛನೊಬ್ಬನ ಎಂಜಲು ಬಿತ್ತು ಅಂದರೆ ಇನ್ನೇನಾಗಬೇಕು ಅಂತ ಹೀಗೆ ಸಂಸ್ಕೃತವೂ ಕೂಡ ಯಾವುದಾದ್ರೂ ಒಂದು ಹೊರಗಿನ ಪ್ರಭಾವ ಬಂದರೆ ತತ್ಕ್ಷಣವೇ ಅದು ಪದರೂಪದಲ್ಲಿಯೋ ಮತ್ತೊಂದು ಆದರೆ ಅದನ್ನು ಆಚೆಗೆ ದೂರ ಇಡ್ತಾ ಇದ್ದಿದ್ದು ಒಂದಾಗಿತ್ತು ಮತ್ತು ಆ ಥರ ಪ್ರಭಾವ ಬೀರುವ ಸಾಮರ್ಥ್ಯ ಬೇರೆ ದೇಶ ಭಾಷೆಗಳಿಗೆ ಇರಲೂ ಇಲ್ಲ ಅನ್ನೋದು ಮತ್ತೂ ದೊಡ್ಡ ಸತ್ಯ ತಮಿಳ ಆಗಲಿ ಕನ್ನಡವಾಗಲಿ ಆಗಲಿ ಇನ್ಯಾವುದೇ ಭಾಷೆಯಾಗಲಿ ಸಂಸ್ಕೃತಕ್ಕೆ ನಾನು ಕೊಡ್ತೀನಿ ಎನ್ನುವಷ್ಟು ಸಾಮರ್ಥ್ಯ ಪಡೆದಿರಲಿಲ್ಲ ಹಾಗೆ ಹೇಳಿದ್ರೆ ಆ ಭಾಷೆಗಳಿಗೇನು ಅಪಚಾರ ಮಾಡ್ತಾ ಇಲ್ಲ ಐತಿಹಾಸಿಕವಾದ ಸತ್ಯ ಅಷ್ಟೇ ಇನ್ನೇನೂ ಇಲ್ಲ ಇವತ್ತಿಗೂ ಕೂಡ ವಿಷಯ ಅನ್ನುವುದಿಲ್ಲದೆ ಒಂದು ಭಾಷಾ ಮಾತ್ರ ದೃಷ್ಟಿಯಿಂದ just by the structure of the language just by the intrin intrinsic capability of a language ನೋಡಿದ್ರೆ ಸಂಸ್ಕೃತ ಸರ್ವೋಚ್ಚವಾಗಿ ನಿಂತುಕೊಳ್ಳುತ್ತೆ ಅದೊಂದು ರೀತಿ ಅಸಾಮಾನ್ಯವಾದ ಸಾಮರ್ಥ್ಯ ಯಾರು ಉಡ್ಲಿ ಬಿಡ್ಲಿ ಆ ಬಟ್ಟೆ ತನ್ನದಾದಂಥ ಶೋಭೆ ಸೌಂದರ್ಯ ಹೊಂದಿರುತ್ತೆ ಅಂತಾರಲ್ಲ ಆ ಬಗೆಯಲ್ಲಿರ್ತಕ್ಕಂಥದ್ದು ಅದಕ್ಕೆ ಆ ಅನ್ನುವುದು ಬಹಳ ದೊಡ್ಡದಾಗಿದೆ ಈ ಕಾರಣದಿಂದಲೂ ಅದರ ಮೇಲೆ ಯಾವ ಪ್ರಭಾವ ಕೂಡ ಬಂದದ್ದಲ್ಲ ಆದರೆ ಮುಸ್ಲಿಮರ ಆಕ್ರಮಣ ಆದ ಮೇಲೆ ಒಂದು ಸ್ವಲ್ಪ ಪ್ರಭಾವ ಆಯಿತಾ ಅಂತ ಕೆಲವರು ಹೇಳಿದ್ದಾರೆ ಈಚೆಗೆ ಅದು ಕೂಡ ತುಂಬ ತಪ್ಪು ಅಂತ ಸಂಶೋಧಕರು ತೋರಿಸಿದ್ದಾರೆ ಮುಸ್ಲಿಮರ ಪ್ರಭಾವ ಆದಾಗ ಇಲ್ಲೋ ಕೆಲವೊಂದು ಪದಗಳು ಬಂದು ಸೇರಿಕೊಂಡಿದ್ದಿರಬಹುದು ಅಷ್ಟೇ ಈಗ ಪ್ರಾಕೃತಾದಿ ಕೆಲವು ಶಬ್ದಗಳು ಬಂದಂತೆ ಕುಮಾರಲ್ ಭಟ್ರು ಹೇಳ್ತಾರೆ ಕೆಲವು ದ್ರಾವಿಡ ಶಬ್ದಗಳು ತಮಿಳು ಶಬ್ದಗಳು ಹೊರಗಿನ ಶಬ್ದಗಳು ಕೂಡ ಬಂದು ಸೇರಿಕೊಂಡಿವೆ ಅಂತ ಇನ್ನು ಕೆಲವು ಬ್ಯಾಬಿಲೋನಿಯಾ ಪದಗಳು ಬಂದು ಸೇರಿಕೊಂಡಿವೆ ಅಸೀರಿಯನ್ ಪದಗಳು ಸೇರಿಕೊಂಡಿವೆ ಅಂತೆಲ್ಲ ಅವೆಲ್ಲ ತುಂಬ ಗೌಣ ಮತ್ತು ಅವೆಲ್ಲ ಚರ್ಚಾಸ್ಪದ ಹೈಲಿ ಡಿಬೇಟಬಲ್ ಅವೇನು ತೀರ್ಮಾನ ಹೇಳೋದಕ್ಕೆ ಆಗುವಂಥದ್ದೆಲ್ಲ ಹೇಳಿದ್ರೂ ಎಷ್ಟೋ ಬಾರಿ ಸಂಸ್ಕೃತದ ಪರವಾಗಿ ಇರುತ್ತವೆ ಆದರೆ ರಚನೆಯ ವಿಷಯದಲ್ಲಿ ಏನಾದರೂ ಪ್ರಭಾವ ಇದೆಯಾ ವಸ್ತುವಿನ ವಿಷಯದಲ್ಲಿ ಇದೆಯಾ ಇತಿವೃತ್ತದ ವಿಷಯದಲ್ಲಿ ಇದೆಯಾ ಅಂದರೆ ಹಾಗೂ ಏನೂ ತೋರೋಲ್ಲ ಅದೇ ಒಂದು ಮಟ್ಟದಲ್ಲಿ ಸಂಸ್ಕೃತ ವಿದ್ವಾಂಸರಿಗೆ ದಿಗ್ಭ್ರಮೆಯಾಗಿ ಕಂಗೆಡುವಂತೆ ಆಗಿ ಅವರ ಅಭ್ಯಾಸ ತಪಸ್ಸು ವ್ಯಾಸಂಗ ರಚನೆ ಎಲ್ಲ ಕುಂಠಿತವಾದದ್ದನ್ನು ನೋಡ್ತೀವಿ ಇಸ್ಲಾಮಿನ ಪ್ರಭಾವದಿಂದ ಅದಕ್ಕೆ ಮುಂಚೆ ನಾವು ಎಲ್ಲಿಯೂ ಯಾವುದು ಕಾಣುವಂಥದ್ದಲ್ಲ ಶೆಲ್ಡನ್ ಪೊಲ್ಲಾಕ್ ಮೊದಲಾದವರು ಆ ಥರ ಇಸ್ಲಾಮಿದ್ದೇನೂ ಅಲ್ಲ ಅದಕ್ಕೆ ಮುಂಚೆಯೇ ಕನ್ನಡ ತಮಿಳು ತೆಲುಗು ಮೊದಲಾದ ದೇಶ ಭಾಷೆಗಳು ಬೆಳೀತಾ ಇದ್ದಂತೆಯೇ ಸಂಸ್ಕೃತ ಕುಂಠಿತವಾಗಿಬಿಡ್ತು ಕನ್ನಡ ಇತ್ಯಾದಿ ಭಾಷೆಗಳಲ್ಲಿ ಸಾಹಿತ್ಯ ನಿರ್ಮಾಣ ಆಗ್ತಾ ಇದ್ದಂತೆಯೇ ಸಂಸ್ಕೃತ ತನ್ನ ಗಟ್ಟಿಯಾದ ಸಾಹಿತ್ಯ ನಿರ್ಮಾಣವನ್ನು ನಿಲ್ಲಿಸೇ ಬಿಡ್ತು ಅಂತ ಎಲ್ಲ ಬರವಣಿಗೆ ಮಾಡಿದ್ದಾರೆ ಅದು ಪ್ರಾಮಾಣಿಕವಲ್ಲ ಅದಕ್ಕೆ ಬೇಕಾದಷ್ಟು ಪ್ರತ್ಯಾಖ್ಯಾನ ಮಾಡಬಹುದು ಯಾಕೆಂದರೆ ಕನ್ನಡದಲ್ಲಿ ತೆಲುಗಿನಲ್ಲಿ ಇತ್ಯಾದಿಗಳಲ್ಲಿ ಯಾರು ಅತ್ಯುತ್ತಮ ಕವಿಗಳು ಅಂತ ಬಂದರೂ ಅವರನ್ನು ಆಯಾ ಕಾಲದಲ್ಲಿ ಬಂದ ಸಂಸ್ಕೃತ ಕವಿಗಳ ಜೊತೆಗೆ ಹೋಲಿಸಿ ನೋಡಿದರೆ ಗೊತ್ತಾಗುತ್ತದೆ ಇವರೇನೂ ಅಸಾಮಾನ್ಯವಾಗಿ ಕಿಸ್ದಿದ್ದಿಲ್ಲ ಅವರು ಹೀನಾಯವಾದದ್ದಿಲ್ಲ ಅಂತ ಹೇಳಿ ಇವತ್ತು ಕನ್ನಡದಲ್ಲಿ ಆಹಾ ಓಹೋ ಅಂತ ಪಂಪನ್ನು ಹೇಳ್ತಾರೆ ನನಗೇನು ಪಂಪನ ಮೇಲೆ ಹೊಟ್ಟೆ ಕಿಚ್ಚಿಲ್ಲ ಪಂಪನಿಗಿಂತ ಜನಸೇನಾಚಾರ್ಯ ತುಂಬ ಹಿಂದಿನವನೇನಲ್ಲ ಪಂಪನಿಗಿಂತ ಒಂದು ನೂರೈವತ್ತು ನೂರೆಂಬತ್ತು ವರ್ಷ ಹಿಂದಿನವನಾಗಿದ್ದಿರ್ಬೋದು ಹೆಚ್ಚಂದರೆ ಅಷ್ಟೆ ಆತ ಬರೆದಂಥದ್ದು ಮಹಾಪುರಾಣದ ಪೂರ್ವಭಾಗ ಪೂರ್ವಪುರಾಣ ಅಂತ ಅದನ್ನೇ ಪಂಪ ಮಕ್ಕೀಕ ಮಕ್ಕಿ ತೆಗೆದುಕೊಂಡು ಆದಿಪುರಾಣ ಮಾಡಿದ್ದು ಹಾಗೆ ನೋಡಿದ್ರೆ ಜನಸೇನಾಚಾರ್ಯರ ಭಾಷೆಯಾಗಲಿ ಅವರು ತೋರಿಸಿದಂಥ ಚಿತ್ರಕವಿತೆ ಆಗಲಿ ಅವರು ತೋರಿಸಿದಂಥ ಕಲ್ಪನೆ ಆಗಲಿ ಪಂಪನಿಗೆ ತುಂಬ ಮೇಲ್ಮಟ್ಟದ್ದು ಅನ್ಬೇಕು ಮತ್ತು ಪಂಪ ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ಅಡಿಷನ್ ಮಾಡಿಲ್ಲ ಹಂಗಂಗೆ ತೊಗೊಂಡಿದ್ದಾನೆ ಮತ್ತು ಇನ್ನೇನಾದರೂ ಜನಸೇನಾಚಾರ್ಯರು ಹೇಳದೇ ಇರೋದು ಹೇಳಿದರೆ ಸಂಸ್ಕೃತದಿಂದಲೇ ಎತ್ಕೊಂಡು ಬಂದಿರೋದು ಒಬ್ಬ ಮಾಘನಿಂದಲೋ ಇಲ್ಲ ಒಬ್ಬ ಬಾಣಭಟ್ಟದಿಂದಲೋ ಇಲ್ಲ ಕಾಳಿದಾಸ ಇದ್ದೇ ಇದ್ದಾನೆ ಶಾಶ್ವತವಾದಂಥ ಪೆರ್ನಿಯಲ್ ಸೋರ್ಸ್ ಹಾಗೆ ಮಾಡಿರುವಂಥದ್ದು ರನ್ನಂದು ನೋಡಿದ್ರೂ ಗೊತ್ತಾಗುತ್ತದೆ ಅವನು ಬೆಸ್ಟ್ ಆಫ್ ರನ್ನ ಅಲ್ವೇ ಇಲ್ಲ ಭಾಸನದಾಗಿರುತ್ತದೆ ಇಲ್ಲ ಪ್ರಸಿದ್ಧನಾದ ವೇಣಿ ಸಂಹಾರ ಕವಿ ಇದಾನಲ್ಲ ಭಟ್ಟನಾರಾಯಣದ್ದಾಗಿರುತ್ತದೆ ಹೀಗೆ ಉಂಟು ಒಬ್ಬ ಕುಮಾರವ್ಯಾಸ ಅಪವಾದ ಅನ್ನುವಂತೆ ನಿಂತ್ಕೋತಾನೆ ಹೇಗೇನ್ ಅಪವಾದಗಳು ಮತ್ತೆ ರೂಲನ್ನೇ ಪ್ರೂವ್ ಮಾಡುತ್ತವೆ ಅದು ಗೊತ್ತೇ ಇರುವಂಥದ್ದು ಇನ್ನು ತೆಲುಗಿನಲ್ಲಾದರೂ ಅಷ್ಟೇ ಕನ್ನಡದಲ್ಲಿ ಒಬ್ಬ ನೇಮಿಚಂದ್ರ ಆಗಲಿ ರುದ್ರಭಟ್ಟ ಆಗಲಿ ಅಥವಾ ಷಡಕ್ಷರಿಯಾಗಲಿ ಹೇಗೋ ತೆಲುಗಿನಲ್ಲಿ ಕೃಷ್ಣದೇವರಾಯ ಶ್ರೀನಾಥ ಅಲ್ಲಸಾನಿ ಪೆದ್ದನ ಮೊದಲಾದವರು ಹಾಗೆ ಅವರುಗಳಿಗೆ ಏನೇನು ಚಮತ್ಕಾರ ಮಾಡಿದ್ದಾರೆ ಅದಕ್ಕೆ ಹತ್ತು ಪಟ್ಟು ಚಮತ್ಕಾರವನ್ನು ಒಬ್ಬ ಶ್ರೀಹರ್ಷ ಒಬ್ಬ ಮಂಕ ಒಬ್ಬ ರತ್ನಾಕರ ಒಬ್ಬ ಶಿವಸ್ವಾಮಿ ಒಬ್ಬ ಮಾಘ ಮಾಡಿದ್ದಾರೆ ಅದು ಒಂದು ಎರಡು ಅಂತಲ್ಲ ಹತ್ತಾರು ರೀತಿಯಲ್ಲಿ ಮಾಡಿದ್ದಾರೆ ಹೀಗೆ ನಾವು ನೋಡಬಲ್ಲಿವೆ ಅದರಿಂದಾಗಿ ಈ ಶೆಲ್ಡನ್ ಪೊಲ್ಲಾಕ್ ಅಂತವರು ದೇಶ ಭಾಷೆಯ ಕವಿಗಳ ವಿಜೃಂಭಣೆ ಬಂದಾಗ ಸಂಸ್ಕೃತ ಹಿಂದೆ ಬಿತ್ತು ಅಂತ ಹೇಳೋದು ಹಸಿ ಸುಳ್ಳಾಯಿತು ಜನಾದರಣೆ ಯಾವತ್ತೂ ಎಲ್ಲಕ್ಕೂ ಇತ್ತು ಎಲ್ಲವನ್ನೂ ಎಲ್ಲರೂ ಕೇಳ್ತಾ ಇದ್ರು ಮತ್ತು ಇನ್ನೊಂದು ಆಧಾರ ಕೊಡಬೇಕು ಅಂದರೆ ಶಾಸ್ತ್ರ ಸಾಹಿತ್ಯ ಯಾವುದೇ ದೇಶ ಭಾಷೆಗಳಲ್ಲಿ ದೊಡ್ಡ ರೀತಿಯಲ್ಲಿ ಸಾಗಲೇ ಇಲ್ಲ ಅದು ತಮಿಳು ಇರ್ಬೋದು ತೆಲುಗು ಇರ್ಬೋದು ಕನ್ನಡ ಇರ್ಬೋದು ಮಲಯಾಳ ಇರ್ಬೋದು ಎಲ್ಲ ಕೊನೆಯವರೆಗೂ ಸಂಸ್ಕೃತದಲ್ಲೇ ನಡೀತಾ ಇತ್ತು ಮೊನ್ನೆ ಕೂಡ ನಿನ್ನೆ ಕೂಡ ಇಲ್ಲಿಯೇ ಇದೇ ವೇದಿಕೆ ಮೇಲೆ ನನ್ನ ವಿದ್ವಾನ್ ಮಿತ್ರರಾದಂಥ ಪದೇಕಲ್ಲು ವಿಷ್ಣು ಭಟ್ರು ಮಾತಾಡಿದ್ರಲ್ಲ ಅವರು ಹೇಳಿಯೇ ಇದ್ದಾರೆ ಶಾಸ್ತ್ರಕ್ಕಾಗಿ ಕನ್ನಡ ಮೊದಲಾದ ದೇಶಭಾಷೆಗಳ ವಿದ್ವಾಂಸರು ಸಂಸ್ಕೃತವನ್ನೇ ಆಶ್ರಯಿಸ್ತಾ ಇದ್ದರು ಅಂತ ಅದನ್ನು ನೋಡಿಕೊಂಡು ಈಗ ಸಾಳ್ವ ಬರೆದಿರ್ತಕ್ಕಂಥ ಒಂದು ಗ್ರಂಥ ಇರ್ಬೋದು ಕವಿಕಾಮ ಬರೆದಿರೋದಿರ್ಬೋದು ಅಥವಾ ಜಾಯಂಗೂಡ ಬರೆದಿರೋದಿರ್ಬೋದು ಈ ರೀತಿಯಾದ ಬೇರೆ ಬೇರೆ ಕಾವ್ಯ ವ್ಯಾಖ್ಯಾನಗಳು ಅಥವಾ ಕಾವ್ಯ ಮೀಮಾಂಸಾ ಗ್ರಂಥಗಳಿವೆಯಲ್ಲ ಅವೆಲ್ಲ ಸಂಸ್ಕೃತದ ಪ್ರಭಾವದಿಂದಲೇ ಬಂದದ್ದು ಯಾವ ಒಂದು ಒರಿಜಿನಲ್ ಕಾನ್ಸೆಪ್ಟನ್ನು ಅಸಾಮಾನ್ಯ ಅನ್ನುವಂಥ ಒಂದು ರಸಧ್ವನಿಯ ವಿಷಯ ಇರ್ಬೋದು ಒಂದು ಹೊಸ ಅಲಂಕಾರ ಇರ್ಬೋದು ಒಂದು ಹೊಸ ರೀತಿ ಇರ್ಬೋದು ಈ ಥರದನ್ನೇನು ಕೊಡಲಿಲ್ಲ ಆಕ್ಷೇಪ ಮಾಡೋಕ್ಕೆ ಹೇಳ್ತಾ ಇಲ್ಲ ಇದು ತೆಲುಗಿನಲ್ಲೂ ಸತ್ಯ ತಮಿಳಿನಲ್ಲೂ ಸತ್ಯ ಮಲಯಾಳದಲ್ಲೂ ಸತ್ಯ ಹಿಂದಿ ಮರಾಠಿ ಇತ್ಯಾದಿಗಳಲ್ಲೂ ಸತ್ಯ ಹೀಗೆ ಅದು ಇಸ್ಲಾಮಿನ ಪ್ರಭಾವದಲ್ಲಿಯೂ ದೇಶಭಾಷೆಗಳ ಪ್ರಭಾವದಲ್ಲಿಯೂ ಒಂದಿಷ್ಟು ಕೂಡ ತನ್ನ ತನ್ನವನ್ನು ಕಳ್ಕೊಳ್ಳದೆ ಕೊಡುಗೈಯ ದೊರೆಯಾಗೆ ಸಂಸ್ಕೃತ ಬೆಳೀತಾ ಬಂತು ಆದರೆ ಇಂಗ್ಲಿಷ್ ಪ್ರಭಾವ ಬಂದ ಹೊತ್ತಿಗೆ ಮಾತ್ರ ಅದರ ಗತಿ ಬೇರೆ ಆಗಿಬಿಡ್ತು ಅಲ್ಲಿವರೆಗೂ ಮುಂಚೂಣಿಯಲ್ಲಿದ್ದದ್ದು ಅನ್ನುವಂತೆ ಕನಿಷ್ಠ ಪಕ್ಷ ಪರರೊಡ್ಡವದ ರೀತಿ ಅಂತ ಕುಮಾರ ವ್ಯಾಸಾಡ್ತಾನಲ್ಲ ಬೇರೆಯವರ ಮೊಣಕೈ ನೀರನ್ನು ಕುಡಿಯೋದು ಅಂತಾರೆ ಒಬ್ಬರು ನೀರನ್ನು ಬೊಗಸೆಯಲ್ಲಿ ಕುಡಿತಾ ಇದ್ರೆ ಬೊಗಸೆಯಿಂದ ಸೋರಿ ಮೊಣಕೈಗೆ ಬರುತ್ತಲ್ಲ ಆ ನೀರನ್ನು ಮತ್ತೊಬ್ಬರು ಕುಡಿಯೋದು ಅಂತ ಮೊಣಕೈ ನೀರು ಕುಡಿಯೋದು ಅಂತ ಒಂದು ಒಳ್ಳೆ ಈಡಿಯಂ ನುಡಿಗಟ್ಟಾಗುಂಟು ಆ ಸ್ಥಿತಿ ಸಂಸ್ಕೃತಕ್ಕಿರಲಿಲ್ಲ ಆದರೆ ಆಂಗ್ಲೇಯ ಪ್ರಭಾವ ದೇಶಗಳ ಮೇಲೆ ಬಂದಾಗ ದೇಶ ಭಾಷೆಗಳ ಮೇಲೆ ಬಂದಾಗ ಸಂಸ್ಕೃತದ ಗತಿ ಬೇರೆ ಆಯಿತು ಅದು ಒಂದು ವಿಷಾದ ಅಧ್ಯಾಯ ಆದರೆ ಒಂದು ಒಳ್ಳೆಯ ಅಧ್ಯಾಯವೂ ಕೂಡ ಹೌದು ಯಾಕೆಂದರೆ ಒಂದು ಹೊಸ ಜೀವ ಹೊಸ ರಕ್ತ ಹೊಸ ಸಂಚಾರ ಬಂತು ಆ ಮಟ್ಟಿಗೆ ಅದು ನಿಜ ಮಿಕ್ಕ ಜಗತ್ತು ಏನು ಅಂತ ಗೊತ್ತಾಯಿತು ನೋಡಿ ಭಾರತೀಯರಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ನಮ್ಮವರು ತುಂಬ ಅನುಕೂಲವಂತರಾಗಿದ್ದರಿಂದ ಆರ್ಥಿಕವಾಗಿ ಸಮೃದ್ಧಿ ಸಾಂಸ್ಕೃತಿಕವಾಗಿ ಸಮೃದ್ಧಿ ಇದ್ದದ್ದರಿಂದ ಇಷ್ಟು ಭವ್ಯವಾದಂಥ ನೆಲ ಜಲ ನೀರು ಗಾಳಿ ಎಲ್ಲ ಪರಿಸರ ವನ ಇಷ್ಟು ಚೆನ್ನಾಗಿದ್ದರಿಂದ ನಾವುಂಟು ಮೂರು ಲೋಕ ಉಂಟು ಅಂತ ಇದ್ದದ್ದು ನಮ್ಮ ಜನ ಮಿಕ್ಕ ಜಗತ್ತಿನ ಜನರ ಬಗ್ಗೆ ಅಂಥ ದೊಡ್ಡ ಆಸ್ತಿ ಇರಲಿಲ್ಲ ಎಲ್ಲೋ ಕೆಲವರು ವರ್ತಕರು ಹೋಗ್ತಾ ಇದ್ರು ಅಲ್ಲಿ ವಾಣಿಜ್ಯ ಮಾಡ್ಕೊಂಡು ಬರ್ತಾ ಇದ್ರು ಅವರು ಅಲ್ಲಿ ನೆಲೆಸಿದಾಗ ಅವರಿಗೆ ಯೋಗಕ್ಷೇಮ ನೋಡೋದಕ್ಕೆ ಅವರ ಹಿತಾಹಿತಗಳನ್ನು ಕಾಪಾಡೋದಕ್ಕೆ ವೈದ್ಯರು ಪುರೋಹಿತರು ಹಿಂಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ನಡೀತಾ ಇತ್ತು ಆದರೆ ಬೇರೆ ಬೇರೆ ದಿಕ್ಕಲ್ಲಿ ಬರುವ ಪ್ರಭಾವ ಏನು ಅದನ್ನು ಅಧ್ಯಯನ ಮಾಡಬೇಕು ಆ ಥರದ್ದು ಜಾಸ್ತಿ ನಮ್ಮಲ್ಲಿ ಇರಲಿಲ್ಲ ಈ ಹೊತ್ತು ಅಮೇರಿಕ ಹೇಗಿದೆಯೋ ಹಾಗೆ ನಮ್ಮ ಭಾರತೀಯರ ಮನೋಧರ್ಮ every American things America is the centre of the world and he is the centre of that world ಹಾಗೆ ನೋಡ್ತಾರೆ ಅದರಿಂದ ಅವರಿಗೆ ಎಲ್ಲಿವರೆಗೆ ಅಂದರೆ ನಾನು ಎಷ್ಟೋ ಜನ ಅಲ್ಲಿ ಬದುಕಿದ್ದು ಓಡಾಡಿದಂಥ ಮಿತ್ರರು ಮತ್ತು ಅಲ್ಲಿಗೆ ಪದೇ ಪದೇ ಹೋಗ್ತಕ್ಕಂಥ ಮಿತ್ರರ ಮುಖದಿಂದ ಕೇಳಿರ್ತಕ್ಕಂಥದ್ದು ಆ ಮಟ್ಟಿಗೆ ಅಧಿಕೃತತೆ ಇದೆ ಅಂತ ಅನ್ಬೋದು ಅಲ್ಲಿಯ ಜನ ಆ ಕೌಂಟಿಯಲ್ಲಿಯೋ ಆ ಜಿಲ್ಲೆಯಲ್ಲಿಯೋ ಆ ರಾಜ್ಯದಲ್ಲಿಯೋ ಇದ್ದವರು ಅದರ ಆಚೆಗೂ ಹೋಗಿರೋಲ್ಲ ಎಷ್ಟೋ ಬಾರಿ ಕೂಪಮಂಡೂಕ ಕೆಟ್ಟರ್ಥದಲ್ಲಲ್ಲ ವಾಸ್ತವ ಅರ್ಥದಲ್ಲಿ ಹಾಗಿರುತ್ತೆ ಅಂತ ಎಷ್ಟೋ ಜನ ಒಳ್ಳೆ ವಿದ್ಯಾವಂತರಾಗಿ ಒಂದು ಮಟ್ಟಿಗೆ ಬಾಳ್ತಾ ಇರತಕ್ಕಂಥ ಅನುಕೂಲವಂತರಾದ ಅಮೆರಿಕನರಿಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಎಷ್ಟು ರಾಜ್ಯಗಳಿವೆ ಅಂದರೆ ಗೊತ್ತಾಗೋದಿಲ್ಲ ಯಾವ ಪ್ರಾಂತ ಯಾವ ದಿಕ್ಕಲ್ಲಿದೆ ಅಂತ ಗೊತ್ತಾಗೋಲ್ಲ ಇನ್ನೂ ಬಹಳ ಜನ ವಿದ್ಯಾವಂತರಿಗೆ ಕೆಲವು ಊರುಗಳ ಹೆಸರು ಹೇಳಿದ್ರೆ ಅದು ಊರ ದೇಶವ ಅಂತ ಗೊತ್ತಿಲ್ಲ ಜಗತ್ನ ಬೇರೆ ಭಾಗಗಳಲ್ಲಿಂತ ಅದಕ್ಕೆ ಅವ್ರನ್ನ ಗೇಲಿ ಮಾಡೋದಲ್ಲ ಬೇಕಿಲ್ಲ ಹಾಗೆ ನಡೀತಾ ಇದೆ ಅಂತ ಅನುಕೂಲ ಇರೋದರಿಂದ ಅವ್ರಿಗೆ ಯಾವ ರೀತಿಯಾದಂಥ ಕಳವಳ ಇರಲಿಲ್ಲ ಚೆನ್ನಾಗಿ ನಡೀತಾ ಇದೆ ಅದೇ ದೃಷ್ಟಿ ನಮ್ಮ ಭಾರತೀಯರದು ಹೆಚ್ಚು ಕಡಿಮೆ ಆಗಿತ್ತು ಸಾಮಾನ್ಯ ತುಂಬ ಅನುಕೂಲ ಇದ್ದಾಗ ಹಾಗೇ ಬಹಳ ಶ್ರೀಮಂತರಾದವರು ಬಹಳ ಅನುಕೂಲವಂತರಾದವರು ಬಹಳ ಸುಖದಲ್ಲಿರೋರು ತಮ್ಮದಾದ ಜಗತ್ತಿನಲ್ಲಿದ್ದವರಿಗೆ ಮಿಕ್ಕಿದ್ದು ಗೊತ್ತಾಗೋಲ್ಲ ಇವತ್ತು ನಮ್ಮ ಮಡಿಮಡಿ ಸ್ವಾಮಿಗಳಿಗೆ ಜಗತ್ತೆಷ್ಟು ಗೊತ್ತಿದೆ ಕೇಳಿ ಹಿಂದೆ ಒಂದು ಘಟನೆ ನನಗೆ ನೆನಪಾಗುತ್ತದೆ ವಿದ್ಯಾತೀರ್ಥ ಸ್ವಾಮಿಗಳ ಎಡಬಲ ಸೇವಕರು ಹೇಳಿದ್ದು ಅವರಿಗೆ ಯಾವ ಇನ್ಫ್ಲೇಷನ್ ರೇಟ್ ಏನು ಅನ್ನೋದು ಎಂಥದ್ದು ಗೊತ್ತಿರಲಿಲ್ಲ ಯಾರೋ ಒಬ್ಬ ಪರಿಚಾರಕನ ಮಠದ ಪರಿಚಾರಕನಿಗೆ ನಿಂಗೆ ಸಂಬಳ ಎಷ್ಟು ಅಂತ ಕೇಳಿದ್ರೆ ಅವನು ಎಪ್ಪತ್ತೈದು ಎಂಬತ್ತು ಹೇಳಿದ್ರೆ ಇಷ್ಟು ಕೊಡ್ತಾರೇನು ಅಂತ ಕೇಳಿದ್ರಂತೆ ಅವರು ಇನ್ನೂ ಆಣೆಗಳ ಕಾಲದಲ್ಲಿದ್ದರು ವಿಕ್ಟೋರಿಯಾ ರಾಣಿ ಕಾಯಿನ ಕಾಲದಲ್ಲಿದ್ದರು ಅಂದರೆ ಅವ್ರಿಗೆ ಯಾಕೆ ಗೊತ್ತಾಗುತ್ತೆ ಮಿಕ್ಕವರೆಲ್ಲ ಮಾಡ್ತಾ ಇದ್ರೆ ಬೆನ್ಸ್ ಕಾರುಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಎಡಗೈ ಸೇವಕರು ಬಲಗೈ ಸೇವಕರು ಅಂತಂದ್ರೆ ಹಿಂಗೆ ಠಕ್ ಅಂದ ತಕ್ಷಣ ಕುಂಭಾರತಿ ಕೈಗೆ ಬರುತ್ತೆ ಹಿಂಗಂದ ತಕ್ಷಣ ಗೋಪುರ ಆರತಿ ಬರುತ್ತೆ ಆ ದೇವ್ರ ಮುಖಕ್ಕೆ ಅಡ್ಡಾಡಿಸ್ಬಿಟ್ರೆ ಸಾಕಾಗುತ್ತೆ ಅಂದರೆ ಜಗತ್ತಿನ ಮಿಕ್ಕ ವ್ಯವಹಾರ ಗೊತ್ತಾಗೋದಿಲ್ಲ ನಾನೊಮ್ಮೆ ಕೇಳಿದ್ದೆ ಸ್ವಾಮಿಗಳನ್ನೇ ಕೇಳಿದ್ದೆ ನೀವು ನ್ಯೂಸ್ ಪೇಪರ್ ಓದಿದ್ರೆ ಒಳ್ಳೇದಲ್ವ ಅಂತ ನ್ಯೂಸ್ ಮೇಕರ್ಸೇ ನಮ್ಮ ಹತ್ರ ಬರ್ತಾರೆ ನಾಲ್ಕು ನಾವು ನ್ಯೂಸ್ ಪೇಪರ್ ಓದಬೇಕು ಅಂತ ಅವ್ರು ನಿಮಗೆ ನ್ಯೂಸ್ ಹೇಳೋದಿಲ್ವಲ್ಲ ಅಂತಂದೆ ನಕ್ರು ಅಷ್ಟೊತ್ತಿಗೆ ಮುಗಿಯಿತು ಕತೆ ಅಂದರೆ ಅನುಕೂಲ ಇದ್ದಲ್ಲಿ ನಮ್ಮದಾದ ಹವ್ಯಾಸ ಇದ್ದಲ್ಲಿ ಮಿಕ್ಕಿದ್ದು ಗೊತ್ತಾಗಲ್ಲ ಇದು ದೊಡ್ಡ ದೊಡ್ಡ ಕಲಾವಿದರದ್ದು ಹಾಗೇನೆ ನನಗೆ ಇರತಕ್ಕಂಥ ಅತ್ಯುತ್ತಮ ಕಲಾವಿದರು ಎಷ್ಟೋ ವಿಷಯಗಳಲ್ಲಿ ದೇವಾನಾಂ ಪ್ರಿಯರಾಗಿರ್ತಾರೆ ಕಾಲೇಸ್ಮಿನ್ ನರ್ತಕ ಮೂರ್ಖಾ ಸಂಗೀತಜ್ಞ ತಥೈವಚ ಅಂತ ವಾಮನಾಚಾರ್ಯ ಸುಧಾ ಕಲಶ ಹೇಳಿದ್ದು ಹದಿಮೂರನೇ ಶತಮಾನದ ಮಾತು ಈ ಹೊತ್ತಿಗೂ ಅಷ್ಟೇ ಈ ಕಾಲದಲ್ಲಿ ನರ್ತಕರು ಮೂರ್ಖರು ಸಂಗೀತ ಶಾಸ್ತ್ರಜ್ಞರು ಮೂರ್ಖರು ಅಂತ ಆ ಮಟ್ಟದಲ್ಲಿ ಉಂಟು ಅದು ಯಾರಿಗೂ ಆಗುತ್ತದೆ ನಮ್ಮ ನಮ್ಮ ಜಗತ್ತಿನಲ್ಲಿದ್ದಾಗ ಮಿಕ್ಕಿದ್ದು ಗೊತ್ತಾಗೋಲ್ಲ ಅದು ಅನುಕೂಲವಾದ ದೇಶ ಅನುಕೂಲವಾದ ಕಾಲ ಇದ್ದಾಗ ಮತ್ತು ಹಾಗಾಗುತ್ತದೆ ಅದರಿಂದಾಗಿ ಸಂಸ್ಕೃತಜ್ಞರು ಭಾರತೀಯರು ಕೂಡ ಮಿಕ್ಕ ಪ್ರಭಾವಗಳ ಕಡೆ ಗಮನ ಕೊಡದೇ ಇರುವಷ್ಟರ ಮಟ್ಟಿಗೆ ಸುಖ ಸೌಲಭ್ಯ ಅವರ ಕೆಲಸದಲ್ಲಿ ಸಂತೃಪ್ತಿ ಮತ್ತು ಅವರು ಮಾಡಬೇಕಾದ ಅಗಾಧ ಕೆಲಸವೂ ಇತ್ತು ಇವನ್ನು ನಾನು ಯಾವುದೂ ಆಕ್ಷೇಪದ ಅರ್ಥದಲ್ಲಿ ಹೇಳ್ತಾ ಇಲ್ಲ ಜಸ್ಟ್ ರೆಪ್ರೆಸೆಂಟಿಂಗ್ ದಿ ಫ್ಯಾಕ್ಟ್ಸ್ ಆ ಸಮೃದ್ಧಿಯ ಕಾಲದಲ್ಲಿ ತುಂಬ ದೊಡ್ಡ ಕೃಷಿ ನಡೆದಿದೆ ಆನೆಗಳನ್ನು ಕುರಿತು ಒಂದು ಸಂಶೋಧನೆಯ ಮಹಾಗ್ರಂಥ ಇರ್ಬೋದು ಕುದುರೆಗಳನ್ನು ಕುರಿತು ಮಾಡಿದಂಥದ್ದಿರ್ಬೋದು ರಕ್ತಗಳನ್ನು ಕುರಿತು ಮಾಡಿದ್ದಿರ್ಬೋದು ಆಯುರ್ವೇದದ್ದಿರ್ಬೋದು ಅಲಂಕಾರ ಶಾಸ್ತ್ರದ ಸೂಕ್ಷ್ಮಾತಿ ಸೂಕ್ಷ್ಮ ಸಂದರ್ಭಗಳು ಮತ್ತು ನಮ್ಮ ಅರಿವಿಗೆ ಬರೆದೇ ಇರತಕ್ಕಂಥ ದರ್ಶನಶಾಸ್ತ್ರದ ಎಷ್ಟೋ ಪ್ರಮೇಯಗಳು ನ್ಯಾಯಶಾಸ್ತ್ರ ಅದೆಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಬೆಳೆದಿದೆ ಪ್ರಯೋಜನ ಅದು ಏನು ಅದು ಬೇರೆ ಸಂಗತಿ ಆದರೆ ಅಷ್ಟು ಸೂಕ್ಷ್ಮತೆಗಳಲ್ಲಿ ಹೋಗುವ ಕೆಲಸ ಇತ್ತು ಮತ್ತು ಗಣಿತದಲ್ಲಂತೂ ಅಪಾರವಾದ ಕಾರ್ಯ ನಡೆಯಿತು ಹೀಗೆ ಭೌತಿಕವಾದ ಕೆಲಸಗಳು ಕೂಡ ಬೌದ್ಧಿಕವಾದ ಕೆಲಸಗಳು ಬೇಕಾದಷ್ಟಾಗಿದ್ದರಿಂದ ತುಂಬ ಇತ್ತು ಕೆಲಸ ಮಿಕ್ಕ ಜಗತ್ತಿನ ಬಗ್ಗೆ ಲೆಕ್ಕ ಇಡಬೇಕಾಗಿರಲಿಲ್ಲ ಒಂದು ಮಟ್ಟದ ಹಾಗೆ ಸಮೃದ್ಧಿ ಇದ್ದಾಗಲೇ ನಡೆಯೋದು ಇವತ್ತು ಅತ್ಯುತ್ತಮವಾದ ಸಂಶೋಧನೆ ಅತ್ಯುತ್ತಮವಾದಂಥ ಎಷ್ಟೋ ಕಾರ್ಯಗಳು ಅಮೆರಿಕಾಯಿಂದ ನಡೆದು ಬರ್ತಾ ಇರೋದಕ್ಕೂ ಅದೇ ಕಾರಣ ಅದು ಮಿಕ್ಕ ಜಗತ್ತಿನಿಂದ ದೂರ ಆಗೋಕ್ಕೆ ಈ ಕಡೆ ಅಟ್ಲಾಂಟಿಕ್ ಆ ಕಡೆಗೆ ಪೆಸಿಫಿಕ್ ಮಹಾಸಾಗರಗಳಿವೆ ಮತ್ತು ಅದಕ್ಕೆ ಇರುವ ಉತ್ತರದ ಭೂಭಾಗ ಕೆನಡಾ ಅರ್ಧ ಕೆನಡಾ ಹಿಮದಲ್ಲಿಯೇ ಮುಚ್ಚೋಗಿದೆ ಮತ್ತು ಅವರಿಗೆ ಎನ್ನಡ ಅಂತಂದರೆ ಏನು ಅಂತ ಪ್ರಶ್ನೆ ಎತ್ತಕ್ಕೂ ಆಗದೆ ಅಷ್ಟು ಪಾಪ ನಿರ್ವೀರ್ಯತೆ ಆ ದೇಶಕ್ಕೆ ಹೆಸರಿಗೆ ದೊಡ್ಡ ದೇಶ ಅಷ್ಟೇ ಇನ್ನೇನೂ ಅಲ್ಲ ಇನ್ನು ಆ ಕಡೆಗೆ ನೋಡಿದ್ರೆ land that is no man's land ಅಂತ ಅನ್ಬೇಕು ಬರೀ ಹೆಪ್ಪುಗಟ್ಕೊಂಡು ಘನೀಭೂತವಾಗಿದೆ ಇನ್ನು ಈ ಕಡೆಗೆ ಬಂದರೆ ಬಟ್ಟ ಬಡತನದ ಮೆಕ್ಸಿಕೋ ಅದಕ್ಕೆ ಗೋಡೆನೆ ಹಾಕ್ಕೊಂಡು ಬಿಡಬೇಕು ಅಂತಿದ್ದಾರೆ ಅದರಿಂದ ಕೆಳಕ್ಕೆ ಹೋದಾಗ ಅತ್ಯಂತ ಸಣ್ಣದಾದ ಸೆಂಟ್ರಲ್ ಅಮೇರಿಕಾ ಒಂದು ಸಣ್ಣ ನ್ಯಾರೋ ಪ್ಯಾಸೇಜ್ ಒಂದು ಗಲ್ಲಿ ತರಹ ಇದೆ ಅಲ್ಲಿಂದ ಕೆಳಗೆ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸು ಹೀಗಾಗಿ ಅಮೆರಿಕಕ್ಕೆ ಯಾವುದೇ ನೈಸರ್ಗಿಕವಾದ ತೊಂದರೆ ಬರದಂತೆ ಎಲ್ಲ ಕಟ್ಟುಗಳು ಅಚ್ಚುಕಟ್ಟಾಗಿವೆ ಐಸೋಲೇಟೆಡ್ ಆಗಿದೆ ಸಂಪನ್ಮೂಲಗಳಿವೆ ಜಗತ್ತಿನ ಎಲ್ಲ ಮೇಧಾವಿಗಳು ಅಲ್ಲಿ ಹೋಗಿ ತಮ್ಮ ತಮ್ಮ ಕೃಷಿಯನ್ನು ಮಾಡ್ತಾರೆ ಅದಕ್ಕೆ ಒಂದು ವಾತಾವರಣ ಇದೆ ಅಂದರೆ ಆ ಬಗೆಯದಾದದ್ದೇ ಭಾರತಕ್ಕೂ ಇದ್ದದ್ದು ಸಂಸ್ಕೃತ ಸಾಹಿತ್ಯಕ್ಕೂ ಹಾಗೆ ಇದ್ದದ್ದು ಆದರೆ ಯಾವಾಗ ಸಂಪರ್ಕಗಳು ಹೆಚ್ಚಾಯಿತು ಮತ್ತು ಒಂದು ಹತ್ತತ್ರ ಒಂದು ಸಾವಿರ ವರ್ಷ ಈ ಕಾಲಮಾನದಲ್ಲಿ ಬ್ರಿಟಿಷರು ಬರುವ ಹೊತ್ತಿಗೆ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಮುಸ್ಲಿಂ ದೌರ್ಜನ್ಯದ ಯುಗ ಇತ್ತಲ್ಲ ಅದು ನಮ್ಮ ಜನರನ್ನು ಸಾಕಷ್ಟು ಕುಗ್ಗಿಸಿತ್ತು ಅವರಿಗೆ ತೀವ್ರವಾದ ಪ್ರತಿರೋಧ ಒಡ್ಡಿದ್ದು ಸನಾತನ ಧರ್ಮೀಯರೇ nowhere on earth Islam faced such a fierce oppo opposition ಅಷ್ಟು ತೀವ್ರವಾದ ಪ್ರತಿರೋಧ ಮತ್ತೆಲ್ಲೂ ಬರಲಿಲ್ಲ ನಮ್ಮಲ್ಲಿಯೇ ಬಂದದ್ದು ಮಿಕ್ಕ ಕಡೆ ದೇಶ ದೇಶಗಳು ಖಂಡ ಖಂಡಗಳು ಬೆಳಗಾಗೋದ್ರೊಳಗಾಗಿ ಸುನ್ನತ್ ಮಾಡಿಕೊಂಡು ಮುಸ್ಲಿಮರಾಗಿದ್ದರು ಅಲ್ಲಿ ಹಳೆಯ ಸಂಸ್ಕೃತಿಗಳು ನಾಮಾವಶೇಷವಾಗೋಗ್ಬಿಟ್ಟಿದ್ವು ಅದರ ಹೆಸರು ಹೇಳೋಕ್ಕೆ ಅದರ ಮೂಲ ಗ್ರಂಥಗಳನ್ನು ಓದೋಕ್ಕೆ ಯಾರೂ ಇರಲಿಲ್ಲ ಆ ಗ್ರಂಥಗಳು ಉಳಿಲಿಲ್ಲ ಸುಟ್ಟು ಬೂದಿ ಮಾಡಿದ್ರು ಆ ಥರ ನಡೀತಾ ಇತ್ತು ಹೀಗೆ ಇಸ್ಲಾಮಿನ ಪ್ರಭಾವ ಜಗತ್ತನ್ನೆಲ್ಲ ತ್ರಾಸಗೊಳಿಸ್ತಾ ಇದ್ದಾಗ ನಮ್ಮ ಜನಕ್ಕೆ ಒಂದು ಸ್ವಲ್ಪವಾದರೂ ಬಾಧೆ ಆಗದೆ ಇರುತ್ತೆ ಆ ತೀವ್ರತೆಯಲ್ಲಿ ಹಾಗಾಗಿ ಮಿಕ್ಕೆಲ್ಲ ರೋಗ ಬಂದು ಸತ್ತೇ ಹೋಗ್ಬಿಟ್ರೆ ನಮ್ಮಲ್ಲಿ ನೆಗಡಿ ಕೆಮ್ಮು ಜ್ವರ ಬಂದು ಒದ್ದಾಡಿದ್ದು ಅಂತ ಅನ್ಬೇಕು ಆ ಥರ ನೆಗಡಿ ಕೆಮ್ಮು ಒದ್ದಾಟದ ಅವಧಿನೇ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಕಾಲ ಹಾಗಾಗಿ ಆ ಸೋಪಜ್ಞತೆ ಸ್ವಂತಿಕೆ ಸಾರವಂತಿಕೆ ಹೊಸತನ್ನು ರಚನಾತ್ಮಕವಾಗಿ ರೂಪಿಸ್ತಕ್ಕಂಥದ್ದು ಕಡಿಮೆ ಆಗಿತ್ತು ಆ ಹೊತ್ತಿಗೆ ದೇಶಭಾಷೆಗಳು ಚೆನ್ನಾಗಿ ಬೆಳಕೊಂಡು ಬಂದಿದ್ದು ದೇಶಭಾಷೆಗಳಲ್ಲಿ ಒಂದು ಅನುಕೂಲತೆ ಏನಿತ್ತು ಜನಸಾಮಾನ್ಯರ ಮಾತಿನಲ್ಲಿ ಅದಿತ್ತು ಇವತ್ತು ಪಂಪನದೋ ರನ್ನನದೋ ಭಾಷೆ ಜನಸಾಮಾನ್ಯರಿಗಿರಲಿ ವಿದ್ವಾಂಸರಿಗೆ ಗೊತ್ತಾಗೋಲ್ಲ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಒಂದು ಪಂಪನ ವೃತ್ತ ಓದ್ಬಿಟ್ರೆ ಸಾಕು ನಾನು ನಾಲಿಗೆ ಕತ್ತರಿಸ್ಕೋತೀನಿ ಆ ಮಟ್ಟ ಸ್ಥಿತಿ ಬಂದುಬಿಟ್ಟಿದೆ ಆದರೆ ಆಗ ಒಂದು ಮಟ್ಟಕ್ಕೆ ಇವನ್ನೆಲ್ಲ ಆಲಿಸಿ ಕೇಳಿ ತಿಳ್ಕೊಳ್ಳುವಂಥ ಜನರು ಇದ್ದರು ಮತ್ತು ಒಂದು ಭಾಷೆ ಸರ್ವತೋಮುಖವಾಗಿ ಬೆಳೆಯಬೇಕು ಎಲ್ಲ ಕಡೆಗಳಲ್ಲೂ ನಿಲ್ಲಬೇಕು ಅಂದರೆ ಜನಮಾನಸದಲ್ಲಿ ಅದು ಉಳಿದಿರಬೇಕು ಸಂಸ್ಕೃತ ಒಂದು ಮೌಲ್ಯವಾಗಿ ಉಳಿಯಿತು ಆದರೆ ಒಂದು ನುಡಿಗಟ್ಟಾಗಿ ಉಳಿಯಲಿಲ್ಲ ಅದು ಯಾವ ಥರ ಉಳಿಯಿತು ಪ್ರಾಕೃತವಾಗಿ ಅಪಭ್ರಂಶವಾಗಿ ಆಧುನಿಕ ಭಾಷೆಗಳಾಗಿ ಉಳಿಯಿತು ಆದರೆ ಅದು ಸಂಸ್ಕೃತಕ್ಕೆ ಸಾಕಾಗೋಲ್ಲ ಅದು ಪಾಣಿನಿ ಪರಿಷ್ಕೃತವಾದ ರೀತಿಯಲ್ಲೇ ಉಳಿಯಬೇಕು ಇವತ್ತು ಹಳಗನ್ನಡ ಏನಾದರೂ ಬದುಕಿರೋ ಭಾಷೆ ಅಂದರೆ ಸಂಸ್ಕೃತವೂ ಇನ್ನೂ ಚೆನ್ನಾಗಿ ಬದುಕಿರೋ ಭಾಷೆ ಇವತ್ತು ಹಳಗನ್ನಡ ಸತ್ತ ಭಾಷೆ ಅಂದರೆ ಸಂಸ್ಕೃತ ಸಾಯ್ತಿರೋ ಭಾಷೆ ಅಂತ ಅನ್ನಬೇಕು ಯಾಕೆಂದರೆ ಪಂಪನ ಕನ್ನಡವನ್ನು ಇವತ್ತಿನ ಟಿ ವಿ ಕನ್ನಡದ ಜೊತೆಗೆ ಇವತ್ತಿನ ಪೇಪರ್ನ ಕನ್ನಡದ ಜೊತೆಗೆ ಒಟ್ಟಿಗೆ ಇಡೋದಾದರೆ ಇವತ್ತಿನ ಹಿಂದಿ ಜೊತೆ ಸಂಸ್ಕೃತವನ್ನು ಅಚ್ಚುಕಟ್ಟಾಗಿ ಇಟ್ಬಿಡ್ಬೋದು ಮರಾಠಿ ಜೊತೆಗೆ ಇಟ್ಬಿಡ್ಬೋದು ರಾಜಸ್ಥಾನಿ ಜೊತೆ ಇಟ್ಬಿಡ್ಬೋದು ಮಾರ್ವಾಡಿ ಜೊತೆಗೆ ಇಟ್ಬಿಡ್ಬೋದು ನೀವು ಮರಿಮಕ್ಕಳ ಮರಿಮಕ್ಕಳ ಮರಿಮಕ್ಕಳ ಮರಿಮಕ್ಕಳನ್ನ ತಾತಾನೇ ಹೌದು ಮುತ್ತಾತನೇ ಹೌದು ಅಂತ ಅನ್ನೋದಾದರೆ ಇದು ಸಾಧ್ಯವಾಗುತ್ತದೆ ಹಾಗಾಗಿ ನಮ್ಮ ರಂಗನಾಥ್ ಶರ್ಮರು ಪೂಜ್ಯ ಗುರುಗಳು ಹೇಳ್ತಾ ಇದ್ರು ನೀವು ಹೊಸಗನ್ನಡ ಅಂತ ಹೇಳಿಬಿಟ್ಟು ಹಳಗನ್ನಡಕ್ಕೂ ಹೊಸಗನ್ನಡಕ್ಕೂ ಆರ್ಗ್ಯಾನಿಕ್ ರಿಲೇಷನ್ಶಿಪ್ ಇದೆ ಅದಕ್ಕೆ ಅದೇ ಇದು ಅನ್ನೋದ್ರೆ ನಾನು ಹಿಂದಿನ ಹೊಸ ಸಂಸ್ಕೃತ ಅಂತ ಹೇಳ್ತೀನಿ ನಿಂತಿದ್ರು ಹೀಗಾಗಿ ಈ ಥರದ ಅವಿಚ್ಛಿನ್ನತೆಯ ದೃಷ್ಟಿ ಅಂತ ಕಂಡ್ರೆ ಸಂಸ್ಕೃತಕ್ಕೂ ಇದೆ ಆದರೆ ಅದಷ್ಟನ್ನು ಸಂಸ್ಕೃತ ಅಂತ ಅನ್ನೋಲ್ಲ ಹೇಗೆ ಹಳಗನ್ನಡ ಆಗಬೇಕು ಅಂದರೆ ಕೇಶರಾಜ ಭಟ್ಟಾಕಳಂಕ ನಾಗವರ್ಮಾದಿಗಳ ಶಬ್ದಶುದ್ಧಿ ಬೇಕು ಹಾಗೆ ಪಾಣಿನಿ ಪತಂಜಲಿ ವರರುಚಿಗಳ ಶಬ್ದಶುದ್ಧಿ ಸಂಸ್ಕೃತಕ್ಕೆ ಬೇಕು ಈ ಥರ ಆಗಿ ಆದರೆ ಹೊಸಗನ್ನಡದಲ್ಲೂ ಬರವಣಿಗೆ ಸಾಗ್ತಾ ಇದೆ ನಡೀತಾ ಇದೆ ಈ ರೀತಿ ಎಲ್ಲರ ಜನಮಾನಸದಲ್ಲಿ ಮೌಖಿಕವಾಗಿ ಒಂದು ಭಾಷೆ ನಿಂತಾಗ ಅದಕ್ಕೆ ಹೆಚ್ಚಿನ ದಾರ್ಢ್ಯ ಬರುತ್ತದೆ ಅದು ಪಾಣಿನೀಯ ಪರಿಷ್ಕಾರ ಹೊಂದಿರತಕ್ಕಂಥ ಸಂಸ್ಕೃತಕ್ಕೆ ಆಗಲಿಲ್ಲ ಅರೆ ಸಂಸ್ಕೃತದ ರೂಪಾಂತರಗಳಾದ ಪ್ರಾಕೃತ ಅಪಭ್ರಂಶ ಮೊದಲಾದವುಗಳಿಗೆ ಇದ್ದೇ ಇದೆ ಅವು ಇದ್ದೇ ಇವೆ ಈ ಹೊಸಗನ್ನಡ ಬದುಕಿರುವಂತೆ ಅವು ಬದುಕಿವೆ ಅರೆ ಹಳಗನ್ನಡ ಏನು ಸ್ಥಿತಿ ಇದೆಯೋ ಅಥವಾ ಅಚ್ಚ ತೆಲುಗು ಅಥವಾ ಯಾವುದನ್ನು ನಾವು ಗ್ರಾಂಥಿಕ ತೆಲುಗು ಅಂತ ಕರಿತೀವೋ ಅದು ಅಥವಾ ಸಂಘಂ ತಮಿಳು ಅಂತ ಯಾವುದನ್ನು ಹೇಳ್ತೀವೋ ಅದು ಆ ರೀತಿಯಾದ ಸ್ಥಿತಿ ಸಂಸ್ಕೃತದ್ದು ಅದು ಇಲ್ಲ ಹೀಗಾಗಿ ಒಂದು ಕಡೆಗೆ ದಾಸ್ಯ ದೌರ್ಜನ್ಯ ಪರರ ಆಕ್ರಮಣ ಮತ್ತು ಎಲ್ಲ ಜ್ಞಾನ ಕೇಂದ್ರಗಳು ವಿದ್ಯಾ ಕೇಂದ್ರಗಳು ಶ್ರದ್ಧಾ ಕೇಂದ್ರಗಳೆಲ್ಲ ನುಚ್ಚುನೂರಾಗುವ ಆ ದುಸ್ಥಿತಿಯಲ್ಲಿ ಸಂಸ್ಕೃತ ಉಳಿದದ್ದೇ ಹೆಚ್ಚು ಹಾಗಾಗಿ ಅದಕ್ಕೆ ಹೊಳೆದದ್ದು ಕಡಿಮೆ ದೇಶಭಾಷೆಗಳು ಅಷ್ಟು ಹೊತ್ತಿಗೆ ಜನಮಾನಸದಲ್ಲಿ ಇದ್ದವು ಈಗ ಬ್ರಿಟಿಷರ್ಸು ನಮ್ಮ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಠಕ್ಕಿನಿಂದ ಬಂದರಲ್ಲ ವಾಣಿಜ್ಯದ ನೆವದಿಂದ ಅವರೇ ತರಹ ಫ್ರೆಂಚರು ಬಂದರು ಪೋರ್ಚುಗೀಸರು ಬಂದರು ಎಲ್ಲರೂ ಬಂದರು ಅಷ್ಟು ಹೊತ್ತಿಗೆ ಕನ್ನಡದಲ್ಲಿ ನೋಡಿದ್ರೆ ಲಕ್ಷ್ಮೀಶನ ಕಾಲ ಅಂತ ಅನ್ಬೋದು ಸರ್ವಜ್ಞನ ಕಾಲ ಅಂತ ಅನ್ಬೋದು ಆಸುಪಾಸಿನ ಕಾಲ ಆಗಿತ್ತು ತೆಲುಗಿನಲ್ಲಿ ವೇಮನನ ಕಾಲ ಅಂತ ಅನ್ಬೋದು ಈ ಕಾಲದಲ್ಲಿ ಈ ಭಾಷೆಗಳು ಬೇಗ ಮಾತಾಡ್ತಾ ಇದ್ದ ಭಾಷೆಗಳಾಗಿದ್ದ ಕಾರಣ ಜನಗಳ ಮೇಲೆ ಪ್ರಭಾವ ಆಗಿ ಕ್ರಮೇಣ ಅದು ಕೂಡ ವಿರೋಧ ಭಯ ಸಂಕೋಚ ಆತಂಕ ಇವುಗಳ ಮೂಲಕವಾಗಿ ಸಾಮಾನ್ಯ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ದೇಶ ಭಾಷೆಗಳು ಪಾಶ್ಚಾತ್ಯ ಭಾಷೆಗಳ ವಿಶೇಷತ ಇಂಗ್ಲೀಷಿನ ಪ್ರಭಾವದಿಂದ ಸಾಹಿತ್ಯ ನಿರ್ಮಾಣಕ್ಕೆ ತೊಡಗಿದು ಅದಕ್ಕೆ ಮುಂಚೆಯೂ ಆಗ್ತಾ ಇತ್ತು ಮೆಕೆನ್ಸಿ ಮೊದಲಾದವರ ಬರವಣಿಗೆಯಲ್ಲಿ ನೋಡ್ತೀವಿ ಅದಕ್ಕೂ ಮುನ್ನ ಅವರುಗಳು ಕ್ರೈಸ್ತ ಮತ ಪ್ರಚಾರಕ್ಕೆ ಬಂದಿದ್ದಲ್ವ ಅಲ್ಲಿ ಬಾಸೆಲ್ ಮಿಷನ್ ಇರ್ಬೋದು ಬೇರೆ ಬೇರೆ ಮಿಷನರಿಗಳೆಲ್ಲ ಬಂದರು ಅವರು ತಮ್ಮ ಕ್ರೈಸ್ತ ಮತ ಪ್ರಚಾರ ಬೈಬಲ್ನ ಮೂಲಕ ಆಗಬೇಕು ಅದಕ್ಕಾಗಿ ಕನ್ನಡ ತೆಲುಗು ಮೊದಲಾದ ಭಾಷೆಗಳನ್ನು ಕಲಿತ್ಕೊಂಡು ಅನುವಾದ ಮಾಡೋಕ್ಕೆ ತೊಡಗಿದ್ರು ಭಗವದ್ ಬೈಬಲ್ನ ಸಂಸ್ಕೃತ ಭಾಷೆಗೂ ಬಹಳ ಹಿಂದೆ ಅನುವಾದ ಮಾಡಿದ್ದಾರೆ ಓಲ್ಡ್ ಆ್ಯಂಡ್ ನ್ಯೂ ಟೆಸ್ಟ್ಮೆಂಟ್ಸ್ ಎರಡೂ ಕೂಡ ಹಳೆ ಹೊಸ ಒಡಂಬಡಿಕೆಗಳು ಬಂದಿವೆ ಒಳ್ಳೆ ಶುದ್ಧವಾದ ಸಂಸ್ಕೃತದಲ್ಲಿ ಮಾಡಿದ್ದಾರೆ ಕ್ರಿಸ್ತ ಗೀತೆಗಳು ಎಲ್ಲ ಕೂಡ ಬಂದವು ಅವರು ಸತ್ಯವೇದ ಅಂತ ತಾನೇ ಹೇಳ್ಕೊಳ್ಳೋದು ಇನ್ನು ನಮ್ಮ ವೇದ ಸುಳ್ಳು ಅನ್ನೋದೇ ಅಲ್ಲಿರುವಂಥ ಧ್ವನಿ ಹಾಗೆ ಮತಪ್ರಚಾರಕ್ಕಾಗಿ ದೇಶಭಾಷೆಗಳ ಕೃಷಿಯನ್ನು ಅವ್ರು ಮಾಡಿಕೊಂಡ್ರು ಎಲ್ಲಿವರೆಗೆ ಅಂದರೆ ನಮ್ಮ ಎಷ್ಟೋ ಕವಿಗಳ ಪದ್ಯಗಳನ್ನು ತಿರುಚೋದಿಕ್ಕೆ ಶುರು ಮಾಡಿದ್ರು ಷಡಕ್ಷರಿಯ ಆರ್ ಆರ್ ಏರ್ ಶ್ರೀ ಆರ್ ಆರ್ ಏರ್ ಶಾಸ್ತ್ರ ಶ್ರೀರೋಹಣಗಿರಿಯನಲ್ಲಿ ಆ ಪದ್ಯವನ್ನು ಮಾರಾರಿಯ ಕೃಪೆಯಿಲ್ಲದಂಗೆ ದೊರಕುಮೆ ಧರಣಿ ತಳದೊಳ್ಳಂತ ಇದ್ದರೆ ಮಾರಾರಿಗೆ ಬದಲಾಗಿ ಯೇಸುವಿನ ತೇಜೋರೂಪ ಅಂತ ಹಾಗೆಲ್ಲ ತಿರುಚಿ ಕಿಟ್ಟಲ್ಲಂಥವರೇ ಮಾಡಿದ್ದಾರೆ ಅಂತ ಸೇಡಿಯಾಪ ಕೃಷ್ಣ ಭಟ್ರಂಥವರು ಸಾಬೀತು ಮಾಡಿ ತೋರಿಸಿದ್ದಾರೆ ಹಾಗೆಲ್ಲ ನಡೀತಾ ಬಂತು ಹೀಗೆ ಒಂದು ಭಯದ ಕುತೂಹಲದ ಆತಂಕದ ಗೌರವದ ಸಂಕೋಚದ ವಾತಾವರಣದಿಂದ ಪಾಶ್ಚಾತ್ಯ ಪ್ರಭಾವ ಆರಂಭವಾಯಿತು ಅದರ ಜೊತೆಗೆ ನಮ್ಮ ಜನಕ್ಕೂ ಸ್ವಾತಂತ್ರ್ಯ ಸ್ವಪ್ರ ಸ್ವಪ್ರಜ್ಞೆ ಮತ್ತು ಬ್ರಿಟಿಷರಿಂದ ಆಗುವ ಅನ್ಯಾಯ ಇವುಗಳೆಲ್ಲ ಗೊತ್ತಾಗ್ತಾ ಬಂತು ಜನಜಾಗರಣ ಮಾಡಬೇಕು ದೇಶಭಾಷೆಗಳಿಂದಲೇ ಮಾಡಬೇಕು ಹೀಗಾಗಿ ಇಂಗ್ಲೀಷ್ನ ಪಾಶ್ಚಾತ್ಯ ಜಗತ್ತಿನ ಪ್ರಭಾವ ಮೊದಲು ಆದದ್ದು ನಮ್ಮ ಭಾರತೀಯ ಸಾಹಿತ್ಯಕ್ಕೆ ಅನ್ವಯಿಸಿ ಹೇಳುವುದಾದರೆ ದೇಶ ಭಾಷೆಗಳಲ್ಲಿ ಮೊತ್ತ ಮೊದಲು ಬಂಗಾಳಿ ಮೇಲೆ ಆಯಿತು ಯಾಕೆಂದರೆ ಕಲ್ಕತ್ತಾನ ಕೇಂದ್ರವಾಗಿ ಹೊಂದದ್ದು ಹೊಂದಿದ್ದು ಆಗ ಅದಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಅಂಥ ದೊಡ್ಡ ದೊಡ್ಡ ಕೇಂದ್ರಗಳಾಗಿ ಯಾವುದನ್ನು ಸುಲಭವಾಗಿ ಹೇಳೋಕ್ಕಾಗ್ತಾ ಇರಲಿಲ್ಲ ಒಂದೊಂದು ಪ್ರಭುತ್ವ ಕಾಲದಲ್ಲಿ ಒಂದೊಂದು ಆಗ್ತಾ ಇತ್ತು ಮರಾಠರೆಲ್ಲ ಪ್ರಬಲರಾಗಿದ್ದಾಗ ಪುಣೆ ಆಗಿತ್ತು ಅದಕ್ಕೆ ಮುಂಚೆ ಮೊಘಲರ ಪ್ರಭಾವ ಇದ್ದಾಗ ದೆಹಲಿ ಆಗ್ರ ಆಗಿತ್ತು ಒಂದೊಂದು ಕಾಲದಲ್ಲೂ ರಾಜಕೀಯ ಕೇತರ ಎಲ್ಲಿರುತ್ತೋ ಅಲ್ಲೇ ಪ್ರಭಾವ ಬರುತ್ತದಲ್ಲ ಹಾಗೆ ಯಾವಾಗ ವಿಕ್ಟೋರಿಯಾ ತನ್ನ ಪ್ರಸಿದ್ಧ ಪತ್ರಿಕೆಯನ್ನು ಹೊರಣಿಸಿ ಈ ಒಂದು ಸಿಪಾಯಿ ದಂಗೆ ಅಂತ ಹೇಳುವ ಸ್ವಾತಂತ್ರ್ಯ ಪ್ರಥಮ ಸಂಗ್ರಾಮದ ಬಳಿಕ ನೇರವಾಗಿ ಅವಳ ಹತೋಟಿಗೆ ಬಂತಲ್ಲ ಹಾಗೆ ಬಂದ ಮೇಲೆ ನಾವು ನೋಡ್ತೀವಿ ನಾಲ್ಕು ವಿಭಾಗಗಳಾದವು Madras province Bombay province Delhi province and Calcutta province ಅಂತಾಗಿ ಕಲ್ಕತ್ತಾ ಪ್ರಾವಿನ್ಸ್ ಅದು ಬಹಳ ಮುಖ್ಯವಾದದ್ದಾಗಿ ಆಮೇಲೆ ವೈಸ್ರಾಯಗಳ ಕಾಲಕ್ಕೆ ಬಂದಾಗ ದೆಹಲಿಗೆ ವರ್ಗಾವಣೆ ಆಯಿತು ಅದಕ್ಕೆ ಮುಂಚೆ ಕಲ್ಕತ್ತಾದಲ್ಲೇ ಇದ್ದಿದ್ದು ಆಗ ವೈಸ್ರಾಯ್ಗಳಿಗೆ ಮುಂಚೆ ಗವರ್ನರ್ ಜನರಲ್ ಅಂತಿದ್ರು ಈ ನಾಲ್ಕು ಪ್ರಾಂತಗಳಿಗೆ ಗವರ್ನರ್ಗಳಿದ್ದರೆ ಕಲ್ಕತ್ತಾಗಿದ್ದವನು ಗವರ್ನರ್ ಜನರಲ್ ಅಂತ ಕರಿತಾಯಿದ್ರು ಆ ಗವರ್ನರ್ ಜನರಲ್ನ ಕೇಂದ್ರ ಅದಾಗಿದ್ದರಿಂದ ಸಹಜವಾಗಿ ಅಲ್ಲಿ ಪ್ರಭಾವ ಹೆಚ್ಚಾಯಿತು ಬಂಗಾಳಿಗಳು ಮೊದಲು ಕಂಡುಕೊಂಡದ್ದು ನಾವು ನೋಡಿದಂತೆ ಮೊತ್ತ ಮೊದಲ ಭಾರತೀಯ ಭಾಷೆಯ ಕಾದಂಬರಿ ಅಂತಂದರೆ ಪಾಶ್ಚಾತ್ಯ ಪ್ರಭಾವದ ಪ್ರಮುಖ ಲಕ್ಷಣವಾಗಿ ಬಂದದ್ದು ಮಹಾ ಲೇಖಕರಾದ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರ ದುರ್ಗೇಶ ನಂದಿನಿ ಅದಕ್ಕೆ ಮುನ್ನ ಅವರು ಇಂಗ್ಲೀಷ್ನಲ್ಲಿ ಕೃಷ್ಣಕಾಂತ ಸ್ವಿಲ್ ಅಂತ ಕೃಷ್ಣಕಾಂತನ ಉಯಿಲು ಅಂತ ಒಂದು ಕಾದಂಬರಿ ಬರೆದಿದ್ರು ಆಮೇಲೆ ಬರೆದದ್ದು ದುರ್ಗೇಶ ನಂದಿನಿ ಅದಾದಮೇಲೆ ಮಠ ಚೌದರಾಣಿ ಈ ಥರ ಬೇರೆ ಬೇರೆ ನಾವೆಲ್ಸ್ ಕಾದಂಬರಿಗಳನ್ನು ಬರೆದರು ಹಾಗೆ ಅಲ್ಲಿಂದ ಆರಂಭವಾಯಿತು ಮತ್ತು ಕವಿತೆಯನ್ನು ಕೂಡ ತೊಡಗಿಸಿಕೊಂಡ್ರು ಈ ಎಲ್ಲ ಸಂಶೋಧನೆಗಳನ್ನು ಪ್ರತಿಯೊಂದು ದೇಶ ಭಾಷೆಗಳವರು ಮಾಡಿದ್ದಾರೆ ಕನ್ನಡದಲ್ಲಿ ರಾಯ್ ದಾರ್ ಧಾರವಾಡ್ಕರ್ ಅವರು ಮಾಡಿದ್ದಾರೆ ಮತ್ತು ಡಾಕ್ಟರ್ ಶ್ರೀನಿವಾಸ್ ಹಾವನೂರ ಅವರು ಮಾಡಿದ್ದಾರೆ ಹೊಸಗನ್ನಡದ ಅರುಣೋದಯ ಅಂತ ಆಮೇಲೆ ಡಾಕ್ಟರ್ ಎಸ್ ಅನಂತ ನಾರಾಯಣ ಅವರು ಬಹಳ ಸೊಗಸಾಗಿ ಹೊಸಗನ್ನಡ ಕಾವ್ಯದ ಮೇಲೆ ಇಂಗ್ಲೀಷ್ ಕವಿತೆಯ ಪ್ರಭಾವ ಅಂತ ಅದ್ಭುತವಾದ ಸಂಶೋಧನಾ ಗ್ರಂಥ ಬರೆದಿದ್ದಾರೆ ಈ ಥರ ಇನ್ನೂ ಹಲವು ಬರವಣಿಗೆಗಳನ್ನು ನಾವು ನೋಡಬಹುದು ಅಲ್ಲಿ ಗೊತ್ತಾಗ್ತಾ ಬರ್ತದೆ ಒಂದು ಹೋಲಿಕೆಗಾಗಿ ಕನ್ನಡವನ್ನು ಕುರಿತು ಹೇಳುವುದಾದರೆ ಹಟ್ಟಿ ಅಂಗಡಿ ನಾರಾಯಣರಾಯರು ರಾಯರು ಅಂತ ದಕ್ಷಿಣ ಕನ್ನಡದವರು ಒಬ್ಬರಿದ್ದರು ಅವರು ಇಂಗ್ಲೀಷ್ನ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು ಆಮೇಲೆ ಗೋವಿಂದ ಪೈಗಳು ಅವರ ಗುರುಗಳಾಗಿದ್ದ ಪಂಜೆಯವರು ಇತ್ತ ಕಡೆ ಬಿ ಎಂ ಶ್ರೀಕಂಠಯ್ಯನವರು ಹೀಗೆ ಅಲ್ಲಿಂದ ಅನುವಾದ ಪರಂಪರೆ ಬಂತು ಇಂಗ್ಲೀಷ್ನ ಕವಿತೆಗಳನ್ನು ಅನುವಾದ ಮಾಡೋದು ಅವರೆಲ್ಲ ಮುಖ್ಯವಾಗಿ ಇಂಗ್ಲೀಷ್ ರೊಮ್ಯಾಂಟಿಕ್ ಪೊಯಿಟ್ರಿಯಿಂದ ಪ್ರಭಾವಿತರಾಗಿದ್ದು ಗದ್ಯಕ್ಕಿಂತ ಮೊದಲು ಪದ್ಯದ ಕಡೆಗೆ ಸ್ಫೂರ್ತಿ ಬರುತ್ತದೆ ಆಮೇಲೆ ಗದ್ಯದ ಬರವಣಿಗೆಯು ನಡೀತಾ ಬರ್ತದೆ ಹೀಗೆ ಬಂದದ್ದು ಸಂಸ್ಕೃತ ಆಮೇಲೆ ಇವುಗಳೆಲ್ಲ ಹೀಗೆ ಪ್ರಭಾವಿತವಾದ ಮೇಲೆ ತಾನೂ ಕೂಡ ಆ ಪ್ರಭಾವವನ್ನು ಹೊಂದಿದ್ದಾಯಿತು ಅಂತ ನೋಡ್ಕೋಬೋದು ಗೊತ್ತಾಗುತ್ತದೆ ಅದು ಎಲ್ಲಿಂದ ಬಂದದ್ದು ತಮಿಳುನಾಡಲ್ಲಿ ಈ ಹೊಸ ಪ್ರಭಾವ ದಕ್ಷಿಣ ಭಾರತದ ಮಟ್ಟಿಗೆ ಕಾಣಿಸ್ಕೊಳ್ತು ಮೊದಮೊದಲಿನ ಲೇಖಕರು ಅಂತ ಹೇಳಬೇಕು ಅಂತಂದರೆ ನಾವು ನೋಡಿದ್ರೆ ಅಲ್ಲಿ ಲಕ್ಷ್ಮಣ ಸೂರಿ ಅಂತ ಅವರು ನಮ್ಮ ಪ್ರಸಿದ್ಧ ವಾಗ್ಗೇಯಕಾರರಂಥ ಮುತ್ತುಸ್ವಾಮಿ ದೀಕ್ಷಿತರು ಅಂತ ಮುತ್ತೈ ಭಾಗವತರಂತ ಯಾರಿದ್ದಾರೆ ಮುತ್ತೈ ಭಾಗವತರ ಸೋದರ ಮಾವ ಅವರು ಮಹಾಮಹೋಪಾಧ್ಯಾಯ ಲಕ್ಷ್ಮಣ ಸೂರಿ ಅಂತ ಅವರ ಪ್ರಸಿದ್ಧವಾದ ಕಾವ್ಯನಾಮ ಆಗಿತ್ತು ಲಕ್ಷ್ಮಣ ಶಾಸ್ತ್ರಿ ಅಂತ ಅವರ ನಿಜವಾದ ನಾಮಧೇಯ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತೀರ್ಕೊಂಡಿದ್ದು ಅವರು ಪಚ್ಚಿಯಪ್ಪ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದರು ಅವರು ಪ್ರಾಚೀನ ಸಂಸ್ಕೃತ ಕಾವ್ಯ ಪದ್ಧತಿಯಲ್ಲೇ ಬರೆದಿದ್ದಾರೆ ಒಳ್ಳೆಯ ಎರಡು ಗದ್ಯ ಉದಾಹರಣೆಗಳಿವೆ ಭೀಷ್ಮ ವಿಜಯ ಅಂತ ಒಂದು ಮತ್ತು ಸಂಗ್ರಹ ಭಾರತ ಅಂತ ಅಥವಾ ಭಾರತ ಸಂಗ್ರಹ ಅಂತಕ್ಕಂಥದ್ದು ಒಂದು ಇವೆರಡು ಅವರ ಪ್ರಸಿದ್ಧವಾದ ಗದ್ಯ ಕೃತಿಗಳು ಅದಲ್ಲದೆ ಉಪನಿಷತ್ತುಗಳನ್ನೆಲ್ಲ ಆರ್ಯ ಛಂದಸ್ಸಿನ ಕಾರಿಕೆಗಳಾಗಿ ಸಂಗ್ರಹಿಸಿ ಅದೊಂದು ಶಾಸ್ತ್ರಗ್ರಂಥ ಮಾಡಿದ್ರು ಶಂಕರ್ ಭಗವತ್ಪಾದರ ಬದುಕಿನ ಬಗ್ಗೆ ಕೂಡ ಭಗವತ್ಪಾದಾಭ್ಯುದಯಂ ಅಂತ ಒಂದು ಕಾವ್ಯ ಬರೆದರು ಆಮೇಲೆ ಕೃಷ್ಣಲೀಲಾಮೃತಂ ಅಂತ ಒಂದು ಮಹಾಕಾವ್ಯ ಬರೆದರು ಅದಲ್ಲದೆ ಮೇಘದೂತದ ಜಾಡಿನಲ್ಲಿ ವಿಪ್ರ ಸಂದೇಶ ಮಾನಸ ಸಂದೇಶ ಅಂತ ಒಂದು ಖಂಡ ಖಂಡಕಾವ್ಯದ ಪರಂಪರೆ ಬಂತಲ್ಲ ದೂತಕಾವ್ಯ ಪರಂಪರೆ ಆ ಜಾಡಿಗೆ ಸೇರುವಂಥದ್ದನ್ನು ಬರೆದನು ಹೀಗೆಲ್ಲ ಪ್ರಾಚೀನವಾದ ಶೈಲಿಯಲ್ಲಿ ಬರೆದವರು ಪ್ರಾಚೀನ ಶೈಲಿಯಲ್ಲಿ ಆಧುನಿಕವಾದ ವಸ್ತುವನ್ನು ಇಟ್ಟುಕೊಂಡಿದ್ದು ದಿಲ್ಲಿ ಸಾಮ್ರಾಜ್ಯ ಅಂತ ದಿಲ್ಲಿ ಸಾಮ್ರಾಜ್ಯ ಅನ್ನುವುದು ದೆಹಲಿಗೆ ಬಂದಂತಹ ಜಾರ್ಜ್ ಫಿಫ್ತ್ ಅಂತ ಯಾವನು ಐದನೇ ಜಾರ್ಜ್ ಇದ್ದಾನೆ ಪಂಚಮ ಜಾರ್ಜ್ ಅಂತ ಕರೀತಾರಲ್ಲ ಅವನು ದೆಹಲಿಗೆ ಬಂದ ವಸ್ತುವನ್ನು ಇಟ್ಟುಕೊಂಡು ಅವರು ಒಂದು ರೂಪಕವನ್ನು ಬರೆದರು ಅಂತ ನಮಗೆ ಗೊತ್ತಾಗುತ್ತದೆ ಅದು ಆ ಕಾಲದಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆಯಿತು ಹೆಚ್ಚು ಕಡಿಮೆ ಅದೇ ಆಸುಪಾಸಿನಲ್ಲಿ ಇದ್ದವರು ಮತ್ತೊಬ್ಬ ಕವಿ ಗೋಪಾಲ ಇಂಗಾರ್ ಅಂತಕ್ಕಂಥವ್ರು ಅವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಯದುವೃದ್ಧ ಸೌಹಾರ್ದ ಅಂತ ಒಂದು ನಾಟಕ ಬರೆದರು ಒಂದು ಒಂದು ಕಾವ್ಯ ಬರೆದರು ಯದುವೃದ್ಧ ಸೌಹಾರ್ದ ಅಂದರೆ ಅದು ಎಡ್ವರ್ಡ್ನ ಸೌಹಾರ್ದ ಅಂತ ಎಡ್ವರ್ಡ್ ದಿ ಏಯ್ತ್ ಅಂತ ಬ್ರಿಟಿಷ್ ರಾಜಕುಮಾರ ಆತ ತಾನು ತಾನು ಇಷ್ಟಪಟ್ಟ ಮಹಿಳೆಯನ್ನು ಮದುವೆ ಆಗೋದಕ್ಕೆ ಅಡ್ಡಿಯಾಗಿದೆ ಆಕೆಯ ಚಾರಿತ್ರ ಅಷ್ಟು ಸರಿಯಿಲ್ಲ ಬ್ರಿಟನ್ನಿನ ರಾಣಿ ಆಗೋದಕ್ಕೆ ಯೋಗ್ಯಗಳಲ್ಲ ಅಂತಂದಾಗ ನಾನು ಸಿಂಹಾಸನವಾದರೂ ಬಿಡ್ತೀನಿ ಆಕೆಯನ್ನು ಬಿಡೋದಿಲ್ಲ ಅಂತ ಆಕೆಯನ್ನೇ ಉಳಿಸಿಕೊಂಡಿದ್ದು ಅಂತ ಗೊತ್ತಾಗುತ್ತದೆ ಆ ಒಂದು ಘಟನೆಯನ್ನು ಆ ಪೀಠತ್ಯಾಗ ಪ್ರಣಯಕ್ಕಾಗಿ ನಡೆದದ್ದೇನಿದೆ ಅದನ್ನು ಕುರಿತು ಅವರು ಯದಿವೃದ್ಧ ಅಂತ ಎಡ್ವರ್ಡ್ನ ಯದಿವೃದ್ಧ ಅಂತ ಈ ರೀತಿಯಾದ ನಾಮಾಂತರಗಳು ರೂಪಾಂತರಗಳೆಲ್ಲ ನಮ್ಮಲ್ಲಿ ತುಂಬ ಕಾಣುತ್ತದೆ ಪ್ರತಿಯೊಂದು ಭಾಷೆಯಲ್ಲೂ ಇದೆ ಕನ್ನಡದಲ್ಲಿ ಶೇಕ್ಸ್ಪಿಯರ್ನ ಶಿಕ್ಷಾಪ್ರಿಯ ಅಂತ ಮಾಡಿದ್ದು ಉಂಟು ತಮಿಳುನಾಡವರು ಶೇಷಪ್ಪಯ್ಯರ್ ಅಂತ ಮಾಡಿಕೊಂಡ್ರು ಅಂತ ಕೆಲವರು ವಿನೋದ ಮಾಡ್ತಾಯಿದ್ರು ಈ ಥರ ಪ್ರತಿಯೊಂದು ಉಂಟು ಶೇಕ್ಸ್ಪಿಯರ್ನ ಮಿಡ್ಸಮರ್ ನೈಟ್ಸ್ ಡ್ರೀಮ್ನ ಕನ್ನಡದಲ್ಲಿ ವಸಂತಯಾಮಿನಿ ಸ್ವಪ್ನ ಚಮತ್ಕಾರ ಅಂತ ಮಾಡಿದ್ದಾನೆ ಮತ್ತು ಮರ್ಚೆಂಟ್ ಆಫ್ ವೆನಿಸನ್ನು ವೇಣುಪುರಿಯ ವರ್ತಕ ಅಂತ ಮಾಡಿರತಕ್ಕಂಥದ್ದು ಆಮೇಲೆ ಹೇಮಚಂದ್ರ ವಿಲಾಸ ಅಂತ ಹೇಳ್ಬಿಟ್ಟು ಕಿಂಗ್ ಲಿಯರ್ ಅಂತ ಮಾಡಿದ್ದು ಆಮೇಲೆ ಪ್ರತಾಪ ರುದ್ರದೇವ ಅಂತ ಹೇಳ್ಬಿಟ್ಟು ಮ್ಯಾಕ್ಬತ್ತನ್ನು ಮಾಡಿದ್ದು ಡಿ ವಿ ಜಿಯವರು ಬರೆದಿದ್ದಾರೆ ಬಹಳ ವಿನೋದವಾಗಿದೆ ನಮ್ಮಲ್ಲೂ ರೂಪಾಂತರನ್ನು ಮ್ಯಾಕ್ಬತ್ತನ್ನು ಮಹಾಪ್ರೇತ ಅಂತ ಲೇಡಿ ಮ್ಯಾಕ್ಬತ್ತನ್ನು ಮೋಹಪಾತ್ರೆ ಅಂತ ಹೀಗೆಲ್ಲ ನಾಮಸಾಮ್ಯದಿಂದ ಇಟ್ಟುಕೊಂಡು ಮಾಡಬಹುದು ಅಂತ ಹೀಗೆ ಎಷ್ಟೋ ಕೆಲಸಗಳು ನಡೆದಿವೆ ಸಂಸ್ಕೃತದಲ್ಲೂ ಆ ರೀತಿಯಾದದ್ದೆಲ್ಲ ಬೇಕಾದಂತ ನಡೆದಿವೆ ಒಬ್ಬರು ಮದ್ರಾಸ್ನಿಂದಲೇ ಅಚ್ಚಾದಂಥ ಒಂದು ಶೇಕ್ಸ್ಪಿಯರ್ನ ಕಥಾ ಸಂಗ್ರಹ ಯಾವುದು ಚಾರ್ಲ್ಸ್ ಲ್ಯಾಮ್ ಮತ್ತು ಆತನ ಸಹೋದರಿ ಸೇರಿ ಮಾಡಿದ್ದು ಸ್ಟೋರೀಸ್ ಫ್ರಮ್ ಶೇಕ್ಸ್ಪಿಯರ್ ಅನ್ನುವ ಪುಸ್ತಕ ಅದರ ಆಧಾರದ ಮೇಲೆ ಶೇಕ್ಸ್ಪಿಯರ್ನ ನಾಟಕ ಕಥೆಗಳನ್ನೆಲ್ಲ ಸಂಸ್ಕೃತಕ್ಕೆ ಬರವಣಿಗೆ ಮಾಡಿದ್ದಾರೆ ಅಲ್ಲಿ ಇದೇ ಥರದ್ದೇ ರೂಪಾಂತರಗಳನ್ನು ನೋಡ್ತೀವಿ ಗಂಜಾಲೋ ಅಂದರೆ ಗುಣಜಾಲ ಮಿರಾಂಡ ಅಂದರೆ ಮರಂದ ಪ್ರಾಸ್ಪರೋ ಅಂದರೆ ಪಸ್ಫುರ ಈ ರೀತಿಯಾಗಿ ಟೆಂಪೆಸ್ಟ್ ರೂಪಕವನ್ನು ಅವರು ಸಂಗ್ರಹ ಮಾಡಿಕೊಡುವಲ್ಲಿ ಹೆಸರುಗಳನ್ನೆಲ್ಲ ಬದಲಾಯಿಸಿರುವಂಥದ್ದು ನಮ್ಮ ಭಾರತದಲ್ಲಿ ಹೇಗೂ ಮಾಡ್ಬೋದು ಇದು ಎಲ್ಲಿವರೆಗೆ ಬಂತು ಅಂದರೆ ಡಾಕ್ಟರ್ ಅನ್ನೋದನ್ನು ದ್ರಾಕ್ತರ ಅಂತ ಅನುವಾದ ಮಾಡಿದ್ರು ಅರ್ಥನೂ ಇದೆ ಅದಕ್ಕೊಂದು ಸ್ವಾರಸ್ಯ ದ್ರಾಕ್ ಸ್ವಲ್ಪ ಮಾತ್ರದಲ್ಲಿಯೇ ತಾರಯತಿ ನಮ್ಮ ದಾಟಿಸ್ತಾನೆ ಡಾಕ್ಟ್ರ್ ಎಲ್ಲಿಗೆ ಸ್ವರ್ಗಕ್ಕೋ ನರಕಕ್ಕೋ ವೈತರಣಿ ದಾಟಿಸೋದೋ ಏನೋ ಒಟ್ಟು ದ್ರಾಕ್ ಅಂತ ಈಗ ವಕೀಲ್ ಅಂತ ಬಂತಲ್ಲ ಅದನ್ನು ತಮಿಳಿನಲ್ಲಿ ಎಲ್ಲ ಕಡೆಯಲ್ಲೂ ಬಳಕೆ ಇದೆ ಪದ ಅದು ಪ್ರಾಯಶಃ ಪರ್ಷಿಯನ್ ಮೂಲದ್ದಾಗಿರಬೇಕು ಅದನ್ನು ವಾಕೀಲಹ ಅಂತ ವಾಗೇವ ಕೀಲಹ ಯಸ್ಯ ಮಾತೇ ಯಾರ ಪಾಲಿಗೆ ಬೆಂಕಿನೋ ವಾಗೇವ ಕೀಲಹ ಲಾಕ್ ಯಾರ ಪಾಲಿಗೆ ಮಾತು ಒಂದು ಬೀಗ ಬೀಗವಾಗಿ ಪ್ರಯೋಜನಕ್ಕೆ ಬರುತ್ತೋ ಅಂಥದ್ದು ಅಂತ ಹೇಳ್ಬಿಟ್ಟಿದ್ದೇನೆ ಹೀಗೆ ಪ್ರತಿಯೊಂದನ್ನು ಆ ರೀತಿಯಲ್ಲಿ ಮಾಡಿಕೊಂಡು ಸಂಸ್ಕೃತದ ಬರವಣಿಗೆಯನ್ನು ಮಾಡ್ತಾ ಬಂದದ್ದು ಉಂಟು ಈ ರೀತಿಯಾಗಿ ಕಾಣುತ್ತೆ ದೇಶಭಾಷೆಗಳಲ್ಲಿ ಹೇಗೆ ಆ ಪಾಶ್ಚಾತ್ಯ ಸಾಹಿತ್ಯವನ್ನು ಕಂಡು ಅದರ ರೂಪಾಂತರ ಅದರ ಅನುಕರಣೆ ಆ ರೀತಿಯಾದದ್ದು ನಾವು ಸಂಸ್ಕೃತದಲ್ಲಿ ಕೂಡ ನೋಡ್ತೀವಿ ನಮ್ಮ ವರದಾಚಾರ ಕಂಪನಿನಲ್ಲಿ ರೋಮಿಯೋ ಅಂಡ್ ಜೂಲಿಯಟ್ನ ರಾಮವರ್ಮ ಲೀಲಾವತಿ ಅಂತ ಮಾಡಿಕೊಂಡಿದ್ದಾರೆ ರೋಮಿಯೋ ಜೂಲಿಯಟ್ಟು ಟ್ರ್ಯಾಜಡಿ ದುರಂತವಾಗಿ ಮುಗಿಯುತ್ತದೆ ಇಲ್ಲಿ ಹಾಗೆ ಮಾಡಿದ್ರೆ ನಮ್ಮ ರಂಗ ಸಂಪ್ರದಾಯಕ್ಕೆ ಸರಿಯಾದದ್ದಲ್ಲ ಮಂಗಳಾಂತವಾಗಿ ಆಗಬೇಕು ಅದಕ್ಕೆ ರೋಮಿಯೋ ಜೂಲಿಯಟ್ ಇಬ್ಬರು ಸತ್ತ ಮೇಲೆ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ನಿಮ್ಮಂಥ ಪ್ರಾಣಿಗಳು ಸಾಯಬಾರ್ದು ಅಂತ ಎಬ್ಬಿಸ್ಬಿಡ್ತಾರೆ ನಾವೀಗ ನಡೆ ನಗಬಹುದು ಆದರೆ ಆ ಕಾಲದಲ್ಲಿ ಜನ ತುಂಬ ಮೆಚ್ಚಿಕೊಂಡು ಚಪ್ಪಾಳೆ ತಟ್ಟಿ ಸಂತೋಷವಾಗಿ ನೋಡ್ತಾ ಇದ್ರು ಹಾಗೆ ಉಂಟು ಆ ರೀತಿಯಲ್ಲಿ ಇವುಗಳನ್ನೆಲ್ಲ ಪರಿವರ್ತನೆ ಮಾಡುವಂಥ ಕೆಲಸ ನಡ್ಕೊಂಡು ಬಂತು ಯಾವತ್ತೂ ಒಂದು ಭಾಷೆ ಹೊಸ ಹೆಜ್ಜೆಗಳನ್ನಿಡುವಾಗ ದೃಢಮೂಲವಾಗಬೇಕು ಅಂದರೆ ಮೊದಲಿಗೆ ರೂಪಾಂತರ ಮಾಡಿಕೊಳ್ಳುತ್ತದೆ ಅನುವಾದ ಮಾಡಿಕೊಳ್ಳುತ್ತದೆ ಆಮೇಲೆ ಸ್ವತಂತ್ರ ಗ್ರಂಥಗಳು ಬರುತ್ತವೆ ಈಗ ಪಂಪನನ್ನೇ ನೋಡಿದ್ರೆ ನಮಗೆ ಒಂದು ದೃಷ್ಟಾಂತ ತಿಳಿಯುತ್ತದೆ ಮೊದಲು ಅವನು ಆದಿಪುರಾಣ ಬರೆದದ್ದು ಜನಸೇನಾಚಾರ್ಯರ ಪೂರ್ವ ಪುರಾಣವನ್ನು ಹೆಚ್ಚು ಕಡಿಮೆ ಸಂಗ್ರಹ ಮಾಡಿಕೊಂಡು ಕನ್ನಡದಲ್ಲಿ ಅನುವಾದ ಮಾಡಿದ ಆದರೆ ಅದನ್ನು ಸೃಷ್ಟಿಶೀಲ ಅನುವಾದ creative translation not literal translation ಅಂತ ಕರೀತಾರೆ ಒಂದು ರೀತಿಯಾಗಿ ತನ್ನ ಪ್ರತಿಭೆಯನ್ನು ಸೇರಿಸಿ ಮಕ್ಕಿಕಾ ಮಕ್ಕಿ ಅನ್ನೋ ಥರ ಮಾಡದೆ ಹೊಸ ರೂಪದನ್ನು ತಂದುಕೊಂಡದ್ದು ಆಮೇಲೆ ಸ್ವತಂತ್ರವಾದ ರೀತಿಯಲ್ಲಿ ಒಂದು ಸಂಸ್ಕೃತದ ಇತಿವೃತ್ತ ಇಟ್ಟುಕೊಂಡು ಮೂಲ ಮಹಾಭಾರತವನ್ನು ತೆಗೆದುಕೊಂಡು ತನ್ನದೇ ಆದ ಕಲ್ಪನೆಯಿಂದ ಸಂಸ್ಕೃತದ ಬೇರೆ ಕವಿಗಳನ್ನೆಲ್ಲ ತೆಗೆದುಕೊಂಡು ಮಾಡಿದ ಅದು ವ್ಯಾಸಭಾರತದ ಅನುವಾದವೂ ಅಲ್ಲ ಸಂಗ್ರಹವೂ ಅಲ್ಲ ಸ್ವತಂತ್ರವಾದಂಥ ಕಲ್ಪನೆ ಇದು ಅಂತ ಹಾಗೆ ಬೆಳೀತಾ ಬರುತ್ತದೆ ಸಂಸ್ಕೃತಕ್ಕೂ ಆ ರೀತಿಯಾಗಿ ಹೊಸ ಪ್ರಭಾವ ಆಗ್ತಾ ಬಂತು ಮತ್ತು ಅದು ಆ ದಾರಿಯನ್ನೇ ಬೆಳೆಸಿಕೊಂಡು ಹೋಯಿತು ಅನೇಕತ್ರ ಇವನ್ನು ನಾವು ನೋಡ್ತೀವಿ ಮತ್ತು ವಿನೋದವಾಗಿ ಆ ವಸ್ತುಗಳನ್ನು ಗೇಲಿ ಮಾಡೋದು ಇವೆಲ್ಲ ಬಂತು ಪ್ರಾಯಶಃ ಆ ಪಾಶ್ಚಾತ್ಯ ಪ್ರಭಾವದ ಒಂದು ಸೋಂಕನ್ನು ಹದಿನೇಳನೇ ಶತಮಾನದ ವೆಂಕಟಾಧ್ವರಿಯ ರಚನೆಯಲ್ಲಿಯೇ ನಾವು ನೋಡಬಹುದು ವೆಂಕಟಾಧ್ವರಿ ವಿಶ್ವಗುಣಾದರ್ಶದಲ್ಲಿ ಚೆನ್ನೈ ಅಂತ ಇವತ್ತು ಯಾವುದಿದೆ ಮದ್ರಾಸ್ ಅಲ್ಲಿ ಜಾರ್ಜ್ ಫೋರ್ಟ್ ಅಂತ ಇದೆ ಆ ಏರಿಯಾನೆಲ್ಲನೂ ಅಲ್ಲಿ ದಂಡು ಪ್ರದೇಶ ಅಂತ ಏನು ಕರಿತೀವಿ ಕ್ಯಾಂಟೋನ್ಮೆಂಟ್ ಆ ಥರ ಇದ್ದದ್ದು ಅದನ್ನು ಕುರಿತು ವರ್ಣಿಸ್ತಾನೆ ವಿಶ್ವಾವಸು ಮತ್ತು ಕೃಷಾನು ಅಂತ ಇಬ್ಬರು ಗಂಧರ್ವರ ಸಂವಾದದಲ್ಲಿ ಅಲ್ಲಿ ಹೇಳ್ತಾನೆ ಹೂಣಾ ಕರುಣಾಹೀನಾ ಶೌಚಮಪಿನ ಜಾನಂತಿ ಅಂತ ಈ ವಿದೇಶಿಯರು ನಿಷ್ಕರುಣಿಗಳಾದವರು ಅವರಿಗೆ ಹೋದರೆ ಎರಡಕ್ಕೆ ತೊಳ್ಕೊಳ್ಳೋಕ್ಕೂ ಬರೋದಿಲ್ಲ ಅಂತ ಅಂದರೆ ಅವನಿಗೆ ಈ ಅಬ್ಸರ್ವೇಷನ್ ಗಮನಕ್ಕೆ ಬಂದಂಥದ್ದು ಅಲ್ಲಿ ದಾಖಲೆ ಮಾಡಿದ್ದಾನೆ ಈ ರೀತಿಯಾಗಿ ಅಲ್ಲಲ್ಲಲ್ಲಿ ಇದ್ದದ್ದು ಸ್ವತಂತ್ರ ರೂಪವನ್ನು ಪಡ್ಕೊಳ್ಳುತ್ತೆ ಅಂಥದ್ದರ ಒಂದು ಬೆಳವಣಿಗೆ ಈಚೆಗೆ ಬಂದ ಒಳ್ಳೆಯ ರೂಪ ಅಂತ ನೋಡೋದಿದ್ರೆ ಕಾಲ ತುಂಬ ಮುಂದೆ ಬಂದು ನಾನು ಹೇಳ್ತಾ ಇದ್ದೀನಿ ಹತ್ತೊಂಬತ್ತನೇ ಶತಮಾನದ ಮಧ್ಯದಿಂದ ಇಪ್ಪತ್ತನೇ ಶತಮಾನದ ಕೊನೆಯ ಹಂತಕ್ಕೆ ಬಂದು ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಬಂದಂಥದ್ದು ದೊಡ್ಡ ವಿದ್ವಾಂಸರಾಗಿದ್ದ ಗೋವಿಂದಚಂದ್ರ ಪಾಂಡೆಯ ಅವರ ಅಸ್ತಾಚಲಿ ಎಂಬನ್ನುವ ಒಂದು ಗ್ರಂಥದ ಒಂದೆರಡು ಉದಾಹರಣೆಯನ್ನು ತೋರಿಸಿದ್ರೆ ಅಲ್ಲಿರುವ ಸಾಹಿತ್ಯವನ್ನು ನೇರವಾಗಿ ನಮ್ಮ ಭಾಷೆಗೆ ಅನುವಾದ ಮಾಡಿಕೊಳ್ತಕ್ಕಂಥದ್ದನ್ನು ಮುಂದೆ ಒಂದು ಉದಾಹರಣೆ ಕೊಡ್ತೀನಿ ಅದು ಮಿಲ್ಟನ್ನ ಉದಾಹರಣೆ ಮಿಲ್ಟನ್ ಮಹಾಕವಿ ಇಂಗ್ಲೀಷ್ನ ಅದ್ವಿತೀಯ ಮಹಾಕಾವ್ಯ ಲೇಖಕ ಅಂತ ಹೆಸರಾಗಿದ್ದಾನೆ ಅವನ ಒಂದು ಪ್ರಸಿದ್ಧವಾದ ಸಾನೆಟ್ ಆನ್ ಈಸ್ ಬ್ಲೈಂಡ್ನೆಸ್ ತನ್ನ ಕುರುಡುತನದ ಬಗ್ಗೆ ಅದನ್ನು ಇವರು ಅನುವಾದ ಮಾಡ್ತಾರೆ ಯಥಾವತ್ತಾಗಿ ಸಾನೆಟ್ನ ಹದಿನಾಲ್ಕು ಸಾಲನ್ನು ಇವರು ಅನುವಾದ ಮಾಡ್ತಾರೆ ಅದನ್ನು ಇವರು ಮೂರು ಪದ್ಯಗಳಾಗಿ ಮಾಡ್ಕೊಳ್ತಾರೆ ಶಾರ್ದೋಲು ಕ್ರೀಡಿತ ಛಂದಸ್ಸಿನ ಮೂರು ಪದ್ಯಗಳಾಗ ಅಂದರೆ ಹನ್ನೆರಡು ಸಾಲಲ್ಲಿ ಆ ಹದಿನಾಲ್ಕು ಸಾಲನ್ನು ಇಟ್ಟಿದ್ದಾರೆ ಆಯುರ್ನಾರ್ಧಮಿತಂ ತಥಾಪಿ ನಯನ ಜ್ಯೋತಿರ್ಮಯ ಹಾರಿತಂ ಲೋಕೋ ದೀರ್ಘತಮಿ ಪ್ರಯೋಗ ಪ್ರಯೋಗ ಮಗತ ಶಕ್ತಿ ಸುವರ್ಣೋಪಮ ಲಾಭೋ ನಾರ್ಜಿತ ಏವ ಮೂಲಧನತೋ ಯತ್ಸ್ವಾಮಿನಾದಾಯಿಮೆ ಲೇಖ್ಯಂ ತಸ್ಯ ಸಮರ್ಪಯೇ ಕಥಮಿತಿ ವ್ಯಗ್ರಂ ಮನಶ್ಚಿಂತಯ ಜ್ಯೋತಿರ್ಹೀನತೆಯ ಶಿಶೇ ವಿಶುರಪಿ ವ್ಯರ್ಥೋ ವಿನಾ ರೇವಂ ಖೇದ ಪರೀತ ಚೇತಸಿ ಬಹುಪಾಲಂಭ ತಿಕ್ತೆ ಮಯಿ ಧೈರ್ಯಂ ತಾವದು ಪೇತ್ಯ ಭಕ್ತಿ ನಿಭೃತಂ ಭಾಗ್ಯೇನ ಸಂತುಷ್ಯತಾಂ ಇಲ್ಲಿಗೆ ಎಂಟು ಸಾಲಿನ ಒಂದು ಭಾವ ಮುಗಿದು ಮೂಲದ್ದು ಇನ್ನು ಆರು ಸಾಲಿಗೆ ಬರುತ್ತೆ ಇವರು ಇಲ್ಲಿ ಆರು ಸಾಲಿಗೆ ಆ ಮೂಲದ ಎಂಟು ಸಾಲಿನ ಭಾವವನ್ನು ಅಡಕ ಮಾಡಿ ಮುಂದೆ ತಂದಿದ್ದಾರೆ ತದ್ದತ್ತ ಅಥವಾ ಕರ್ಮಶಕ್ತಿರಖಿಲ ನೇಶೇನ ನೇಷೇನ ಸಾಪೇಕ್ಷತೆ ಸಾಮ್ರಾಜ್ಯವ ನಿಯೋಜಿತೈರ್ಭುವಿ ಜಲೆ ಸರ್ವತ್ರ ಸಂಸಾಧಕೈರಾಜ್ಞ ಯಸ್ಯ ಶಿರೋಧೃತ ವಿಶ್ವಸ್ಯ ಸಂಚಾಲಿಕಾ ಸೇವಂತೆ ನತಯೇವ ತೀಕ್ಷ್ಣಕಿರಣ ಕಾರ್ಯೈರನೇಕೈರಮುಂ ತೇನ್ಯೇಪಿ ಪ್ರತಿಪಾಲನೇನ ಕೃತಿನ ಕಿಂಚಿನ್ನ ಏ ಕುರ್ವತೆ ಅಂತ they also serve who only stand and wait ಅಂತ ಕೊನೆ ಸಾಲೇನಿದೆ ತೇನ್ಯೇಪಿ ಪ್ರತಿಪಾಲನೇನ ಕೃತಿನ ಕಿಂಚಿನ್ನ ಏ ಕುರ್ವತೆ ಅಂತ ಹಾಗೆ ಮಾಡಿದ್ದಾರೆ ಶ್ಲಾಘ್ಯವಾಗಿದೆ ಅನುವಾದ ಮತ್ತು ಯಾವುದೇ ಅನುವಾದವನ್ನು ನಾವು ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಲೊಟ್ಟೆ ಲೊಸುಕು ಅಂತ ಬೇಕಾದಂತೆ ಹೇಳಬಹುದು ಆದರೆ ಇದು ಮೂಲ ಕವಿಯ ಆಶಯವನ್ನು ತಕ್ಕ ಮಟ್ಟಿಗೆ ಸಮರ್ಥವಾಗಿ ತೋರಿಸಿದೆ ಇದಕ್ಕೆ ಒಂದು ಎಪ್ಪತ್ತು ಮಾರ್ಕ್ಸನ್ನು ಕಣ್ಣು ಮುಚ್ಚಿಕೊಂಡು ಹಾಕಬಹುದು ಅಂತ ಅನಿಸುತ್ತೆ ಆದರೆ ಮೂಲದ ಓಜಸ್ಸು ಬಿಗಿ ಅದು ಬೇರೆಯೇ ಆದದ್ದು ಕಾರಣ ಅದು ಮೂಲ ಸಂಸ್ಕೃತಿ ನಿಷ್ಠವಾದ ಒಂದು ಭಾಷೆಯಿಂದ ಬಂದದ್ದು ಇದು ಪೂರ್ಣ ವಿಜಾತೀಯವಾದ ಸಂಸ್ಕೃತಿಯ ಮತ್ತೊಂದು ಭಾಷೆಯಲ್ಲಿ ಬಂದಿರುವಂಥದ್ದು ಈ ಥರ ಉಂಟು ಹೀಗೆ ಅವರು ಅನೇಕ ಕವಿಗಳನ್ನು ಅನುವಾದ ಮಾಡಿದ್ದಾರೆ ಈ ರೀತಿಯಾದ ಕೆಲಸವನ್ನು ಭಾಳಷ್ಟು ಕವಿಗಳು ಮಾಡಿದ್ದಾರೆ ಇಲ್ಲಿ ಅವರು Shakespeare Milton Donne Blake Wordsworth Keats Shelley Tennyson Arnold <clears throat> ಮತ್ತು ಎಡ್ಗರ್ ಅಲನ್ಪೋ ಏಡ್ಸ್ ಬ್ರೂಕ್ಸ್ ಈ ಥರ ಎಲ್ಲರದ್ದು ಕೂಡ ಅನುವಾದ ಮಾಡಿದ್ದಾರೆ ಮತ್ತು ಆ ಅನುವಾದ ಮಾಡಿದ ಮೂಲ ಕವಿಯ ಕೃತಿ ಯಾವುದು ಅದರ ಹೆಸರು ಇತ್ಯಾದಿ ಎಲ್ಲ ಕೊಟ್ಟಿದ್ದಾರೆ ಈ ಥರ ತುಂಬ ನಡೆದಿದೆ ಸಂಸ್ಕೃತದಲ್ಲಿ ಯಥೇಷ್ಟವಾಗಿ ನಡೆದಿದೆ ಮತ್ತು ಇನ್ನೂ ಒಂದೇನೆಂದರೆ ಇದು ಇಂಗ್ಲೀಷಿಂದ ಮಾತ್ರವಲ್ಲದೆ ಪರ್ಷಿಯನ್ ಭಾಷೆಯ ರುಬಾಯಿಗಳು ಯಾವುದಿವೆ ಉಮರ್ ಖ್ಯಾಮ್ದು ಅದರ ಅನುವಾದ ಇರಬಹುದು ಅದನ್ನು ಕೂಡ ಮಾಡಿರುವಂಥದ್ದು ಕಾಣಿಸುತ್ತೆ ಅದನ್ನು ಅನೇಕರು ಮಾಡಿರುವಂಥದ್ದನ್ನು ನೋಡ್ತೀವಿ ಉತ್ತರ ಭಾರತೀಯರು ಬೇಕಾದಂತೆ ಮಾಡಿದ್ದಾರೆ ಹಾಗೆ ತಮಿಳ್ನ ತಿರುಕುರಳ್ ಅಂತ ಏನು ಕರಿತೀವಿ ಕುರಳ್ ಪ್ರಸಿದ್ಧನಾದ ಕವಿ ಒಳ್ಳುವನ ನೀತಿ ಗ್ರಂಥ ಅದನ್ನು ಅನುವಾದ ಮಾಡಿದ್ದಾರೆ ಈ ಥರ ಬೇರೆ ಬೇರೆ ಪ್ರಾಂತಗಳ ಕವಿಗಳ ಭಾಷೆ ಭಾಷಾ ನಿರ್ಮಿತಿಗಳನ್ನು ಕೂಡ ತಂದಿಟ್ಟಿದ್ದಾರೆ ಕನ್ನಡದ ಮಂಕುತಿಮ್ಮನ ಕಗ್ಗವನ್ನು ಹಲವರು ಅನುವಾದ ಮಾಡಿದ್ದಾರೆ ಬೊಮ್ಮಲಾಪುರ ವೆಂಕಟರಾಮ್ ಅನ್ನೋರು ಬಹುಮಟ್ಟಿಗೆ ಒಂದು ನೂರು ಪದ್ಯ ಬಿಟ್ಟು ಇಡೀ ಮಂಕುತಿಮ್ಮನ ಕಗ್ಗವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದರು ಹೀಗೆ ಎಷ್ಟೆಷ್ಟೋ ಉಂಟು ಮತ್ತು ಈಚೆಗೆ ಕುಟುಂಬಶಾಸ್ತ್ರಿ ಎನ್ನುವ ಒಳ್ಳೆಯ ಸಂಸ್ಕೃತ ವಿದ್ವಾಂಸರು ವೇದಾಂತಿಗಳು ಅವರು ತೆಲುಗಿನ ಆಯ್ದ ಉತ್ತಮವಾದಂಥ ಕೆಲವು ಕವಿತಾ ರೂಪಗಳನ್ನೆಲ್ಲ ಸಂಸ್ಕೃತಕ್ಕೆ ತಂದಿದ್ದಾರೆ ಮತ್ತೊಬ್ಬ ತೆಲುಗಿನವರು ರವ್ವ ಶ್ರೀಹರಿ ಎನ್ನುವರು ತೆಲುಗಿನ ಅನೇಕ ಕವಿಗಳದನ್ನು ಅನುವಾದ ಮಾಡಿದ್ದಾರೆ ಉದಾಹರಣೆಗೆ ಅಲ್ಲಿದ್ದ ದಲಿತ ಕವಿ ಪ್ರಖ್ಯಾತರಾದ ಗುರುಪ್ ಜಾಶುವ ಅಂತ ಅವರ ಗಬ್ಬಿಲಮು ಅನ್ನುವ ಒಂದು ಕಾವ್ಯ ಗಬ್ಬಿಲ ಅಂತಂದರೆ ಕನ್ನಡದಲ್ಲಿ ಬಾವಲಿ ಅಂತ ಹೇಳಬೇಕು ಅದನ್ನು ಅವರು ತುಂಬ ಚೆನ್ನಾಗಿ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ ಆ ರೀತಿಯಲ್ಲೇ ಬೇರೆ ಕವಿಗಳದ್ದು ಮಾಡಿದ್ದಾರೆ ತೆಲುಗಿನ ಕೆಲವರೆಲ್ಲ ಕವಿಗಳು ಆಧುನಿಕ ಕಾಲದ ವಿದ್ವಾಂಸರು ತೆಲುಗಿನ ಪ್ರಾಚೀನ ಕವಿಗಳು ಅಲ್ಲಸಾನಿ ಪೆದ್ದನನ್ನು ಮನುಚರಿತ್ರೆ ಇರ್ಬೋದು ಅಥವಾ ಪಿಂಗಳಿ ಸೂರನನ್ನು ಕಲಾಪೂರ್ಣೋದಯ ಇರಬಹುದು ಅಥವಾ ಕೃಷ್ಣದೇವರಾಯ ಬರೆದಂಥ ಆಮುಕ್ತ ಮಾಲ್ಯದ ಮತ್ತು ಅಲ್ಲಸಾನಿ ಪೆದ್ದನನ್ನು ಮನುಚರಿತ್ರಮು ಇವೆಲ್ಲವನ್ನೂ ಕೂಡ ಒಳ್ಳೆಯ ಸಂಸ್ಕೃತ ಭಾಷೆಗೆ ಅನುವಾದ ಮಾಡಿದ್ದಾರೆ ಅದು ಚಂಪು ಕಾವ್ಯವಾಗಿದೆ ಚಂಪು ರೂಪದಲ್ಲಿ ಹಾಗೆಯೇ ಅನುವಾದ ಮಾಡಿರುವಂಥದ್ದನ್ನು ನಾನೇ ಓದಿ ನೋಡಿದ್ದೀನಿ ಈ ಥರದ್ದೆಲ್ಲ ನಡೆದಿದೆ ಅಂದರೆ ಪಾಶ್ಚಾತ್ಯ ಪ್ರಭಾವದ್ದು ಎಲ್ಲವನ್ನೂ ಕೂಡ ಇವರು ಅನುವಾದ ಮಾಡಿಕೊಳ್ತಾ ಬಂದದ್ದು ಗೀತಾಂಜಲಿಯ ಅನುವಾದಗಳಂತೂ ಸಂಸ್ಕೃತದಲ್ಲಿ ಒಂದು ಡಜನ್ ಕಡಿಮೆ ಇಲ್ಲದೆ ಇವೆ ಬೇರೆ ಬೇರೆ ಪ್ರಾಂತಗಳವರೆಲ್ಲ ಮಾಡಿದ್ದಾರೆ ಕನ್ನಡದಲ್ಲೂ ಆ ಥರದ ಅನುವಾದಗಳು ನಡೆದಿವೆ ಒಂದೊಂದು ಬೇರೆ ಭಾಷೆಯ ಕವಿತೆಯನ್ನು ಮುಖ್ಯವಾಗಿ ಬಂಗಾಳಿಯಿಂದ ಬಂದಿರೋದು ಯಾಕೆಂದರೆ ಬಂಗಾಳಿ ಆಗ ಮಾರ್ಗದರ್ಶಕವಾದ ಭಾಷೆಯಾಗಿತ್ತು ಅಂತ ಹೀಗೆ ಪಾಶ್ಚಾತ್ಯ ಪ್ರಭಾವದಿಂದ ಅನುವಾದ ಆರಂಭವಾಯಿತು ಮೂಲಕ್ಕೆ ಬದ್ಧವಾದ ಅನುವಾದ ಮೂಲ ಪ್ರೇರಣೆಯಿಂದ ಬಂದ ರೂಪಾಂತರ ಈ ತರಹ ಮಾಡಿಕೊಂಡ್ರು ಹಾಗೆ ಮಾಡಿದಾಗಲೂ ಕೂಡ ಇವರು ಪ್ರಾಚೀನ ಛಂದಸ್ಸುಗಳನ್ನೇ ಬಳಸ್ತಾ ಇದ್ದಿದ್ದು ನೋಡ್ತೀವಿ ಈಗ ಹೇಗೆ ಆ ಒಂದು ಆಂಬಿಕ್ ಪೆಂಟಮೀಟರ್ನಲ್ಲಿ ನಡೀತಕ್ಕಂಥ ಮಿಲ್ಟನ್ನ ಸಾನೆಟ್ ಏನಿದೆ ಅದನ್ನು ಇವರು ಶಾರ್ದೂಲ ವಿಕ್ರೀಡಿತದಲ್ಲಿ ಮಾಡಿದ್ದಾರಲ್ಲ ಹಾಗೆ ಆ ರೀತಿಯಲ್ಲೇ ಮಾಡ್ಕೊಂಡು ಬಂದದ್ದು ನೋಡ್ತೀವಿ ಅದಲ್ಲದೆ ಮತ್ತೆ ಕೆಲವರು ಬೇರೆ ಬೇರೆ ಛಂದಸ್ಸುಗಳನ್ನು ಬಳಸೋದಕ್ಕೆ ಆರಂಭ ಮಾಡಿದ್ರು ಛಂದಸ್ಸು ಬಿಟ್ಟು ಮಾಡೋದಕ್ಕೂ ನೋಡಿದ್ರು ಆ ಒಂದು ಹಂತದಲ್ಲಿ ಈ ಉತ್ತರ ಭಾರತದಲ್ಲಿ ಪರ್ಷಿಯನ್ ಉರ್ದು ಪ್ರಭಾವ ಹೆಚ್ಚು ಆ ಪ್ರಭಾವದಿಂದ ಒಂದು ಸಾಹಿತ್ಯ ಪ್ರಕಾರ ಬಂತು ಗಜಲ್ ಶಾಯರ್ ಅಂತೆಲ್ಲ ಉಂಟಲ್ಲ ದ್ವಿಪದಿಗಳಾಗಿ ಬರುವಂತಹ ಮುಕ್ತಕಗಳು ಶಾಯರಿ ಆದರೆ ಗಜಲ್ ಒಂದು ಹಾಡಿನಂಥದ್ದು ಅದರ ಲಕ್ಷಣ ಸ್ವಲ್ಪ ಬೇರೆ ಉಂಟು ಅದೇನು ದೊಡ್ಡ ಲಕ್ಷಣವಲ್ಲ ಅವಲಕ್ಷಣವೇ ತಾತ್ಪರಿತಃ ಅದನ್ನು ಸಂಸ್ಕೃತದಲ್ಲಿ ಗಲಜ್ಜಲಿಕಾ ಅಂತ ಹೆಸರಿಟ್ಟಿದ್ದಾರೆ ಈಚಿನ ಕಾಲದಲ್ಲಿ ಅದು ರೋರೋದಿಸ್ತಾ ಇದೆ ಎಲ್ಲೆಲ್ಲೋ ಅದನ್ನು ಮೊದಲು ಪ್ರಾಶ ಸಂಸ್ಕೃತಕ್ಕೆ ತಂದವರಲ್ಲಿ ಅಗ್ರಗಣ್ಯರು ಭಟ್ಟಶ್ರೀ ಮಧುರಾನಾಥ ಶಾಸ್ತ್ರಿ ಅಂತ ಜೈಪುರದವರು ಅವರು ಅನೇಕ ಪ್ರಯೋಗಗಳು ಮಾಡಿದ್ರು ಹಿಂದಿಯಲ್ಲಿ ಘನಾಕ್ಷರಿ ಅಂತ ಒಂದು ಇದೆ ಸ್ವಲ್ಪ ಶಿಥಿಲವಾದ ಛಂದಸ್ಸು ಅಂಥವನ್ನೆಲ್ಲ ತಂದರು ಮತ್ತು ಚೌಪಾಯಿ ದೋಹಾಯಿ ಈ ರೀತಿಯಾದ ಛಂದಸ್ಸುಗಳನ್ನು ಕೂಡ ಹಿಂದಿಯವನ್ನು ತಂದರು ನಮ್ಮಲ್ಲೂ ಆ ಥರ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ಛಂದಸ್ಸಿಂದೇನು ವಿಶೇಷ ಇಲ್ಲವಲ್ಲ ಹಾಗಾಗಿ ನಮ್ಮ ಭಾಮಿನಿ ಷಟ್ಪದಿ ಅಂಥವನ್ನು ಮತ್ತು ಬೊಮ್ಮಲಾಪುರ ವೆಂಕಟರಾಮ್ ಭಟ್ರೆ ನೆನಪಾಗ್ತಾರೆ ಅವರು ಗಾಂಧಿಯನ್ನು ಕುರಿತು ಕೃಷ್ಣನ ಕುರಿತು ಬರೆದ ಕಾವ್ಯಗಳಲ್ಲಿ ಆ ಭಾಮಿನಿ ಷಟ್ಪದಿಯನ್ನು ಬಳಸ್ಕೊಂಡಿದ್ದಾರೆ ಮತ್ತು ನಮ್ಮ ಮೈಸೂರಿನ ಸಿ ಜಿ ಪುರುಷೋತ್ತಮ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಸರ್ವಜ್ಞನ ತ್ರಿಪದಿಗಳನ್ನು ತ್ರಿಪದಿಯ ಛಂದಸ್ನಲ್ಲೇ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಅವರು ಕಾವ್ಯ ತರಂಗಿಣಿ ಅಂತ ಹೇಳಿಬಿಟ್ಟು ಕುವೆಂಪು ಬೇಂದ್ರೆ ನರಸಿಂಹಸ್ವಾಮಿ ಮತ್ತು ಪೂತಿನ ಮೊದಲಾದ ಅನೇಕ ಕನ್ನಡ ನವೋದಯ ಕವಿಗಳ ಪದ್ಯಗಳನ್ನು ಅದೇ ಛಂದಸ್ನಲ್ಲಿ ಅನುವಾದ ಮಾಡಿದ್ದಾರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತಿದೆ ಕುಮಾರವ್ಯಾಸ ಕುಮಾರವ್ಯಾಸೆ ಯದಿಗಾಯತಿ ಸತಿ ಕ ಕಲಿರ್ದ್ವಾಪರತ್ವ ಕಲಿರ್ದ್ವಾಪರತ್ವಮಯತೆ ಅಂತ ಈ ರೀತಿಯಾಗಿ ಮಾಡಿದ್ದಾರೆ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವ ಅಂದರೆ ಉತ್ತರ ಧ್ರುವತಃ ದಕ್ಷಿಣ ಧ್ರುವಮಿ ಅಂತ ಚುಂಬಕ ವಾಯು ಪರಿಸರತಿ ಈ ರೀತಿಯಾಗಿ ಹಾಗೆ ಅದೇ ಥರ ಅನುವಾದ ಮಾಡಿದ್ದಾರೆ ಹೀಗೆ ಆನ್ ಆಂಗ್ಲ ಭಾಷೆಯ ಪ್ರಭಾವದಿಂದ ಅನುವಾದಗಳು ದೇಶಭಾಷೆಯಿಂದ ಭಾಷೆಯಿಂದ ಕೂಡ ಅನುವಾದಗಳಾಗ್ತಾ ಬಂದವು ಆ ಛಂದಸ್ಸುಗಳನ್ನು ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು ತೆಲುಗಿನ ಕವಿಗಳು ಆಟವೆಲದಿ ತೇಟಗೀತಿ ಸೀಸಾ ಅವನ್ನೆಲ್ಲ ಸಂಸ್ಕೃತಕ್ಕೆ ತರೋದಕ್ಕೆ ನೋಡಿದ್ರು ಹಿಂದಿ ಕವಿಗಳು ಅದೇ ರೀತಿಯಾಗಿ ಮಾಡೋದಕ್ಕೆ ನೋಡಿದ್ರು ಮತ್ತು ಫ್ರೀ ವರ್ಸ್ ಅಥವಾ ವರ್ಸ್ ಲಿಬ್ರೆ ಅಂತ ಏನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಆ ರೀತಿಯಾದ ಪ್ರಯೋಗಗಳು ಯಥೇಷ್ಟವಾಗಿ ನಡೆದಂಥದ್ದನ್ನು ಕಾಣ್ತೀವಿ ಅದೆಲ್ಲ ಸಂತೋಷದಾಯಕವಲ್ಲ ಒಂದು ಐತಿಹಾಸಿಕವಾದ ಕಾರಣ ಅಂಥೇಳಿ ಮಾಡಬೇಕಾಗುತ್ತದೆ ತುಂಬ ಜನ ಮಾಡಿದ್ದಾರೆ ಈಚೆಗೆ ಕೆಲವು ತಿಂಗಳ ಕೆಳಗೆ ತೀರ್ಕೊಂಡವರು ದಿಲ್ಲಿಯಲ್ಲಿದ್ದಂಥ ಪ್ರಸಿದ್ಧರಾದ ಸಂಸ್ಕೃತ ವಿದ್ವಾಂಸ ಅಲ್ಲ ಅಲ್ಲ ಇನ್ನೊಬ್ಬರು ಇಚ್ಛಾರಾಮ್ ದ್ವಿವೇದಿಗಳಿಗಿಂತ ಮುಂಚೆ ಇದ್ದವರು ಸಂಸ್ಕೃತ ರಾಮಕರಣ ಶರ್ಮ ಹಾಂ ರಾಮಕರಣ ಶರ್ಮ ಅವರು ತುಂಬ ಈ ರೀತಿಯಾದ ಮುಕ್ತ ಛಂದಸ್ಸಿನ ಮುಕ್ತ ಛಂದಸ್ಸು ಅಂತ ಅನ್ನಬೇಕಾಗಿಲ್ಲ ಛಂದೋ ಮುಕ್ತ ಅಂತ ಅನ್ನಬೇಕು ಗದ್ಯ ಅಂತಲೇ ಅನ್ಬೋದು ಆ ಥರದ್ದು ಮಾಡಿದ್ದಾರೆ ಹಾಗೆಯೇ ಕೇಶವಚಂದ್ರ ದಾಶ್ ಅಂತ ಒರಿಸ್ಸಾದ ಕವಿಗಳು ಈ ಥರದವ್ರು ತುಂಬ ಜನ ಇದ್ದಾರೆ ಹರ್ಷದೇವ್ ಮಾಧವ್ ಅಂತ ಹೇಳ್ಬಿಟ್ಟಿದ್ದನುವೆ ಮತ್ತೊಬ್ಬರು ಗುಜರಾತ್ನಲ್ಲಿದ್ದಾರೆ ಇವರುಗಳೆಲ್ಲ ಈಗಿನ ಕಾಲದವರು ಅಂದರೆ ಎಲ್ಲರ ಕೆಲವರು ಬದುಕಿದ್ದಾರೆ ಕೆಲವರು ತೀರ್ಕೊಂಡಿದ್ದಾರೆ ಈಗ ರಾಮಕರಣ ಶರ್ಮಾ ತೀರ್ಕೊಂಡ್ರು ಇಚ್ಛಾ ರಾಮ ದ್ವಿವೇದಿ ತೀರ್ಕೊಂಡಿದ್ದಾರೆ ಹೀಗಿನ್ನೂ ಅನೇಕರು ಬದುಕಿರೋರು ಕೆಲವರಿದ್ದಾರೆ ಅವರಲ್ಲಿ ಹರ್ಷದೇವ ಮಾಧವ ಕೇಶವಚಂದ್ರ ದಾಸ್ ಇವರೆಲ್ಲ ಇದ್ದಾರೆ ಅವರು ಮುಕ್ತ ಛಂದಸ್ಸಿನ ಅಥವಾ ಛಂದೋ ಮುಕ್ತವಾದ ಬರವಣಿಗೆಯನ್ನು ಬೇಕಾದಷ್ಟು ಮಾಡಿದ್ದಾರೆ ಉತ್ತರ ಭಾರತದವರು ತುಂಬ ಜನ ಇದ್ದಾರೆ ವ್ಯಾಕರಣ ಛಂದಸ್ಸು ಕಲ್ಪನೆ ಏನೂ ಇರೋಲ್ಲ ಹಾಗೇನೆ ಬಾಯಿಗೆ ಬಂದಂಗೆ ಬರೀತಾರೆ ಹಾಗನ್ನಬೇಕು ದಾ ದಾರಿ ಇಲ್ಲ ಅಷ್ಟು ಕೆಟ್ಟದಾಗಿವೆ ಒಟ್ಟಿನಲ್ಲಿ ಅದು ನಾವು ಮಾಡ್ತೀವಿ ಅಂತ ಅದಕ್ಕೂ ಜಪಾನೀರು ಎಷ್ಟು ಜಗತ್ತಿಗೆ ಒಳ್ಳೆಯದು ಕೊಟ್ಟರು ಅಂತ ಕೊಟ್ಟ ಕೆಟ್ಟ ಕೊಳಕು ಕೊಡುಗೆನಲ್ಲಿ ಒಂದು ಹಾಯ್ಕು ಆ ಹಾಯ್ಕೂನ್ ಬರದೇ ಇರತಕ್ಕಂಥವರೇ ಇಲ್ಲ ಅಂತ ಅನ್ಬೇಕು ನಮ್ಮಂಥ ಪಾಪಿಗಳ ಕೆಲವರು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ ಇನ್ನು ಎಲ್ಲರೂ ಕೂಡ ಅದರೊಳಗೆ ಬರ್ಕೊಂಡು ಬಂದಿದ್ದಾರೆ ತಮಿಳಿನಲ್ಲಂತೂ ಅದೊಂದು ಅಣಬೆ ಸಾಮ್ರಾಜ್ಯವಾಗಿ ಕೂತಿದೆ ಕನ್ನಡದಲ್ಲೂ ತಲೆ ಎತ್ತಿತು ಯಾರು ಮೂಸೋರಿಲ್ಲ ಅಂತ ಮುದುಡ್ಕೊಂಡು ಕೂತಿದೆ ಹಾಗೆ ಹಾಯ್ಕುಗಳು ಇಂಥವು ಕೂಡ ಸಂಸ್ಕೃತದಲ್ಲಿ ಬಂದಿವೆ ಅಂದರೆ ಒಂದು ಹೊಸ ಸಾಹಿತ್ಯ ಅಂತ ಬರೋಕ್ಕೆ ಹೋದಾಗ ಹೊಸ ಕಲ್ಪನೆಗಳು ಅಂತ ಆ ಪ್ರಾಂತದ್ದು ಆ ದೇಶದ್ದು ಅವುಗಳನ್ನು ತಗೊಳ್ತಾರೆ ಜೊತೆಗೆ ಅಲ್ಲಿಂದ ಛಂದಸ್ಸನ್ನು ತಗೊಳ್ತಾರೆ ಅಲ್ಲಿಂದ ಪದಗಳನ್ನು ತಗೋತಾರೆ ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನೆಂದರೆ ಭಾಷೆಯ ರಚನಾ ಸ್ವರೂಪ ಶಿಲ್ಪ ಬದಲಾದಾಗ ಹೊಸ ಛಂದಸ್ಸು ಬೇಕಾಗುತ್ತದೆ ಅದು ಇಲ್ಲದೇ ಇದ್ದರೆ ಬೇಕಾಗಲ್ಲ ಈಗ ಉದಾಹರಣೆಗೆ ಪಂಪ ರನ್ನ ಮೊದಲಾದವರು ನಾಗಚಂದ್ರ ಮುಂತಾದವರು ಬರೆದಾಗ ಯಾವ ಹಳಗನ್ನಡ ಇತ್ತು ನೈಸರ್ಗಿಕವಾಗಿತ್ತು ಅದು ಇದ್ದಾಗ ಅದಕ್ಕೆ ವೃತ್ತ ಕಂದಗಳು ತುಂಬ ಚೆನ್ನಾಗಿ ಒಗ್ಗಿ ಬರುತ್ತವೆ ಆಮೇಲೆ ರಾಘವಾಂಕ ಹರಿಹರ ಅವರ ಕಾಲಕ್ಕೆ ಅಲ್ಲಿಂದ ಮುಂದೆ ಕುಮಾರವ್ಯಾಸ ಚಾಮರಸ ಲಕ್ಷ್ಮೀಶ ಇವರ ಕಾಲಕ್ಕೆ ನಡುಗನ್ನಡ ನಡುಗನ್ನಡದಲ್ಲಿ ವೃತ್ತ ಕಂದಗಳನ್ನು ಚೆನ್ನಾಗಿ ಬರೆಯೋಕ್ಕಾಗೋಲ್ಲ ಕಥಂಚಿತ್ ಕಂದವನ್ನು ಬರೀಬಹುದು ಒಂದು ಸೃಗ್ಧರನೋ ಒಂದು ಶಿಖರಣಿಯನ್ನೋ ಒಂದು ನಡುಗನ್ನಡದಲ್ಲಿ ಬರಿ ಅಂದರೆ ಆ ಪದ್ಯಕ್ಕೆ ನಡುವೆ ಮುರಿದೋಗುತ್ತೆ ಸೊಂಟಾನೇ ನಿಲ್ಲೋದಿಲ್ಲ ಕುತ್ತಿಗೆ ನಿಲ್ಲೋಲ್ಲ ಬೊಮ್ಮಟೆ ಥರ ಇರುತ್ತೆ ಇನ್ನು ಹೊಸಗನ್ನಡದಲ್ಲಂತೂ ಆದರಣೀಯರಾದ ರಂಗನಾಥ ಶರ್ಮರು ಹೇಳ್ತಾ ಇದ್ರು ಕವಿತೆಯನ್ನೇ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಏನೋ ಬರೆದ್ಬಿಟ್ಟು ಪದ್ಯ ಅನ್ಬೋದು ಹಾಗಲ್ಲ ಛಂದೋಬದ್ಧವಾಗಿ ಬರೆಯೋಕೆ ಹೋದರೆ ನಾನು ಹೋಗುತ್ತಾ ಇದ್ದೇನೆ ಯಾವ ಛಂದಸ್ಗೂ ಫಿಟ್ ಮಾಡೋಕ್ಕಾಗೋಲ್ಲ ಅದು ಆ ಕಡೆಗೆ ಮಾತ್ರ ಛಂದಸ್ಗೂ ಆಗೋಲ್ಲ ಆ ಕಡೆಗೆ ಯಾವುದನ್ನು ತ್ರಿಮೂರ್ತಿಗಳ ಛಂದಸ್ಸು ಅಂತಾರೆ ಅದಕ್ಕೂ ಆಗೋಲ್ಲ ವರ್ಣವೃತ್ತಗಳಿಗೂ ಆಗೋಲ್ಲ ಹೀಗಿರ್ತಕ್ಕಂಥದ್ದು ಅದಕ್ಕೆ ಗದ್ಯ ಚೆನ್ನಾಗಿ ಬೆಳೆಯುತ್ತೆ ಹೊಸಗನ್ನಡ ಗದ್ಯಕ್ಕೆ ಸರ್ವೋತ್ತಮವಾದ ಭಾಷೆ ಆದರೆ ಹಳಗನ್ನಡದಲ್ಲಿ ಗೀತ ಬರೆಯೋದು ಕಷ್ಟ ಯಾಕೆಂದರೆ ಬಂದಂ ಪೋದಂ ತಾಳ್ವಂ ಬೇವಂ ಸುಯಿವಂ ಅನ್ನೋದನ್ನು ಹಾಡೋಕ್ಕೆ ಹೋದರೆ ಬಂದಂ ಅಂತ ಬಾಯಿ ಮುಚ್ಕೊಂಡು ಬಿಡಬೇಕು ರಾಗಾಲಾಪಕ್ಕೆ ಅವಕಾಶವೇ ಇಲ್ಲ ಅಜಂತವಾದರೆ ಸ್ವರಾಂತವಾದರೆ ಸಾಧ್ಯ ಬಂದನು ದೇವರ ದೇವ ದೇವ ಬಂದ ನಮ್ಮ ಸ್ವಾಮಿ ಬಂದ ಬಂದ ಅಂತ ಎಳ್ಕೊಂಡು ಹೋಗ್ಬೋದು ಎಷ್ಟು ಬೇಕಾದರೂ ದೇವಂ ಬಂದಂ ಬಂದಂ ದೇವರ ದೇವಂ ಅಂತಂದರೆ ಮುಗಿದೋಗ್ಬಿಡುತ್ತಲ್ಲ ದೇವಂ ಬಂದಂ ಸ್ವಾಮಿ ಬಂದಂ ಅಂದರೆ ಅದು ಬಂದಾಗ ಬಿಡುತ್ತೆ ಹೀಗೆ ಆ ಗೇಯಕ್ಕೆ ಇರುವ ಅನುಕೂಲತೆ ಅಜಂತದಲ್ಲಿ ಹಲಂತದಲ್ಲೆಲ್ಲ ಹಳಗನ್ನಡ ಪ್ರಧಾನವಾಗಿ ಹಲಂತ ಭಾಷೆ ಅಂದರೆ ಅಂತ ಭಾಷೆ ಹೀಗೆಲ್ಲ ಆದಾಗ ಬದಲಾವಣೆ ಬೇಕಾಗುತ್ತದೆ ಛಂದಸ್ಸು ಹೊಸದಾಗಬೇಕು ಇನ್ನು ಹೊಸಗನ್ನಡದಲ್ಲಿ ಈ ಛಂದಸ್ಸುಗಳಲ್ಲೆಲ್ಲ ಬರೆಯೋಕ್ಕಾಗೋಲ್ಲ ಕಷ್ಟ ಅಂತಲೇ ನವ್ಯ ಕವಿತೆ ಬಂತು ಅಂತಲೂ ಹೇಳಬಹುದು ಬಂದದ್ದು ಹಾಗೆ ಹೋಯಿತು ಕೂಡ ಅದು ಬಂದು ಆ ಮಾಡಿದ ಉಪಕಾರ ಏನಂದರೆ ಪದ್ಯದ ಬಗ್ಗೆ ಜನರಿಗೆ ಒಂದು ಸ್ವಲ್ಪನೂ ಆಧಾರ ಇಲ್ಲದಂತೆ ಆಯಿತು ತಾನೂ ಸತ್ತು ಒಂದು ಮಹಾಪರಂಪರೆಯನ್ನು ಕೊಲ್ಲೋ ಥರ ಆಯಿತು ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇಕೆ ಮಹೇ ಅನ್ನೋ ತರಹ ಆಯಿತು ಹೀಗೆ ಆದದ್ದು ಆದರೆ ಸಂಸ್ಕೃತಕ್ಕೆ ಆ ಸ್ಥಿತಿ ಬರಲಿಲ್ಲ ತಮಿಳಾಗಲಿ ತೆಲುಗಾಗಲಿ ಹಿಂದಿ ಆಗಲಿ ಎಲ್ಲದರೊಳಗೂ ಅಷ್ಟೇ ಹಿಂದಿಯಲ್ಲಿ ನೋಡಿ ನೀವು ತುಳಸಿದಾಸರಂಥವರ ಬರವಣಿಗೆಗಳನ್ನು ಅಥವಾ ಸೂರ್ಯದಾಸರಂಥವ್ರ ಬರವಣಿಗೆಯನ್ನು ನೋಡಿದ್ರೆ ಅದು ಅಜಂತ ಸ್ವರಾಂತವಾದ ಭಾಷೆ ಆ ಸ್ವರಾಂತವಾದ ಭಾಷೆಯಲ್ಲಿ ಛಂದಸ್ಸಿನ ನಿರ್ವಾಹಕ್ಕಿರುವ ಸೌಲಭ್ಯ ಹಂ ತುಮ್ ಮೇ ಆಪ್ ಹಬ್ ಅಂತೆಲ್ಲ ಇರುವಂಥ ಠಕ್ ಠಕ್ ಅಂತ ಮುಗಿತಕ್ಕಂಥ ಪದಗಳಲ್ಲಿ ಏನು ಕವಿತೆ ತರೋಕ್ಕೆ ಸಾಧ್ಯ ಆಗುವಂಥದ್ದಲ್ಲ ಹೀಗಾಗಿ ರೀತಿ ಕಾವ್ಯ ಅಂತ ಹಿಂದಿಯಲ್ಲಿ ಒಂದು ಸಂಪ್ರದಾಯ ಯಾವುದಿತ್ತು ಅದು ಎಷ್ಟು ಒಳ್ಳೆಯ ಛಂದೋ ವೈವಿಧ್ಯವನ್ನೆಲ್ಲ ಹೊಂದಿತ್ತು ಅದು ಪೂರ್ತಿ ಸರ್ವನಾಶವಾಯಿತು ಅರೆ ಮರಾಠಿ ಭಾಷೆ ಸ್ವರಾಂತವಾದ ಭಾಷೆಯಾಗಿದ್ದರಿಂದ ಇವತ್ತು ಮರಾಠಿಯಲ್ಲಿ ವೃತ್ತ ಕಂದ ಆ ರೀತಿಯಾದ ಪದ ಬರವಣಿಗೆ ಸಾಧ್ಯ ಉಂಟು ಅದು ಹಾಗಿರಲಿ ಒಟ್ಟಿನಲ್ಲಿ ಭಾಷೆ ದೇಶಭಾಷೆಗಳಲ್ಲಿ ಬದಲಾಗ್ತಾ ಬಂದಂತೆ ಸಂಸ್ಕೃತದಲ್ಲಿ ಆಗಲಿಲ್ಲ ಅದು ಆಗಿದ್ದರಿಂದನೇ ಪ್ರಾಕೃತ ಅಪಭ್ರಂಶ ಎಲ್ಲ ಬಂತು ಹಾಗೆ ಬಂದದ್ದನ್ನು ಸಂಸ್ಕೃತ ಅಂತ ಒಪ್ಪಲ್ಲ ಈಗ ಹೇಗೆ ಹೊಸಗನ್ನಡವನ್ನು ಕನ್ನಡ ಅಂತ ಒಪ್ಪುತ್ತಾರೋ ಹಾಗೆ ಹಿಂದಿನ ಮತ್ತು ಮರಾಠಿ ಬಂಗಾಳಿನ ಒಪ್ಪಲ್ಲ ಅಂತ ಹೇಳಿದ್ನಲ್ಲ ಈ ಕಾರಣದಿಂದ ಸಂಸ್ಕೃತಕ್ಕೆ ತನ್ನ ಆದಿಕಾಲದಿಂದ ಇದ್ದಂಥ ವೃತ್ತಗಳು ಅನುಷ್ಟುಪ್ಪು ಅಥವಾ ಶಿಖರಣಿ ಉಪಜಾತಿ ಸರ್ಗುಣಿ ಥರ ಸಾವಿರಾರು ಛಂದಸ್ಸುಗಳಿವೆಯಲ್ಲ ಅವು ಒದಗಿ ಬಂದಿವೆ ಅವೇ ಸಾಕಾಗುತ್ತವೆ ಸಂಸ್ಕೃತ ಭಾಷೆಯೇ ಬದಲಾದರೆ ಆಗ ಅದನ್ನು ಸಂಸ್ಕೃತ ಅಂತ ಅನ್ನೋಲ್ಲ ಅದು ಬೇರೆ ಸಂಗತಿ ಆಗ ಬೇರೆ ಛಂದಸ್ಸು ಬೇಕು ಅದು ಮಾತ್ರವಲ್ಲ ಸಂಸ್ಕೃತದ ಭಾಷೆಗಿರುವ ಶಕ್ತಿ ಏನೆಂದರೆ ಜಗತ್ತಿನ ಯಾವ ಛಂದಸ್ಸನ್ನು ಅದರೊಳಗೆ ಬರೀಬಹುದು ಹಾಳು ಬರೆಯೋಕ್ಕಾಗೋಲ್ಲ ಸಂಸ್ಕೃತದಲ್ಲಿ ತತಃ ಕಿಂ ಅಂತೆಲ್ಲ ಬರುತ್ತದೆ ತತ್ ಯಾವತ್ ತಾವತ್ ಅಂತೆಲ್ಲ ಠಕ್ ಠಕ್ ಅಂತ ಮುಗಿಯುತ್ತದೆ ವ್ಯಂಜನ ಅಂತ ಅಂತಂದರೆ ಜಯದೇವ ಒಬ್ಬ ಸಾಕು ಸಂಸ್ಕೃತ ಅದೆಷ್ಟು ಗೇಯಮಯವಾಗಿ ಆಗಬಹುದು ಅಂತ ತೋರಿಸೋದಿಕ್ಕೆ ವದಸಿ ಯದಿ ಕಿಂಚಿದಪಿ ದಂತ ರುಚಿ ಕೌಮುದಿ ಅಂತನ್ವ ಹರತಿದರ ತಿಮಿರ ಮತಿ ಘೋರಂ ಮದನ ಕದನಾರುಣೋ ಮೈ ಸಪತಿ ದಾರುಣೋ ಮುಂಚಮಯಿ ಮಾನಮನಿ ದಾನಂ ಅಂತನ್ನುವಲ್ಲಿ ಒಂದು ಒತ್ತಕ್ಷರ ಇಲ್ಲ ಸಾವಿರ ಹೇತವ ದೀನ ಮಾಧವ ಮನಸ್ಸಿಜ ವಿಶಿಕ ಭಯಾದಿವ ಭಾವನೆಯ ತ್ವಯಿಲೀನ ಅದಾಗಲಿ ಅಥವಾ ಯಾರ ಮಿತಾವನ ಮಾಲಿನ ಆ ಪದ್ಯ ತಗೊಂಡ್ರೂ ಗೊತ್ತಾಗುತ್ತದೆ ಯಾವುದೇ ಜಯದೇವನ್ ತಗೊಂಡ್ರೂ ಅದರ ಅನುಕರಣೆಯಾಗಿ ನೂರಾರು ಬಂದಿವೆ ಅಲ್ಲಿಯೂ ನಮಗೆ ಗೊತ್ತಾಗುತ್ತದೆ ಯಾವುದರಲ್ಲಿಯೂ ಕೂಡ ಈ ಗೇಯಕ್ಕೆ ಬೇಕಾಗಿರುವ ಅಷ್ಟೂ ಸಾಮಗ್ರಿನ ಸಂಸ್ಕೃತ ತಂದುಕೊಡುತ್ತದೆ ಇನ್ನು ಛಂದಸ್ ಬಿಟ್ಟು ಕೂತ್ಕೊಳ್ಳೋದಾ ಅದಕ್ಕೂ ಬೇಕಾದಷ್ಟು ಅವಕಾಶ ಇದೆ ಆದರೆ ಕಾವ್ಯದಲ್ಲಿ ಸೌಂದರ್ಯ ಕಡಿಮೆ ಆಗುತ್ತದೆ ಸಂಸ್ಕೃತದಲ್ಲಿ ನೀವು ತ್ರಿಪದಿ ಸಾಂಗತ್ಯ ಮೊದಲುಗೊಂಡು ಎಲ್ಲ ಬರೀಬೋದು ನಾನೇ ಬರ ತೋರಿಸಿದ್ದೀನಿ ನಾನು ಈಗಾಗಲೇ ಹೇಳಿದಂತೆ ಸಿ ಜಿ ಪುರುಷೋತ್ತಮ ಅಂತವರು ಮಾಡಿದ್ದಾರೆ ಆಂಧ್ರದವರು ಬೇಕಾದಷ್ಟು ಜನ ತ್ರಿಮೂರ್ತಿಗಳ ಛಂದಸ್ಸುಗಳು ತಂದಿದ್ದಾರೆ ಈಚೆಗಷ್ಟೇ ನಾನು ನನ್ನ ಗೆಳೆಯ ಶಶಿಕಿರಣ ಇಬ್ಬರೂ ಸೇರಿ ಕನ್ನಡದಲ್ಲಿ ತೆಲುಗಿನಲ್ಲಿ ಪ್ರಚುರವಾದ ಶಂಪಕ ಉತ್ಪಲ ಮಾಲೆಗಳು ಮೂಲತಃ ಸಂಸ್ಕೃತ ಛಂದಸ್ಸುಗಳೇ ಅವುಗಳಲ್ಲಿ ಲೀಲಾಜಾಲವಾಗಿ ಸಂಸ್ಕೃತದಲ್ಲಿ ಬರೆಯೋಕ್ಕೆ ಸಾಧ್ಯ ಅಂತ ಖಂಡಕಾವ್ಯವನ್ನು ಬಂದು ಬರ ತೋರಿಸಿದ್ವಿ ವಾತ್ಸಲ್ಯ ಗೋಪಾಲಕಂ ಅಂತ ಅಂದರೆ ಸಂಸ್ಕೃತಕ್ಕೆ ಇರುವ ಭಾಷಿಕ ಪರಿಪೂರ್ಣತೆ ಎಂಥದ್ದು ಭಾಷಾ ಪಾರಿಪೂರ್ಣ್ಯ ಯಾವ ಮಟ್ಟದ್ದು ಅಂದರೆ ಜಗತ್ತಿನ ಯಾವ ಛಂದಸ್ಸು ಯಾವ ಛಂದಸ್ಸಲ್ಲದ್ದನ್ನು ತಾನು ಲೀಲಾಜಾಲವಾಗಿ ನಿರ್ವಾಹ ಮಾಡಬಲ್ಲದು ತನ್ನ ಭಾಷಿಕ ವ್ಯುತ್ಪತ್ತಿಯನ್ನು ಒಂದು ಸ್ವಲ್ಪವೂ ವ್ಯತ್ಯಾಸ ಮಾಡಿಕೊಳ್ಳದೆ ಅಂದರೆ ಅದರ ವ್ಯಾಕರಣ ಶುದ್ಧಿಯನ್ನು ಪದ ಸಮೃದ್ಧಿಯನ್ನು ಬದಲು ಮಾಡಿಕೊಳ್ಳದೆ ಮಾಡಬಹುದು ಹೀಗಿರುವಾಗ ಹೊಸ ಛಂದಸ್ಸುಗಳು ಅನ್ನುವಂಥ ಒಂದು ಲಾಂಪಟ್ಯ ಒಂದು ಕ್ಷುದ್ರ ಕುತೂಹಲ ಒಂದು ಅವಿಚಾರಿತ ರಮಣೀಯವಾದ ಆಸ್ಥೆ ಸಂಸ್ಕೃತಕ್ಕೆ ಬೇಕಿಲ್ಲ ಆದರೆ ಇಷ್ಟೆಲ್ಲ ವಿವೇಕ ಆಧುನಿಕ ಕಾಲದ ಸಂಸ್ಕೃತ ಕವಿಗಳಲ್ಲಿ ಬಲುಮಟ್ಟಿಗೆ ಇಲ್ಲ ಹೊಸದಾಗಿ ಹೊಸ್ತು ಅಂತ ಅದು ಹೇಗೆ ಬಟ್ಟೆ ಉಟ್ಟು ಸುಸ್ತಾಗಿದೆ ಅಂತ ಬ ಬೆತ್ತಲೆ ತಿರುಗದಂತೆ ಮತ್ತೇನೂ ಅಲ್ಲ ರುಚಿ ರುಚಿಯಾದ ಅಡುಗೆ ಮಾಡ್ಕೊಂಡು ಬೇಸರ ಆಯಿತು ಅಂತ ಚರಂಡಿಗೆ ಮೂಸ್ ನೋಡೋ ಥರ ಆಗಿದೆ ನಾನು ಬಹಳ ಕಟುವಾಗಿ ಹೇಳ್ತಾ ಇರ್ಬೋದು ಅವ್ರು ಮಾಡಿರೋ ಪ್ರಯೋಗಗಳನ್ನು ನೋಡಿದಾಗ ಒಂದು ಸ್ವಲ್ಪವೂ ಘನತೆ ಕಾಣಿಸೋಲ್ಲ ತುಂಬ ದೊಡ್ಡ ಲೇಖಕರು ಬಹಳ ಒಳ್ಳೆಯ ಹೆಸರಿರತಕ್ಕಂಥವರು ನೂರಾರು ಗ್ರಂಥಗಳನ್ನು ಬರೆದಿದ್ದಾರೆ ನಿರಂತರವಾಗಿ ವಾಗ್ ವ್ಯವಸಾಯವನ್ನು ಮಾಡ್ತಾ ಇರತಕ್ಕಂಥವರು ಅಭಿರಾಜ ರಾಜೇಂದ್ರ ಮಿಶ್ರ ಇವತ್ತು ಶಿಮ್ಲಾದಲ್ಲಿದ್ದಾರೆ ಅವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೈಯಾಡಿಸಿದ್ದಾರೆ ಒಳ್ಳೆಯ ಭಾಷೆ ಅವರದು ತುಂಬ ಒಳ್ಳೆಯ ಕಲ್ಪನೆಗಳು ಎಷ್ಟೋ ಕಡೆ ಮಾಡ್ತಾರೆ ಅಂಥವರು ಕೂಡ ಗಜಲ್ ಅಂತ ಗಲಜ್ಜಲಿಕ ಅಂತ ನಾಗಾರು ಕವನ ಸಂಕಲನಗಳು ತಂದಿದ್ದಾರೆ ಏನೊಂದು ಸಂತೋಷ ಕೊಡೋದಿಲ್ಲ ಆ ಅಂತ್ಯಪ್ರಾಸ ನಿರ್ವಾಹ ಮಾಡೋದ್ರೊಳಗೆ ಅವರ ಸರ್ವಶಕ್ತಿಗಳು ಖಾಲಿ ಆಗ್ಬಿಡ್ತು ಅವರ ಬಾಯಿಂದಲೇ ಅವರಿಂದಲೇ ಈ ಗಜಲ್ಗಳನ್ನು ಹಾಡಿಸಿ ಕೇಳಿದ್ದೀನಿ ಏನು ಸುಖವಿಲ್ಲ ಇದ್ದಿದ್ರೊಳಗೆ ಅವ್ರ ಮೇಲು ಅಂತ ಅವರದೇ ಅಷ್ಟು ಕಳಪೆಯಾಗಿದೆ ಸಂಸ್ಕೃತ ವ್ಯಾಕರಣವನ್ನೆಲ್ಲ ಆಪೋಷಣ ತಗೊಂಡ ಅಪರಾಗಸ್ತ್ಯ ಪುಷ್ಪ ದೀಕ್ಷಿತ ಅವರಿದ್ದಾರೆ ಅವರು ಬರೆಯೋ ಕವಿತೆಗಳು ಪರಮಾತ್ಮನಿಗೆ ಪ್ರೀತಿ ಅವರು ಈ ಥರದ್ದೆಲ್ಲ ಬರೆದಿದ್ದಾರೆ ಎಷ್ಟೋ ವ್ಯಾಕರಣ ಚಮತ್ಕಾರಗಳು ಮಾಡ್ತಾರೆ ಅಷ್ಟಕ್ಕೆ ಆಗಿವೆ ವೃತ್ತ ಮತ್ತು ಶ್ಲೋಕ ಇತ್ಯಾದಿಗಳು ಬರೆದರೆ ಎಷ್ಟೋ ಚೆನ್ನ ಅವರು ಅದು ಬರೆಯೋಕೆ ಹೋಗಿಲ್ಲ ಅಂದರೆ ರೂಪಕ್ಕಾಗಿ ರೂಪ ಅಂತ ಮಾಡಿಕೊಂಡು ಸಂಸ್ಕೃತ ಸಾಹಿತ್ಯ ಆಧುನಿಕದಲ್ಲಿ ಹದಗೆಟ್ಟಿದೆ ಬಟ್ ಅದೆಲ್ಲ ಪಾಶ್ಚಾತ್ಯ ಪ್ರಭಾವದಿಂದ ಆದದ್ದು ಇದು ರೂಪಕ್ಕೆ ಸಂಬಂಧಪಟ್ಟದ್ದಾದರೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೆ ಅಂದರೆ ಈಗ ಕಾಂಟೆಂಟ್ ವಸ್ತುವನ್ನು ನೋಡಿದಾಗ ಮೊತ್ತ ಮೊದಲಿಗೆ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ತೆಗೆದುಕೊಳ್ತಾ ಇದ್ದಿದ್ದು ಪ್ರಸಿದ್ಧ ಅಂತಂದರೆ ಪುರಾಣಗಳಿಂದ ಇಲ್ಲಿ ಇತಿಹಾಸದಿಂದ ದೇವ ದೇವತೆಗಳದು ಋಷಿಗಳದು ಅಥವಾ ರಾಜರ್ಷಿಗಳದು ಚರಿತ್ರೆ ಇಲ್ಲ ಹೆಚ್ಚಂದರೆ ಐತಿಹಾಸಿಕ ಪುರುಷರದು ಈಗ ಹರ್ಷ ಚರಿತ ಇರ್ಬೋದು ರಾಜತರಂಗಿಣಿ ಇರ್ಬೋದು ಅಥವಾ ನವಸಾಹಸಾಂಕ ಚರಿತಂ ಇರಬಹುದು ಈ ರೀತಿಯಾಗಿ ಅವುಗಳ ಬಂದದ್ದನ್ನು ನಾವು ನೋಡ್ತೀವಿ ಆದರೆ ಆಧುನಿಕ ಕಾಲ ಬರ್ತಿದ್ದಂತೆ ಸಾಮಾನ್ಯ ಮನುಷ್ಯ ಕೇಂದ್ರದಲ್ಲಿ ಬಂದಾಗ ಅವನನ್ನು ಕುರಿತು ಕಾವ್ಯ ಬರೀಬೇಕು ಅಂತ ಬಂತು ಹಾಗಾಗಿ ಯಥೇಷ್ಟವಾಗಿ ಆ ಸಾಮಾನ್ಯದ ಒಂದು ಬರವಣಿಗೆ ನಡೆದಿದೆ ಎಲ್ಲಿವರೆಗೆ ಅಂದರೆ ನಮ್ಮ ಮೈಸೂರಿನ ಒಳ್ಳೆಯ ಸಂಸ್ಕೃತ ವಿದ್ವಾಂಸರು ರಸಜ್ಞರಾದ ಎಚ್ ವಿ ನಾಗರಾಜರಾಯರು ಶ್ರೀಸಾಮಾನ್ಯಸ್ಯ ದುಷ್ಪ್ರಭಾತಂ ಅಂತ ಒಂದು ಬರೆದಿದ್ದಾರೆ ಸಂಸ್ಕೃತ ಅಂದರೆ ಸ್ತೋತ್ರ ಅಂತ ಎಲ್ಲರಿಗೂ ಗೊತ್ತು ಆದರೆ ಇಲ್ಲಿ ಅದು ಸ್ತೋತ್ರ ಯಾವ ಥರ ಆಗಿದೆ ಅಂತಂದರೆ ಅವನಿಗೆ ಕೆಟ್ಟ ಬೆಳಗ್ಗೆ ಅದು ಗುಡ್ ಮಾರ್ನಿಂಗ್ ಅಲ್ಲ ಬ್ಯಾಡ್ ಮಾರ್ನಿಂಗ್ ಅಂತ ಸಾಮಾನ್ಯನ ಕೇಂದ್ರದಲ್ಲಿ ಇಟ್ಟುಕೊಂಡು ಅಂತ ಹಾಗೆ ಅಲ್ಲಿವರೆಗೂ ಬಂದಿದೆ ಸಾಮಾನ್ಯನೇ ಇಡೀ ಕಾವ್ಯದಲ್ಲಿ ನಾಯಕನಾಗಿ ನಡೆಯಬೇಕು ಅಂತ ಅನ್ನೋದನ್ನು ಇಟ್ಟುಕೊಂಡು ಬೇಕು ಬೇಕಾದಂತೆ ಕಾವ್ಯಗಳನ್ನು ಬರೆದಿದ್ದಾರೆ ಗೀತ ಧೀವರಂ ಅಂತ ಒಂದು ಗೀತ ಕಾವ್ಯವನ್ನೇ ರಾಧಾವಲ್ಲಭ ತ್ರಿಪಾಠಿಯವರು ಬರೆದಿದ್ದಾರೆ ಅದರೊಳಗೆ ಒಬ್ಬ ಬೆಸ್ತನನ್ನೇ ಕೇಂದ್ರವಾಗಿಟ್ಟುಕೊಂಡು ಬರೆದಿರತಕ್ಕಂಥದ್ದು ಈ ಥರದ ಅನೇಕ ಸಾಹಿತ್ಯ ನಿರ್ಮಾಣಗಳು ನಡೆದಿರತಕ್ಕಂಥದ್ದು ಮತ್ತು ಮಹಾಕಾವ್ಯದ ಚೌಕಟ್ಟು ಸಂಸ್ಕೃತದಲ್ಲಿ ಇದೆಯಲ್ಲ ನಾವು ಹೆಮ್ಮೆ ಪಡ್ತೀವಿ ಕನ್ನಡದಲ್ಲಿ ಇಷ್ಟು ಮಹಾಕಾವ್ಯ ಬಂತು ರಾಮಾಯಣ ದರ್ಶನ ಬಂದಿದೆ ಭವ್ಯ ಮಾನವ ಬಂದಿದೆ ಶ್ರೀಹರಿಚರಿತೆ ಬಂದಿದೆ ಶ್ರೀರಾಮ ಪಟ್ಟಾಭಿಷೇಕಂ ಬಂದಿದೆ ಗ್ರಾಚಾರ ಕೆಟ್ಟು ಮೊಯ್ಲಿಯವರ ಕಾವ್ಯ ಕೂಡ ಬಂದಿದೆ ಅದು ಒಂದೇ ಎರಡೇ ಮೂರು ನಾಲ್ಕು ಬಂದಿದೆ ಮತ್ತು ಲತಾ ರಾಜಶೇಖರ್ ಅಂತ ಮೈಸೂರಿನವರೊಬ್ಬರು ಗ್ರಾಚಾರ ಕೆಟ್ಟರೆ ನಿಮ್ಮ ಮೇಲೂ ಮಹಾಕಾವ್ಯ ಬರೆದು ಬಿಡ್ತಾರೆ ಬುದ್ಧನ ಮೇಲೆ ಬಸವನ ಮೇಲೆ ಎಲ್ಲರ ಮೇಲೂ ಬರೆದಿದ್ದಾರೆ ಹೀಗೆ ಜಗತ್ತಿನ ಮೇಲೆ ಬಂದು ಬಂದು ಬಂಡೆ ಕಲ್ಲುಗಳ ಥರ ಎಸಿತಾನೇ ಇರ್ತಾರೆ ಅದು ಕನ್ನಡದಲ್ಲಿ ಹತ್ತು ಬಂದಿದೆ ಹದಿನೈದು ಬಂದಿದೆ ಅಂತ ಪಿ ಎಚ್ ಡಿಗಳು ಬೇಕಾದಷ್ಟು ಅದ್ರ ಮೇಲೆ ಬಂದಿದೆ ಆದರೆ ಈ ಥರ ಒಂದು ಕುವೆಂಪುರ ರಾಮಾಯಣ ದರ್ಶನ ಅಪವಾದ ಅದು ಲೋಕೋತ್ತರವಾದ ಮಹಾಕಾವ್ಯ ಆಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಮಾಸ್ತಿಯವ್ರದ್ದು ಪೂತಿನ ಅವ್ರದ್ದು ಒಂಥರ ರಾಮನ ಮುಂದೆ ಎಲ್ಲೋ ಕೈ ಕಟ್ಕೊಂಡು ಮುಖ ಊದಿಸ್ಕೊಂಡು ಆಂಜನೇಯ ನಿಲ್ತಾನಲ್ಲ ಆ ತರಹ ಇರಬಹುದು ಕುವೆಂಪು ರಾಮಾಯಣ ದರ್ಶನದ ಮುಂದೆ ಆ ಭವ್ಯವಾದ ಮಹಾಕಾವ್ಯ ಅದೇ ನಿಜವಾದ ಆಧುನಿಕ ಕನ್ನಡದ ಮಹಾಕಾವ್ಯ ಅಂದರೆ ಕುವೆಂಪು ರಾಮಾಯಣ ದರ್ಶನ ಮಿಕ್ಕಿದ್ದೆಲ್ಲ ಅದರ ಮುಂದೆ ತುಂಬ ಕಳಪೆ ಗೋಕಾಕರ ಭಾರತ ಸಿಂಧುರಶ್ಮಿ ವಸ್ತು ಭವ್ಯ ರೂಪ ಕಳಪೆ ಅದರ ನಿರೂಪಣೆಯೂ ಬಹಳ ಕಳಪೆ ಹೀಗೆ ಎಷ್ಟೋ ಬಂದಿದೆ ಒಂದು ಇಪ್ಪತ್ತ್ ಮೂವತ್ತು ಅಂತ ಅನ್ನೋಣ ಆದರೆ ಸಂಸ್ಕೃತದಲ್ಲಿ ಆಧುನಿಕ ಸಂಸ್ಕೃತದಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಮುನ್ನೂರು ನಾನ್ನೂರಕ್ಕೆ ಕಡಿಮೆ ಇಲ್ಲದೆ ಇದೆ ಅದು ಏನು ಯಾವ್ಯಾವುದೋ ಊರುಗಳಲ್ಲಿ ಪಾಪ ಎಲ್ಲೆಲ್ಲೋ ಚಂದ ಎತ್ತಿ ಪುಸ್ತಕ ಪ್ರಿಂಟ್ ಮಾಡಿಸ್ಕೋತಾರೆ ಕೆಲವ್ರಿಗೆ ಅದೂ ಶಕ್ತಿ ಇರೋಲ್ಲ ಆನ್ ರೆಕಾರ್ಡ್ಸ್ ನಮಗೆ ಸಿಗುವುದು ನನಗೆ ಸಿಗುವುದೇ ಸಂಸ್ಕೃತ ಸಾಹಿತ್ಯದ ಹತ್ತು ಪರ್ಸೆಂಟೂ ಇಲ್ಲ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಮಟ್ಟಿಗೆ ವಿ ಆರ್ ಐಸೋಲೇಟೆಡ್ ಅಷ್ಟು ಬಂದಿವೆ ಅವೆಲ್ಲ ಮಹಾಕಾವ್ಯ ಅಂತಲ್ಲ ಮಹಾಕಾವ್ಯದ ಲಕ್ಷಣ ಇರುವಂತೆ ನಮ್ಮದೂ ಇದೆ ಅಂತ ಆ ಥರದ ಮಹಾಕಾವ್ಯದಲ್ಲಿ ಮಾರ್ಕ್ಸ್ ಚರಿತಂ ಲೆನಿನಾಮೃತಂ ಅನ್ನುವಂಥವೆಲ್ಲ ಇದೆ ಲೆನಿನ್ ಬಗ್ಗೆ ಒಂದು ಮಹಾಕಾವ್ಯ ಬಂದಿದೆ ಸಂಸ್ಕೃತ ವಿಮರ್ಶಕರೆಲ್ಲ ಕೊಂಡಾಡಿದ್ದಾರೆ ಅದರಳು ಒಂದು ಪದ್ಯವೂ ಚೆನ್ನಾಗಿಲ್ಲ ಅಷ್ಟನ್ನು ಮಾತ್ರ ಹೇಳ್ತೀನಿ ಈ ಕ್ರಿಸ್ತು ಭಾಗವತಂ ಅಂತ ದೇವಸ್ಯ ಅಂತ ಒಬ್ಬ ಫಾದರ್ ಕ್ರಿಸ್ಟ ಕ್ರಿಶ್ಚಿಯನ್ ಫಾದರ್ ಕೇರಳದಿಂದ ಅವರೊಂದು ಮಹಾಕಾವ್ಯ ಬರೆದಿದ್ದಾರೆ ಕ್ರಿಸ್ತನ ಮೇಲೆ ಅದು ಸಾಮಾನ್ಯಕ್ಕೇ ಇದೆ ಕುತೂಹಲದಿಂದ ಇವುಗಳನ್ನು ನೋಡಿದ್ದಾಯಿತು ಹೀಗೆ ಒಬ್ಬೊಬ್ಬರ ಬಗ್ಗೆನೂ ಇದೆ ಸಂಸ್ಕೃತದಲ್ಲಿ ಎಲ್ಲಿವರೆಗೂ ಇದ್ದಾರೆ ಅಂದರೆ ಸಂಸ್ಕೃತ ವಿದ್ವಾಂಸರ ಅಥವಾ ಕವಿಗಳ ಮಾನಹೀನತೆ ಯಾವ ಮಟ್ಟದ್ದು ಅಂದರೆ ಗಾಂಧಿ ನೆಹರು ಇವರುಗಳ ಬಗ್ಗೆ ಹೋಗಲಿ ಒಬ್ಬೊಬ್ಬರ ಬಗ್ಗೆನೂ ಹತ್ತು ಹದಿನೈದು ಮಹಾಕಾವ್ಯಗಳಿದೆ ರಾಹುಲ್ ಗಾಂಧಿದೊಂದು ಕಾದಿದೆ ಇನ್ನೂ ಯಾರೂ ಕೈ ಹಾಕಿಲ್ಲ ಇಂದಿರಾ ಯಶೋವರ್ಣನಂ ಇಂದಿರಾ ಜೀವನಂ ಇಂದಿರಾ ಚರಿತಮ್ ಅಂತ ಇಂದಿರಾ ಗಾಂಧಿ ಮೇಲೆ ಬಂದಿದೆ ಮುಲಾಯಂ ಸಿಂಗ್ ಮೇಲೆ ಬಂದಿದೆ ಮೂಲಯಮ ಚರಿತಮ್ ಅಂತ ಇನ್ನು ಅಖಿಲೇಶ್ ಯಾದವ್ರ ಬಗ್ಗೆ ಬರಬೇಕಾಗಿದೆ ಅನಿಸುತ್ತೆ ಬರೆದು ಇದ್ದಿರ್ಬೋದು ಬರೆದ್ರೆ ಒಂದು ಪ್ರಮೋಷನ್ ಗ್ಯಾರಂಟಿ ಆ ಥರದ್ದು ಅಂದರೆ ಪ್ರತಿಯೊಬ್ಬ ರಾಜಕೀಯ ನಾಯಕರ ಬಗ್ಗೆ ಉಂಟು ತಿಲಕ ಯಶೋರ್ಣವ ಅಂತ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವ್ರ ಬಗ್ಗೆ ಇರ್ಬೋದು ದಯಾನಂದ ಶರಿತಮ್ ಅಂತ ದಯಾನಂದ ಸರಸ್ವತಿಗಳ ಬಗ್ಗೆ ಇರ್ಬೋದು ಕನ್ನಡದವರೇ ಆದಂತಹ ಮಂಜುನಾಥ್ ಭಟ್ಟ ಅವರು ಯಾವ ಪ್ರಸಿದ್ಧವಾದ ಒಂದು ಶಿವಾನಂದ ಆಶ್ರಮ ಅಂತ ಸ್ಥಾಪನೆ ಮಾಡಿ ಯೋಗ ಇತ್ಯಾದಿಗಳೆಲ್ಲ ಬೆಳೆದುಕೊಂಡು ಬಂದ ಋಷಿಕೇಶದ ಶಿವಾನಂದ ಸ್ವಾಮಿಗಳಿದ್ದಾರೆ ಅವ್ರನ್ನ ಕುರಿತು ಬರೆದಂಥ ಒಂದು ಮಹಾಕಾವ್ಯ ಇರ್ಬೋದು ಹಾಗೆ ಎಲ್ಲ ಯತಿಗಳ ಬಗ್ಗೆ ಎಲ್ಲರ ಬಗ್ಗೆನೂ ಬರೆದಿದ್ದಾರೆ ಆದರೆ ಈ ರಾಜಕೀಯ ವ್ಯಕ್ತಿಗಳ ಬಗ್ಗೆನೂ ಅಷ್ಟು ಉಂಟು ಸಂಸ್ಕೃತಕ್ಕೆ ಏಕಮೇವ ಅದ್ವಿತೀಯ ಜ್ಞಾನಪೀಠ ಅಂತ ಕೊಟ್ಟಂತಹ ಸತ್ಯವ್ರತ ಶಾಸ್ತ್ರಿಗಳು ಅವರು ಮಾನಗೆಟ್ಟು ಇಂದಿರಾ ಗಾಂಧಿ ಮೇಲೆ ಬರೆದಿದ್ದಾರೆ ಒಂದು ಕಾವ್ಯ ಇವತ್ತು ತುಂಬ ದೊಡ್ಡ ಪಂಡಿತರು ಬಹಳ ದೊಡ್ಡ ಬೃಹತ್ ಕಾವ್ಯ ಸ್ವಾತಂತ್ರ್ಯ ಸಂಭವಂ ಅಂತ ಒಂದು ಆರೇಳು ಸಾವಿರ ಪದ್ಯಗಳಿರ್ತಕ್ಕಂಥ ಕಾವ್ಯ ಬರೆದವರು ರೇವಾಪ್ರಸಾದ್ ದ್ವಿವೇದಿ ಅವರು ತೀರ ಈಚಿನವರೆಗೂ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿವರೆಗೂ ನಡೆದಂಥ ಘಟನೆಗಳನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಮೂರು ಎಡಿಷನ್ಸಲ್ಲಿ ಬರೆದಿದ್ದಾರೆ ಸ್ವಾತಂತ್ರ್ಯ ಸಂಭವಂ ಕಾವ್ಯವನ್ನು ಅದರೊಳಗೆ ಪ್ರೌಢ ಪಂಡಿತರು ಒಳ್ಳೆ ಭಾಷೆ ಬಳಸ್ತಾರೆ ಏನೂ ಸ್ವಾರಸ್ಯ ಇಲ್ಲ ನಿರ್ಲಜ್ಜವಾಗಿ ಇವರುಗಳನ್ನೆಲ್ಲ ಕೊಂಡಾಡ್ತಾರೆ ನಮ್ಮ ಕಣ್ಣೆದುರಿಗೇನೆ ಸ್ಕ್ಯಾಮ್ಗಳ ಮೇಲೆ ಸ್ಕ್ಯಾಮ್ಗಳು ಕ್ರೈಮ್ಗಳ ಮೇಲೆ ಕ್ರೈಮ್ಗಳು ಅನಾಚಾರಗಳ ಮೇಲೆ ಅನಾಚಾರಗಳು ಮಾಡಿದ ರಾಜಕೀಯ ವ್ಯಕ್ತಿಗಳನ್ನು ಕೊಂಡಾಡಿ ಮಹಾಕಾವ್ಯಗಳು ಯಾಕೆ ಈ ಎಲೆಕ್ಷನ್ ಕೋಲಾಹಲದಲ್ಲಿ ನರೇಂದ್ರ ಮೋದಿ ಬಗ್ಗೆ ನೂರಾರು ಪದ್ಯಗಳು ಒಂದು ಪದ್ಯದಲ್ಲೂ ಲಕ್ಷಣ ಶುದ್ಧಿ ಇಲ್ಲ ಒಂದು ಪದ್ಯವೂ ಸ್ವಾರಸ್ಯವಿಲ್ಲ ವಾಟ್ಸಪ್ಗಳಲ್ಲೆಲ್ಲ ಹರಿದಾಡ್ತು ಈ ಥರ ಸಂಸ್ಕೃತ ಕವಿಗಳು ನೆನೆಸ್ಕೊಂಡ ತಕ್ಷಣ ರಾಡಿ ಹರಸೋದಕ್ಕೆ ಬೇಕಾದಂತೆ ಸಿದ್ಧವಾಗಿಬಿಟ್ಟಿದ್ದಾರೆ ಹೀಗೆಲ್ಲ ಉಂಟು ಬೇಕಾದಂತೆ ಅಂದರೆ ಕ್ವಾಂಟಿಟಿಯಲ್ಲಿ ಕೇಳಿದ್ರೆ ಜಗತ್ತು ಬೆಚ್ಚಿ ಬೀಳೋಷ್ಟು ಸಾಮಗ್ರಿ ಮಾಡಿದ್ದಾರೆ ಹೀಗೆ ಆಧುನಿಕತೆಯ ಪ್ರಭಾವದಿಂದ ಕಾಂಟೆಂಪ್ರರಿ ಹೀರೋಸನ್ನೆಲ್ಲ ತೆಗೆದುಕೊಳ್ಳಬೇಕು ಅಂತ ಅಂದರೆ ವಸ್ತು ಹೊಸತಾದ ತತ್ಕ್ಷಣ ನಿಜವಾದ ಹೊಸತನ ಬಂತ ಅನ್ನುವ ಪ್ರಶ್ನೆ ಯಾರೂ ಕೇಳ್ಕೊಳ್ಳಲ್ಲ ಎತ್ತೀತು ಅಂದರೆ ಕೊಟ್ಟಿಗೆ ಕಟ್ಟು ಅಂತ ಆ ಬಗೆಯಲ್ಲಿ ಪ್ರತಿಯೊಂದು ಕೋತಿಯೂ ಹನುಮಂತ ಅಂತ ಭಾವಿಸ್ಕೊಂಡ್ರೆ ಹೇಗೆ ಅವನು ಸಮುದ್ರ ದಾಟಿದ ಭವಿಷ್ಯದ ಬ್ರಹ್ಮ ಇವ್ರಿಗುಂಟ ಆಸಕ್ತಿ ಆ ಥರ ಹೀಗೆ ಮಾಡುವಂಥದ್ದಾಗಿದೆ ಅದರಿಂದಾಗಿ ಹೊಸ ವಸ್ತುವನ್ನು ಇಟ್ಕೊಂಡ್ರೆ ಸಾಕು ಸ್ತ್ರೀವಾದ ದಲಿತವಾದ ವಸಾಹತುಶಾಹಿವಾದ ಹೀಗೆ ಪ್ರತಿಯೊಂದು ವಾದ ಯಾವುದು ಯಾವ ಭಾಷೆಯಲ್ಲಿ ಬಂದರೂ ಅದು ಸಂಸ್ಕೃತದಲ್ಲೂ ಇದೆ ಅದನ್ನು ಕುರಿತು ರೆಪ್ರೆಸೆಂಟೇಷನ್ ಇದೆ ಅನ್ನುವಂಥದ್ದನ್ನೆಲ್ಲ ಕಾಣ್ತೀವಿ ಅದರ ಮಾಡರ್ನ್ ಪೊಯಿಟ್ರಿಯ ಅವಲಕ್ಷಣ ಲಕ್ಷಣಗಳ ರೂಪದಿಂದಾಗಿ ಒಂದು ಶ್ರೀನಿವಾಸ ರಥ ಅಂತ ಒಬ್ಬರು ಇದ್ದರು ಈಗ ಬದುಕಿಲ್ಲ ಅವರು ಒರಿಸ್ಸಾ ಕಡೆಯ ಕವಿ ಮಧ್ಯಪ್ರದೇಶದಲ್ಲಿ ನೆಲೆಸಿದ್ರು ಅವರು ಛಂದೋಬದ್ಧವಾದ ಕಾವ್ಯ ಬರೆಯುವಷ್ಟು ತಿಳುವಳಿಕೆ ಇದ್ದರೂ ಅದನ್ನು ಬರೆಯದೆ ಮುಕ್ತಕ ಛಂದಸ್ಸು ಅಂತಲೇ ಮುಕ್ತ ಛಂದಸ್ಸು ಅಂತಲೇ ಏನೇನೋ ಇಟ್ಕೊಂಡ್ರು ಅವರು ಏನು ಅಸಂಬದ್ಧ ಎಲ್ಲ ಬರೆದಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತದೆ ಸರ್ಪೋಕ್ತಿಹಿ ಅಂತ ಒಂದು ಕವಿತೆ ಹಾವಿನ ಮಾತು ಅಂತ ಅದನ್ನು ಪ್ರಿಂಟ್ ಮಾಡಿಸಿರೋದು ಜಿಗ್ಸಾಕ್ ಆಗಿ ಪ್ರಿಂಟ್ ಮಾಡಿಸಿದ್ದಾರೆ ನೋಡಿದವ್ರು ಏನೋ ಗೋಮೂತ್ರಿಕ ಚಿತ್ರಬಂಧ ಮಾಡಿದ್ದಾರೆ ಅಂತಂದರೆ ಗೋಮೂತ್ರವೂ ಅಲ್ಲ ಮಹಿಷಮೂತ್ರವೂ ಅಲ್ಲ ಅಡ್ಡಾದಿಡ್ಡಿಯಾಗಿ ಬರೆದಿರೋದಷ್ಟೇ ಈ ಎ ಕೆ ರಾಮಾನುಜನ್ ಅಂತ ಅವರೂ ಒಬ್ಬರು ಕವಿ ಅವರೂ ಒಬ್ಬ ಲೇಖಕರು ಅಂತ ಕುಪ್ರಸಿದ್ಧಿ ಪಡೆದರು ಅವರು ತುಂಬ ಹಿಂದೆ ಒಂದು ಕವಿತಾ ಸಂಕಲನ ತಂದರು ಹೊಕ್ಕುಳ ಬಳ್ಳಿ ಹೊಕ್ಕುಳಲ್ಲಿ ಹೂವಿಲ್ಲ ಅಂತ ಆಮೇಲೆ ಕುಂಟೆಬಿಲ್ಲೆ ಅಂತ ಮತ್ತೊಂದು ಕವಿತಾ ಸಂಕಲನ ಬಂತು ಆ ಹೊಕ್ಕುಳಲ್ಲಿ ಹೂವಿಲ್ಲನಲ್ಲಿ ಅಂಗುಳ ಹುಳು ಅಂಗುಳ ಹುಳು ಅಂಗುಲ ಹುಳು ಅಂತ ಒಂದು ಕವಿತೆ ಬರುತ್ತೆ ಆ ಅಂಗುಲ ಹುಳು ಎಲ್ಲವನ್ನೂ ಅಳೀತಾ ಬಂತು ಆದರೆ ಕೋಗಿಲೆಯ ಧ್ವನಿಯನ್ನು ಅಳೆಯೋಕ್ಕಾಗಲಿಲ್ಲ ಅಂತ ಆ ಭಾವ ಚೆನ್ನಾಗಿದೆ ಎಲ್ಲವನ್ನೂ ಅಳೆದು ಬಿಸಾಡ್ತು ಆದರೆ ಈ ಸೌಂದರ್ಯ ಅಳೆಯೋಕ್ಕಾಗಲಿಲ್ಲ ಅಂತ ಆ ಕೊನೆಯ ಸಾಲು ಅದು ಬಹಳ ಚೆನ್ನಾಗಿದೆ ಮಿಕ್ಕಿದ್ದೆಲ್ಲ ಅದಕ್ಕೆ ಬ್ಯಾಕಪ್ ಆಗಿದೆ ಅದು ತನ್ನ ಮೈಯನ್ನು ಕಮಾನಾಗಿ ಮಾಡಿಕೊಳ್ತು ಅಂದರೆ ಕಮಾನಾದ ಅಕ್ಷರದಲ್ಲಿ ಬರೀತಾರೆ ಹಾ ಆ ಥರ ಜಾರಿ ಬಿತ್ತು ಅಂದರೆ ಜಾರಿ ಬಿತ್ತು ಅಂತ ಮೆಟ್ಲು ಮೆಟ್ಲಾಗಿ ಬರೀತಾರೆ ಹಾಗೆ ಇವರು ಅದೇ ಥರ ಮಾಡಿದ್ದಾರೆ ಹೇ ಸಜ್ಜನಾ ಯುಷ್ಮದ್ ವಾಗ್ ಚಮತ್ ವಾಕ್ ವಾ ವಾಗ್ ಯುಷ್ಮದ್ ವಾಗ್ವಚನ ಪ್ರಣಯ ವ್ಯವಹಾರ ಸದೃಶಿ ಮೇ ಗತಿರಸ್ನಿ ವಾಗ್ವಚನ ಅಂದರೆ ಏನು ವಾಕು ವಚನ ಎರಡು ಒಂದೇನೆ ವಾಗ್ವಚನ ಯಾಕೆ ಯುಷ್ಮದ್ ವಾಗ್ವಚನ ಅನ್ನುವಲ್ಲಿ ಅವನು ಪುನರುಕ್ತಿ ಮತ್ತು ಇದೇನು ಏ ಸಜ್ಜನರೇ ನಿಮ್ಮ ಮಾತಿನ ಮಾತಿನ ಪ್ರೀತಿ ಯಾವುದಿದೆ ವ್ಯವಹಾರ ಯಾವುದಿದೆ ಅದರ ರೀತಿಯಲ್ಲಿ ನನ್ನ ಗತಿಯೂ ಇದೆ ಅಂತ ಅಂದರೆ ನಿಮ್ಮ ಮಾತು ಡೊಂಕು ನನ್ನ ಗತಿಯು ಡೊಂಕು ಅಂತ ಇದನ್ನು ಹೇಳೋದಕ್ಕೆ ಈ ರೀತಿಯಾಗಿ ಬಳಸ್ಕೊಳ್ಳೋದು ಅದೇ ಥರ ಹಾಯ್ಕು ಅಂತ ಅಲ್ಲಿ ಒಂದೊಂದು ಸಾಲಿಗೆ ಒಂದೊಂದು ಅಕ್ಷರ ಬರೀತಾರೆ ಗತಃ ಸೂರ್ಯೋಹ ದಿಕ್ ತಿಮಿರಮಭಿತಃ ಇದು ಎರಡು ಸಾಲು ಇನ್ನು ಪ ಅರ್ಣ ಪ ತ ಎಲೆ ಬಿತ್ತು ಪ ಋಣ ಪ ತ ನಮ್ ಅಂತ ಪ್ರಿಂಟಲ್ಲಿ ಮಾತ್ರ ನೋಡ್ಕೋಬೇಕೆ ಕವಿತೆ ಅನ್ನೋದು ಕಿವಿಗಲ್ವ ಭಾಷೆ ಅನ್ನೋದು ಕಿವಿಯ ಮೂಲಕ ಹೋಗುವುದಲ್ವೇ ನಮ್ಮ ನೇಮಿಚಂದ್ರ ಹೇಳ್ತಾನೆ ಕಿವಿಯಿಂದಿಂಟಿಸುವರ ಸಮಸ್ತ ರಸ ರಸ ರಸಮಂ ಅಂತ ಹಾಗಲ್ಲ ನಮ್ಮ ಕರ್ನಾಟಕ ಸಂಗೀತಗಾರರು ತೊಡೆ ತಟ್ಟಿಕೊಂಡು ಕೈಯಿಂದ ತಾಳ ತೋಡಿಸ್ತೀವಿ ತೋರಿಸ್ತೀವಿ ಎಷ್ಟು ಅವಿವೇಕವೋ ಕಣ್ಣಿಂದ ನಾವು ಪದ್ಯ ತೋರಿಸ್ತೀವಿ ಅನ್ನೋದಷ್ಟೇ ಅಲ್ಲಿ ಅಕ್ಷರ ಚಮತ್ಕಾರವಾದರೂ ಚಿತ್ರಕವಿತೆ ಥರ ಇದ್ದರೆ ಆ ರಚನೆ ಮಾಡಲೇಬೇಕು ಆ ರೀತಿಯಾಗಿ ಶಬ್ದ ವಿನ್ಯಾಸ ಇದೆ ಅಂದರೆ ಪರವಾಗಿಲ್ಲ ಶಬ್ದ ವಿನ್ಯಾಸ ಆಗಿಲ್ಲ ಇವು ಪ್ರಿಂಟಲ್ಲಿ ಹೇಗೂ ಬರ್ಕೋಬೋದು ಅಂತಂದರೆ ಏನರ್ಥ ಇಲ್ಲಿ ನೋಡಿದಾಗ ನಮಗೆ ಇದರ ಅವಿವೇಕ ಏನು ಅಂತ ಗೊತ್ತಾಗುತ್ತದೆ ಅಂದರೆ ಪಾಶ್ಚಾತ್ಯ ಪ್ರಭಾವದಿಂದ ಒಂದು ಹೊಸತನ ತರಬೇಕು ಅಂತ ಮಾಡಿದಾಗ ಮಿಕ್ಕ ದೇಶ ಭಾಷೆಗಳಲ್ಲಿ ಪ್ರತಿಭಾ ಸಮರ್ಥರಾದ ತುಂಬ ಒಳ್ಳೆಯ ಪ್ರತಿಭೆ ಇರತಕ್ಕಂಥ ಕವಿಗಳು ಬಂದ ಪ್ರಮಾಣದಲ್ಲಿ ಆಧುನಿಕ ಸಂಸ್ಕೃತದಲ್ಲಿ ಬರಲಿಲ್ಲ ಇದನ್ನು ಯಾವ ದಾಕ್ಷಿಣ್ಯ ಇಲ್ಲದೆ ಬೇಸರದಿಂದ ದುಃಖದಿಂದ ಹೇಳ್ತಾ ಇದ್ದೀನಿ ಈಗ ಕನ್ನಡದಲ್ಲಿ ಒಬ್ಬ ಕುವೆಂಪು ಬಂದರು ಒಬ್ಬ ಬೇಂದ್ರೆಯವರು ಬಂದರು ಒಬ್ಬ ಡಿ ವಿ ಜಿ ಬಂದರು ಒಬ್ಬ ದೇವಳು ನರಸಿಂಹಶಾಸ್ತ್ರಿ ಬಂದರು ಒಬ್ಬರು ಭೈರಪ್ಪನವ್ರು ಬಂದರಲ್ಲ ಆ ರೀತಿಯಲ್ಲಿ ಸಂಸ್ಕೃತದಲ್ಲಿ ಯಾರೂ ಬರಲಿಲ್ಲ ಈ ಮಟ್ಟದವ್ರು ಯಾರೂ ಬರಲಿಲ್ಲ ಅದು ಪ್ರತಿಯೊಂದು ದೇಶ ಭಾಷೆಗಳಲ್ಲೂ ನಾವು ನೋಡಿದ್ರೆ ಗೊತ್ತಾಗುತ್ತದೆ ಹಿಂದಿ ಒಬ್ಬ ಜೈಶಂಕರ್ ಪ್ರಸಾದ್ ಅಂತವರು ತೆಲುಗಿನೊಬ್ಬ ನೋರಿ ನರಸಿಂಹಶಾಸ್ತ್ರಿ ಅಂಥವರು ಆ ಬಗೆಯ ಲೇಖಕರು ಸಂಸ್ಕೃತಕ್ಕೆ ಬರಲಿಲ್ಲ ಅದರಿಂದ ತುಂಬ ಕಳಪೆ ಈಗ ಸಾಮಾನ್ಯ ನಮ್ಮ ದೇಶ ಭಾಷೆಗಳಲ್ಲಿ ಯಾವ ಕಳಪೆ ಲೇಖಕರಿದ್ದಾರೆ ಆ ಥರದವರು ಸಂಸ್ಕೃತದಲ್ಲಿ ಸ್ವಲ್ಪ ನೂರೈವತ್ತು ವರ್ಷಗಳಿಂದ ಇದ್ದಾರೆ ಇದು ಬಂದದ್ದು ಯಾಕೆ ಮಿಕ್ಕ ದೇಶ ಭಾಷೆಗಳಲ್ಲಿ ಬರೆಯಂಥ ಕವಿಗಳು ಯಾರಿದ್ದಾರೆ ಅವರು ಆ ನೆಲದ ಭಾಷೆಯನ್ನು ನಿತ್ಯ ನಿತ್ಯದಲ್ಲಿ ಆಡ್ತಾ ಇದ್ದವರು ಮತ್ತು ಬೇರೆ ಬೇರೆ ಮನೋಧರ್ಮಗಳಿಂದ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದವರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯವಸಾಯ ಮಾಡ್ತಾ ಇದ್ದವರು ಸಂಸ್ಕೃತ ಪರಿವಣಿಗೆ ಮಾಡ್ತಾ ಇದ್ದವರೆಲ್ಲ ಪ್ರಾಯಿಕವಾಗಿ ಇವತ್ತಿಗೂ ಕೂಡ ನಿರಪವಾದವಾಗಿ ಸಂಸ್ಕೃತ ಅಧ್ಯಾಪಕರು ಥರ ಆಗಿದೆ ಈಚೆಗೆ ಸ್ವಲ್ಪ ಮೇಲು ಬೇರೆ ಬೇರೆ ಕ್ಷೇತ್ರಗಳವರು ಬರಿತಾ ಇದ್ದಾರೆ ಒಂದು ಸ್ವಲ್ಪ ಅಲ್ಪ ಸಂಸ್ಕೃತ ತಿಳ್ಕೊಂಡು ಮುಂಚೆ ಪಾಠಶಾಲಾ products university products university products ಯಾವತ್ತೂ ಸಂಸ್ಕೃತಕ್ಕೆ ಕೈ ಹಾಕ್ತಾ ಇರಲಿಲ್ಲ ಅವ್ರಿಗೆ ಅಲ್ಲಿ ಅಷ್ಟಾಗಿ ಭಾಷೆಯ ಮೇಲೆ ಹತೋಟಿ ಇರಲಿಲ್ಲ ಇನ್ನು ಮಿಕ್ಕವರೆಲ್ಲ ಪಾಠಶಾಲೆಯವರು ಪಾಠಶಾಲೆಯವರು ಪುರೋಹಿತರು ಅಂತಾದಾಗ ಅವರ ಅನುಭವ ತುಂಬ ಸೀಮಿತವಾಗಿರುತ್ತೆ ಎಲ್ಲರೂ ಬರೀತಕ್ಕಂಥ ಅದೇ ಅದೇ ಸಾರನ್ನು ಅನ್ನ ಸಾರು ಅಷ್ಟೇ ಅದ್ರ ಬಿಟ್ಟು ಬೇರೆ ಯಾವುದೂ ಅಲ್ಲ ಮಿಕ್ಕ ಬೇರೆ ಬೇರೆ ಬದುಕುಗಳಿಂದ ಬಂದವರಿಗೆ ಇರುವ ಅನುಭವ ಶ್ರೀಮಂತಿಕೆ ಪ್ರತಿಭೆ ಇದ್ದವರಿಗೆ ತುಂಬ ದೊಡ್ಡ ಪುಟ ಕೊಡುತ್ತದೆ ಅದು ಆಗಲಿಲ್ಲ ಸಂಸ್ಕೃತದಲ್ಲಿ ಮತ್ತೆ ಇನ್ನೂ ಒಂದು ಕಾರಣವನ್ನು ಇಲ್ಲಿ ನಾವು ಹೇಳಬೇಕಾದದ್ದು ಏನು ಅಂತಂದರೆ ಯಾವಾಗ ಈ ಸಂಸ್ಕೃತದವರು ಕೇವಲ ಅಧ್ಯಾಪನದ ಆ ಬಂದವರು ಬಂದವರಾಗ್ಬಿಟ್ರು ಅಲ್ಲಿ ಒಂದು ಏಕತಾನತೆಯ ಜೊತೆಗೆ ಸ್ವತಂತ್ರವಾಗಿ ಯೋಚನೆ ಮಾಡೋಕ್ಕೆ ಬದಲಾಗಿ ಈಗಾಗಲೇ ತಮಗಿಂತ ಮುಂಚೆನೇ ದೇಶ ಭಾಷೆಗಳಲ್ಲಿ ಬಂದಿರುವ ಯಾವ್ಯಾವ ಪ್ರಯೋಗಗಳಿವೆ ಅವನ್ನೇ ಮಾಡೋಣ ಅಂತ ಮಾಡಿದ್ದು ಈ ದೇಶ ಭಾಷೆಗಳವರು ಇಂಗ್ಲೀಷನ್ನು ನೋಡಿಕದ್ರೆ ಇವರು ಇಂಗ್ಲೀಷನ್ನೇ ನೇರವಾಗಿ ನೋಡದೆ ದೇಶಭಾಷೆಗಳಿಂದ ಕದ್ದದ್ದು ಕಾರಣ ನಮ್ಮ ಸಂಸ್ಕೃತದ ಅನೇಕ ಕವಿಗಳಿಗೆ ಪಾಠಶಾಲೆ ಇತ್ಯಾದಿಯಿಂದ ಬಂದವರಿಗೆ ನೇರವಾಗಿ ಇಂಗ್ಲೀಷ್ನ ಇಂಗ್ಲೀಷ್ ಸಂಸ್ಕೃತಿಯ ಪಾಶ್ಚಾತ್ಯ ಜಗತ್ತಿನ ಪರಿಚಯ ಇಲ್ಲ ಈಗ ನಮ್ಮ ಕನ್ನಡದ ಲೇಖಕರಿಗೆ ನೇರ ಇಂಗ್ಲೀಷನ್ನು ಓದ್ಕೊಂಡು ಮಾಡುವಷ್ಟು ಸಾಮರ್ಥ್ಯ ಇರುವಂತೆ ಹಿಂದಿ ತಮಿಳು ಲೇಖಕರಿಗಿರುವಂತೆ ಇವರಿಗಿಲ್ಲವಾಗಿ ಅವರು ಅಲ್ಲಿಂದಲೇ ನೋಡಬೇಕಾಯಿತು ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ದುಃಖವಾಗತ್ತಾದರೂ ಪಾಪ ಸಂಸ್ಕೃತದ ಮಹಾಕವಿ ಎರಡು ವರ್ಷ ಎರಡು ಸಾವಿರ ವರ್ಷಗಳ ಕೆಳಗಿದ್ದ ಅಶ್ವಘೋಷನ ಬುದ್ಧಚರಿತ ಹದಿನಾಲ್ಕು ಸರ್ಗ ಮಾತ್ರ ಸಂಸ್ಕೃತದ ಮೂಲದಲ್ಲಿ ಇವತ್ತು ಉಳಿದಿದೆ ಅದು ತ್ರುಟಿತವಾಗಿದೆ ಕೊನೆ ಹದಿನಾಲ್ಕನೇ ಸರ್ಗದ ಭಾಗ ಮೊದಲನೇ ಸರ್ಗದ ಎಂಟು ಶ್ಲೋಕನೂ ತ್ರುಟಿತವಾಗಿದೆ ಅದು ಟಿಬೆಟನ್ ಭಾಷೆಯ ಅನುವಾದದಲ್ಲಿ ಇತ್ತು ಅದನ್ನು ಜಾನ್ಸ್ಟನ್ ಅನ್ನು ಒಬ್ಬ ವಿದ್ವಾಂಸ ಟಿಬೆಟನ್ ಕಲಿತು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ ಆಮೇಲೆ ಆ ಇಂಗ್ಲೀಷನ್ನು ಯಾರೋ ಒಬ್ಬರು ಹಿಂದಿಯವರು ಅನುವಾದ ಮಾಡಿದ್ರು ಆಮೇಲೆ ಅದನ್ನು ನೋಡ್ಕೊಂಡು ಸಂಸ್ಕೃತಕ್ಕೆ ಒಬ್ಬರು ಸೂರ್ಯನಾರಾಯಣ ಶಾಸ್ತ್ರಿ ಅಂತಲೂ ಯಾರೋ ಒಬ್ಬರು ಅನುವಾದ ಮಾಡಿದ್ರು ಅಂದರೆ ಅವರಿಗೆ ಪಾಪ ನೇರವಾಗಿ ಇಂಗ್ಲೀಷನ್ನು ನೋಡಿದರೆ ಮಧ್ಯದ ಹಿಂದಿಯ ಅನುವಾದ ಯಾವುದಿದೆ ಅಲ್ಲಿಂದ ಒಂದು ಸ್ಟೆಪ್ ಆಗಿರೋದು ಕಡಿಮೆ ಆಗ್ತಾಯಿತ್ತು ಇತ್ತು ಅದು ಅಷ್ಟಾಗಲಿಲ್ಲ ಹೀಗಾಗಿ ಇವರು ಸಂಸ್ಕೃತದ ಹಿನ್ನೆಲೆ ಇದ್ದವರಿಗೆ ಇಂಗ್ಲೀಷ್ ಮೊದಲಾದ ಪಾಶ್ಚಾತ್ಯ ಭಾಷೆಗಳ ಸಂಪರ್ಕ ಇಲ್ಲದ ಕಾರಣ ಅಲ್ಲಿ ಏನು ನಡೀತಾ ಇದೆ ಅದನ್ನು ಆ ಮೂಲ ನೆಲದಲ್ಲಿ ಮೂಲದ ನುಡಿಯಲ್ಲಿ ನೋಡೋಕ್ಕೂ ಕೂಡ ಆಗದಂಥ ದುಸ್ಥಿತಿ ಬಂತು ಹೀಗಾಗಿ ಕೂಳೆ ಬೆಳೆ ಅಂತಂತೀವಲ್ಲ ಮೊದಲನೇ ಕಟಾವು ಕಬ್ಬಾದ ಮೇಲೆ ಮತ್ತೆ ಆ ಕತ್ತರಿಸಲ್ಪಟ್ಟಂಥ ಬೇರುಗಳಿಗೆ ನೀರೆರೆದ್ರೆ ಅಲ್ಲಿಂದ ಮತ್ತೆ ಬೆಳೆಯುತ್ತೆ ಆದರೆ ಮೊದಲ ಬೆಳೆಯಷ್ಟು ಗಟ್ಟಿಯಾಗಿರೋಲ್ಲ ಪಕ್ವವಾಗಿರೋಲ್ಲ ಕೂಳೆ ಬೆಳೆ ಅಂತಲೇ ಅದಕ್ಕೊಂದು ಕನ್ನಡದಲ್ಲಿ ನುಡಿಗಟ್ಟಾಗಿದೆ ಆ ರೀತಿಯಾಗಿ ಆಯಿತು ಇಷ್ಟರ ಮಧ್ಯದಲ್ಲೂ ಒಂದಷ್ಟು ಒಳ್ಳೆಯ ಕೆಲಸಗಳಾಗಿವೆ ಅದನ್ನು ನಾವು ಗಮನಿಸಬೇಕು ಅದು ಬಹಳ ವಿಶೇಷವಾದದ್ದು ಅಂತ ಅನಿಸುತ್ತದೆ ಅಂದರೆ ಇಂಗ್ಲೀಷೂ ಬಲ್ಲವರಾಗಿ ದೇಶಭಾಷೆಗಳನ್ನು ತಿಳ್ಕೊಂಡು ಸಂಸ್ಕೃತದ ನುಡಿಗಟ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಭಾರತೀಯ ಸಂಸ್ಕೃತಿಯ ಸಂವೇದನೆಯೂ ಇದ್ದು ಪ್ರತಿಭಾಶಾಲಿಗಳು ಆದಂಥವ್ರು ಒಂದಷ್ಟು ಜನ ಇದ್ದಾರೆ ಇದ್ದರೂ ಕೂಡ ಹಾಗಾಗಿ ಅಂಥ ಕೆಲವರ ಪರಿಚಯವನ್ನು ನಾನು ಮಾಡಿಕೊಡೋದಾಗುತ್ತದೆ ಈ ಮುಂದಿನ ದಿವಸಗಳಲ್ಲಿ ಅದನ್ನು ನೋಡಿದಾಗ ಸಂಸ್ಕೃತ ಭಾಷೆ ನಿಜಕ್ಕೂ ಈ ಕಾಲಕ್ಕೂ ಜೀವಂತವಾಗಿದೆ ಈ ಕಾಲಕ್ಕೂ ಒಂದು ಆಶಾಭಾವನೆಯನ್ನು ಹೊಂದಿದೆ ಅಂತ ಗೊತ್ತಾಗುತ್ತದೆ ನಾನು ತುಂಬ ಕಟುವಾಗಿ ನಿರ್ದಾಕ್ಷಿಣ್ಯವಾಗಿ ಅದರ ಮೌಲ್ಯಮಾಪನ ಮಾಡಿದ್ದಕ್ಕೆ ಕಾರಣ ಇಷ್ಟೇ ಎಲ್ಲಿಯೋ ಒಂದು ಕಡೆ ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು somewhere and somehow it has to start ಹಾಗಾಗಿ ಕಾವ್ಯ ಹೇಗೋ ಹಾಗೆ ಗದ್ಯ ಸಂಸ್ಕೃತದ ಗದ್ಯ ಪ್ರಾಚೀನ ಕಾಲದಿಂದ ಬಂದದ್ದು ಯಜುರ್ವೇದದ ಭಾಗಗಳಲ್ಲೇ ಗದ್ಯ ಉಂಟು ಮತ್ತು ಬ್ರಾಹ್ಮಣ ಭಾಗಗಳಲ್ಲಿ ಉಪನಿಷತ್ ಭಾಗಗಳಲ್ಲೆಲ್ಲ ಗದ್ಯ ಉಂಟು ಶಾಸ್ತ್ರ ಸಾಹಿತ್ಯ ಉಂಟು ಹಾಗಲ್ಲದೆ ಗದ್ಯ ಕಾವ್ಯಗಳಾಗಿ ಬಾಣ ದಂಡಿ ಸುಬಂಧು ಮುಂತಾದಾಗಿ ಬೆಳೆದು ಬಂದಿದೆ ಚಂಪುಕಾರರು ಮುಂದೆ ಎಷ್ಟೋ ಜನ ಗದ್ಯ ಮಾಡಿದ್ದಾರೆ ಹಾಗಲ್ಲದೆ ಪಂಚತಂತ್ರ ಹಿತೋಪದೇಶ ವೇತಾಲ ಪಂಚವಂಶತಿ ಇತ್ಯಾದಿ ಗದ್ಯ ಕೂಡ ಇದೆ ಕಥಾ ಸಾಹಿತ್ಯ ಇದೆ ಹಾಗಲ್ಲದೆ ಆಧುನಿಕ ಕಥೆಗಳು ಕಾದಂಬರಿ ಪ್ರವಾಸ ಕಥನ ಈ ದೃಷ್ಟಿಯ ಗದ್ಯ ಕೂಡ ಬೆಳೆಯುವ ಒಂದು ಪರಂಪರೆ ಬಂತು ಹಾಗೆ ಬಂದಾಗ ನಾವು ನೋಡುವಂಥ ಪ್ರಾಯಶಃ ಮೊದಮೊದಲ ಕಾದಂಬರಿಗಳಲ್ಲಿ ಒಂದು ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳ ಪೂರ್ಣ ಅಂತ ಒಂದು ಕಾದಂಬರಿ ಅದು ಪೂರ್ತಿ ಆಗಲಿಲ್ಲ ಅಂತ ಕೇಳಿದ್ದೀನಿ ನಾನು ಆ ಕೃತಿಯನ್ನು ನೋಡಿಲ್ಲ ಅವರ ಶಿಷ್ಯರೇ ತಮ್ಮ ಗುರುವಿನ ಬದುಕನ್ನು ವಾಸಿಷ್ಠ ವೈಭವಂ ಅಂತ ಒಂದು ಬಗೆಯ ಚಂಪು ಕಾವ್ಯವಾಗಿ ಆದರೆ ಆಧುನಿಕ ಸ್ಪರ್ಶದೊಡನೆ ಅವರು ಬರೆದಿದ್ದಾರೆ ಹೀಗೆ ಎಷ್ಟೋ ಜನ ಗದ್ಯದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನು ಮಾಡಿದ್ರು ಬಟಕುನಾಥ್ ಕ್ರಿಸ್ತೆ ಅವರು ಶಿವಾಜಿಯನ್ನೇ ಕುರಿತು ಒಂದು ಭವ್ಯವಾದಂಥ ಗದ್ಯಕಾವ್ಯವನ್ನು ಕಾವ್ಯವನ್ನು ಬರೆದರು ಅದು ಒಳ್ಳೆಯ ಗದ್ಯಕ್ಕೆ ಒಂದು ಮಾರ್ಗದರ್ಶಿ ಅಂತ ಹೇಳಬಹುದಾದ ರೀತಿಯಲ್ಲಿದೆ ಇನ್ನು ಅನೇಕರು ಮಾಡ್ತಾ ಬಂದರು ಈಚೆಗೆ ಗದ್ಯದ ಕೃತಿಗಳು ಬೇಕಾದಷ್ಟು ಬಂದಿವೆ ನಾನು ಮೊದಲೇ ಹೇಳಿದಂತೆ ಕೇಶವಚಂದ್ರ ದಾಸ ಅವರು ಅನೇಕ ಕಾದಂಬರಿಗಳು ಬರೆದಿದ್ದಾರೆ ಒಂದು ಚೆನ್ನಾಗಿಲ್ಲ ಕಥೆಗಳು ಬರೆದಿದ್ದಾರೆ ಬೇಕಾದಷ್ಟು ಆದರೆ ಇವಕ್ಕೆ ದೊಡ್ಡ ಪುಟ ಕೊಟ್ಟದ್ದು ಯಾವಾಗ ಅಂದರೆ ಸಂಸ್ಕೃತ ಭಾರತಿ ಈಗ ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದೆ ಆರಂಭವಾಯಿತಲ್ಲ ಆ ಸಂಸ್ಕೃತ ಭಾರತೀಯ ಮೂಲಕವಾಗಿ ಅನೇಕ ಗದ್ಯ ಕೃತಿಗಳು ಬಂದವು ಸಂಸ್ಕೃತ ಭಾರತೀಯ ಮುಖವಾಣಿ ಅಂತ ಹೇಳ್ಬೋದಾದ ಸಂಭಾಷಣ ಸಂದೇಶದಲ್ಲಿ ಕೂಡ ಬೇಕಾದಷ್ಟು ಕಥೆಗಳು ಅನುವಾದಗೊಂಡು ಸ್ವತಂತ್ರದ್ವಾಗಿ ಬಂದಿವೆ ಸರಳ ಸಂಸ್ಕೃತ ಅಂತ ಆದರೆ ಆ ಸಂಸ್ಕೃತದ ಕೊರತೆ ಏನಂದರೆ ಸಂಸ್ಕೃತದ ನುಡಿಗಟ್ಟು ಆ ಜಾಯಮಾನ ಹೋಗ್ಬಿಡುತ್ತೆ ದೇಶಭಾಷಾ ಪ್ರಭಾವ ಹೆಚ್ಚು ದೇಶಭಾಷಾ ಪ್ರಭಾವ ಸಂಸ್ಕೃತದ ಮೇಲೆ ಎಷ್ಟು ಮಟ್ಟಿಗಾಗಿದೆ ಅಂತ ನೋಡಬೇಕು ಅಂದರೆ ಆಧುನಿಕ ಸಂಸ್ಕೃತ ಗದ್ಯ ನೋಡಬೇಕು ಗೊತ್ತಾಗುತ್ತದೆ ಪದ್ಯದಲ್ಲಿ ಗೊತ್ತಾಗೋಲ್ಲ ಕಾರಣ ಪದ್ಯದಲ್ಲಿ ಛಂದಸ್ಸಿರುವುದರಿಂದ ಅನ್ವಯ ಅನಿವಾರ್ಯವಾಗಿ ಬರಬೇಕಾದ್ದಿಲ್ಲ ಅನ್ವಯ ಇಲ್ಲದೆ ಮಾಡಬಹುದಾದದ್ದು ಉಂಟು ಆದರೆ ಆಧುನಿಕ ದೇಶಭಾಷೆಗಳು ಒಂದು ಬಗೆಯ ಅನ್ವಯ ಕರ್ತೃ ಕರ್ಮಕ್ರಿಯೆ ಅಂತ ಯೂಶುವಲ್ ಆದ ರೀತಿಯಲ್ಲಿ ಹೋಗುತ್ತವೆ ಅದೇ ರೀತಿಯಾದದ್ದು ಮತ್ತು ನುಡಿಗಟ್ಟುಗಳ ಕ್ರಮವು ಕೂಡ ಹಾಗೇನೆ ಉಂಟು ಈಗ ಅವರು ರಾಜಾಜನಗರದಲ್ಲಿದ್ದಾರೆ ಅಂತನ್ನೋದು ರಾಜಾಜನಗರ ಮಧ್ಯೆ ವಸಂತಿ ಹನುಮನ್ ನಗರ ಮಧ್ಯೆ ವಸಂತಿ ಈ ಥರ ಅದು ಮಧ್ಯದಲ್ಲಿ ಏನು ಜಮಿಟ್ರಿಕ್ಕಾಗಿ ಸೆಂಟರ್ ಪಾಯಿಂಟ್ ಹಾಕ್ಬಿಟ್ಟು ಕೂಡಿಸಿದ್ದಾರಾ ಈ ರೀತಿಯಾದ ಅಪಸವ್ಯಗಳು ಕಿವಿಗೆ ಹಿತವಲ್ಲದ್ದು ಎಷ್ಟೋ ರೀತಿಯಾಗಿ ಬಂತು ವ್ಯಾಕರಣ ಶುದ್ಧವೇ ವ್ಯಾಕರಣ ಶುದ್ಧಿ ಬೇರೆ ಭಾಷೆಯ ಜಾಡು ಜಾಯಮಾನ ಅನ್ನೋದು ಬೇರೆ ಇದು ಪ್ರತಿಯೊಂದು ಭಾಷೆಯೂ ಕಂಡುಕೊಂಡಿರಬೇಕಾದ ಸತ್ಯ ಹೀಗಾಗಿ ಒಂದು ಬಗೆಯ ಸಂಸ್ಕೃತ ಬಂತು ಆ ಸಂಸ್ಕೃತದಲ್ಲಿ ಕೆಲವರು ಚೆನ್ನಾಗಿರುವಂಥದ್ದನ್ನು ಮಾಡಿದ್ದಾರೆ ಉದಾಹರಣೆಗೆ ಒಳ್ಳೆಯ ಶೈಲಿ ಪರವಾಗಿಲ್ಲ ಅಂತ ಹೇಳಬಹುದಾದರೂ ಪ್ರತಿಭೆ ಕಡಿಮೆ ಆಗಿದ್ದರಿಂದ ಉತ್ಕೃಷ್ಟ ಕಾದಂಬರಿ ಆಗಬಹುದಾಗಿದ್ದ ವಸ್ತುಗಳನ್ನು ಹೊಂದಿದ್ದು ಆಗಲಿಲ್ಲ ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗಿ ಕೊಡಬೇಕು ಅಂದರೆ ಡಾಕ್ಟರ್ ರಾಧಾವಲ್ಲಭ್ ತ್ರಿಪಾಠಿಯವರ ಎರಡು ಕಾದಂಬರಿಗಳು ಅನ್ಯಚ್ಚ ಅಂತನ್ನುವುದು ಒಂದು ಮತ್ತು ಒಂದು ತಾಂಡವಂ ಅಂತ ಅನ್ಯಚ್ಚ ಅನ್ನುವುದು ಕನಿಷ್ಕನ ಕಾಲದ ಕಥೆ ಅಶ್ವಘೋಷನ ಕಾಲದ ಕಥೆಯನ್ನು ಹೊಂದಿದೆ ಅವರು ಬರೀತಾರೆ ನಾನು ಇದುವರೆಗಿನ ನನ್ನ ಬದುಕಿನ ವ್ಯಾಸಂಗವನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ ಅಂತ ಅಲ್ಲಿ ಎಷ್ಟೆಷ್ಟೋ ಸಾಂಸ್ಕೃತಿಕ ಸ್ವಾರಸ್ಯದ ಎಷ್ಟೆಷ್ಟೋ ಮೌಲ್ಯ ಸಂಘರ್ಷಣೆಯ ಸನ್ನಿವೇಶಗಳು ಬಂದಿವೆ ಆದರೆ ಅವರಿಗೆ ಭೈರಪ್ಪನವ್ರ ತರಹ ಪ್ರತಿಭೆ ಇಲ್ಲ ಕಾದಂಬರಿ ಬರೆಯುವ ಪ್ರತಿಭೆ ಇಲ್ಲ ಹಾಗಾಗಿ ಭಾಷಾ ದೃಷ್ಟಿಯ ಚೆನ್ನಾಗಿದೆ ಇತಿವೃತ್ತ ದೃಷ್ಟಿಯ ಚೆನ್ನಾಗಿದೆ ಆದರೆ ಪಾತ್ರ ನಿರ್ವಾಹ ಕಥಾ ನಿರ್ವಾಹ ಆ ದೃಷ್ಟಿಯಿಂದ ಸೋತು ಹೋಯ್ತದು ಅದೇ ಥರದ್ದು ಕಾಶ್ಮೀರದ ರಾಜರುಗಳಲ್ಲಿ ಕೊನೆಯವನು ಅಂತ ಆದ ಆಮೇಲೂ ಬೆಳೆಯಿತು ಅದು ಒಂದು ಹಂತಕ್ಕೆ ಕೊನೆಯವನು ಅಂತ ಹೇಳುವಂಥ ಕಲ್ಯಾಣನ ರಾಜತರಂಗಿಣಿಯ ಎಂಟನೇ ತರಂಗದ ವಿಷಯವಾಗಿರುವ ಹರ್ಷ ಅಂತ ಒಬ್ಬ ರಾಜ ಬರ್ತಾನೆ ಅವನ ಬದುಕನ್ನು ಕುರಿತಂಥದ್ದು ತಾಂಡವಂ ಅಂತ ಅವನೊಂದು ರೀತಿಯಲ್ಲಿ ನೀರೋ ಕಾಲಿಗುಲ ಈ ಥರ ಹೇಳ್ತಾರಲ್ಲ ರೋಮನ್ ಸಾಮ್ರಾಜ್ಯದ ಒಬ್ಬ ರಾಜ ಅಂತ ಆ ರೀತಿಯಾದ ಕ್ಯಾರೆಕ್ಟರ್ ಅಂತ ಪ್ರತಿಭಾಶಾಲಿಯೂ ಹೌದು ಅವಿವೇಕಿಯೂ ಹೌದು ಆ ರೀತಿಯಾದ ವಿಚಿತ್ರ ವರ್ತನೆ ಒಂದು ಒಂದು ಅದ್ಭುತವಾದ ಮಹಾಕೃತಿ ಆಗಬಹುದಾದ ಸತ್ವ ಉಂಟು ಆ ಘಟನೆಗಳಿಗೆ ಅದನ್ನು ಕಾದಂಬರಿಯಾಗಿ ಬರೆದರು ಅದು ಅನ್ಯಚ್ಚಗಿಂತಲೂ ಕೂಡ ಕಳಪೆ ಅನ್ನಿಸ್ಕೊಂಡು ಬಿಡ್ತು ಅದನ್ನು ನೋಡಿದಾಗ ಗೊತ್ತಾಗುತ್ತದೆ ವಸ್ತು ಇದೆ ಭಾಷೆ ಇದೆ ವಿಷಯ ಸಂಗ್ರಹ ಇದೆ ಪಾಂಡಿತ್ಯ ಇದೆ ಆದರೆ ಅದಕ್ಕೆ ಬೇಕಾದ ಪ್ರತಿಭೆ ಇಲ್ಲ ಅಂತಾದರೆ ಹೀಗೆ ಸಂಸ್ಕೃತ ಕಾದಂಬರಿಗಳಲ್ಲಿ ಸ್ವತಂತ್ರ ಕಾದಂಬರಿಗಳ ಸ್ಥಿತಿ ಈ ಥರ ಎಷ್ಟೋ ಜನರದಾಗಿದೆ ಅದರಿಂದ ಸಂಸ್ಕೃತ ಭಾರತಿ ಏನು ಒಂದು ಒಳ್ಳೆ ಕೆಲಸ ಮಾಡ್ತು ಅತ್ಯುತ್ತಮವಾದ ಕಾದಂಬರಿಗಳನ್ನು ಕೃತಿಗಳನ್ನು ಅನುವಾದ ಮಾಡಿಸೋಣ ಅಂತ ಭೈರಪ್ಪನವರ ಅನೇಕ ಕಾದಂಬರಿಗಳು ಬಂದಿವೆ ದೇವಳೂರ ಕಾದಂಬರಿ ಬಂದಿದೆ ಶಿವರಾಮ್ ಕಾರಂದ್ರ ಕಾದಂಬರಿಗಳು ಬಂದಿವೆ ಇನ್ನು ಬೇರೆ ಬೇರೆ ಪ್ರಾಂತಗಳವ್ರದ್ದು ಬಂದಿದೆ ಹೀಗೆ ಆದರೆ ಮೂಲದ ಭಾಷೆಯ ಸೌಂದರ್ಯ ಆ ಉಕ್ತಿ ವೈಚಿತ್ರ್ಯ ಸಂಸ್ಕೃತದ ಸಾಹಜಿಕ ಧೋರಣೆ ಅವುಗಳ ಪೂರ್ತಿ ಮೈಗೂಡಿಲ್ಲ ಇದೇ ಗತಿ ಕಥೆಗಳಿಗೂ ಹೌದು ಅಂದರೆ ಒಂದು ನಿಜವಾದ ಸತ್ವಪೂರ್ಣವಾದ ಹೊಸತು ರೂಪುಗೊಳ್ಳಬೇಕಾದ್ರೆ ಅದೆಷ್ಟು ಪ್ರಯತ್ನಗಳೆಲ್ಲ ನಡೆದು ನಡೆದು ಸವಿಯಬೇಕೋ ಗೊತ್ತಿಲ್ಲ ಅಂದರೆ ಒಂದು ಮುಂದಕ್ಕೆ ಬರಬೇಕು ಅಂದರೆ ಅದೆಷ್ಟು ಬಲಿಯಾಗಬೇಕೋ ಗೊತ್ತಿಲ್ಲ ಹಾಗೆ ನಡೀತಾ ಹೋಗುತ್ತೆ ಹಾಗಾಗುತ್ತದೆ ಇದು ಸಾಹಿತ್ಯದ ಗತಿ ಜಗತ್ತಿನ ಗತಿ ಜೀವನದ ಗತಿಯೂ ಹೌದು ಅಂತ ಅನಿಸುತ್ತದೆ ಅದೇ ರೀತಿಯಲ್ಲಿ ಕಥೆಗಳು ಅನೇಕರು ಕಥೆಗಳನ್ನು ಬರೆದಿದ್ದಾರೆ ಅಭಿರಾಜ್ ರಾಜೇಂದ್ರ ಮಿಶ್ರಾ ಅವರಿಗೆ ಕಥೆಗಳಿಗೆ ಸಂಬಂಧಪಟ್ಟಂತೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಬಂತು ಆದರೆ ಕಥೆ ಎನ್ನುವುದೇ ಇಲ್ಲ ಅವರಲ್ಲಿ ಒಳ್ಳೆಯ ಭಾಷೆ ಇರ್ತದೆ ಅನ್ನೋದು ಬಿಟ್ಟರೆ ಮತ್ತೇನೂ ಇರೋಲ್ಲ ಅದು ಅವರ ಎಲ್ಲ ಕಥೆಗಳಿಗೂ ಅನ್ವಯ ಮಾಡಬಹುದೇನು ಅಂತ ಅನಿಸುತ್ತೆ ಒಬ್ಬ ಮಾಸ್ತಿ ಅಂತ ಅವರು ಸಂಸ್ಕೃತದಲ್ಲಿ ಹಟ್ಟಾಗಲಲ್ಲಿ ಬರೀ ದೀಪ ಅಲ್ಲ ಲೈಟ್ಗಳು ಇಟ್ಕೊಂಡು ಹುಡುಕಿದ್ರೂ ಸಿಗೋಲ್ಲ ಅನ್ನುವ ಸ್ಥಿತಿಯಾಗಿದೆ ಇದು ಒಂದು ದೊಡ್ಡ ದುರಂತ ಪ್ರವಾಸ ಕಥನಗಳು ಪರವಾಗಿಲ್ಲ ಕೆಲವು ಕೆಲವು ಬಂದಿವೆ ನಾನು ನೋಡಿದಂತೆ ಸಂಸ್ಕೃತದಲ್ಲಿ ಬಹಳ ಹಿಂದೆ ಬಂದ ಪ್ರವಾಸ ಕಥನ ಅಂತಂದರೆ ಕರ್ನಾಟಕದ ವಾದಿರಾಜಸ್ವಾಮಿಗಳು ಸ್ವಾಮಿಗಳು ಬರೆದಂಥ ತೀರ್ಥ ಪ್ರಬಂಧ ಆಮೇಲೆ ತಮಿಳುನಾಡಿಂದ ಸಮರಪುಂಗವ ದೀಕ್ಷಿತ ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿ ಬರೆದದ್ದು ಯಾತ್ರಾ ಪ್ರಬಂಧ ಅವು ಹಳೆ ಕಾಲದವಾದು ಆಧುನಿಕ ಕಾಲದಲ್ಲಿ ಎಷ್ಟೋ ಜನ ಬರೆದಿದ್ದಾರೆ ಶರ್ಮಣ್ಯ ದೇಶ ಸುತರಾಮ್ ವಿಭಾತಿ ಅಂತ ತಮ್ಮ ಜರ್ಮನಿ ದೇಶದ ಪ್ರವಾಸವನ್ನೆಲ್ಲ ಸತ್ಯವ್ರತ ಶಾಸ್ತ್ರಿಗಳು ಬರೆದಿದ್ದಾರೆ ಅದು ನಾನು ಕೆಲವು ಪುಟಗಳನ್ನು ನೋಡಿದ್ದೀನಿ ಏನೂ ಚೆನ್ನಾಗಿಲ್ಲ ಅವರು ಎಲ್ಲ ಬರವಣಿಗೆಗಳಂತೆ ವ್ಯಾಕರಣ ಶುದ್ಧ ಮಿಕ್ಕಿದ್ದೆಲ್ಲ ಅಬದ್ಧ ಹಾಗೆ ಆಗಿದೆ ನಮ್ಮ ಎಚ್ ಆರ್ ವಿಶ್ವಾಸ ಅವರು ಒಳ್ಳೆಯ ಪ್ರವಾಸ ಕಥನ ಬರೆದಿದ್ದಾರೆ ಅದು ಆ ಅಪಶ್ಚಿಮ ಪಶ್ಚಿಮೆ ಅಂತ ಆ ಶೀರ್ಷಿಕೆಯೇ ವಕ್ರತೆಯಿಂದ ಕೂಡಿದೆ ಅಪಶ್ಚಿಮ ಅಂತಂದರೆ ಪಶ್ಚಿಮ ದೇಶದ ಅಲ್ಲದೆ ಇದ್ದವನು ಪಶ್ಚಿಮದಲ್ಲಿ ಅಂತ ಆ ಥರ ಶಿವರಾಮ್ ಕಾರಂತರ ಅಪೂರ್ವ ಪಶ್ಚಿಮ ಅಂತ ಅದ್ಭುತವಾದ ಪ್ರವಾಸ ಕಥನ ಇದೆ ಅದರ ಪ್ರಭಾವದಿಂದ ಪ್ರಾಯಶಃ ಈ ಶೀರ್ಷಿಕೆ ಬಂದಿರಬೇಕು ಹೀಗೆ ಕೆಲವರು ಬರೆದಿದ್ದಾರೆ ಅಂದರೆ ಪ್ರವಾಸ ಕಥನಗಳಂಥ ಗದ್ಯ ಕೃತಿಗಳಿಂದ ಮೊದಲುಗೊಂಡು ಬೇಕಾದಷ್ಟು ಬೆಳವಣಿಗೆ ಸಂಸ್ಕೃತದಲ್ಲಿ ಗಾತ್ರದಿಂದ ಆಗ್ತಾ ಬಂದಿದೆ ಅದೇ ರೀತಿಯಲ್ಲಿ ನಾಟಕ ಸಾಹಿತ್ಯ ತುಂಬ ಬಂದಿದೆ ಏಕಾಂಕ ನಾಟಕ ಅಂತೂ ಸಂಸ್ಕೃತದಲ್ಲಿ ಅಪಾರವಾಗಿದೆ ಒಬ್ಬ ರಾಜೇಂದ್ರ ಮಿಶ್ರಾ ಅವರೇ ಸುಮಾರು ಒಂದು ಅರವತ್ತಕ್ಕೂ ಜಾಸ್ತಿ ಈಗಾಗಲೇ ನೂರು ಮುಟ್ಟಿದೆಯೋ ಏನೋ ಅವರು ಹಗಲು ಇರುಳು ಬರೆಯುತ್ತಾನೆ ಇರ್ತಾರೆ ಅಷ್ಟು ದೀರ್ಘ ದೀರ್ಘ ವಿಸ್ತಾರವಾದ ವಿಪುಲವಾದ ಸಾಹಿತ್ಯ ಅವರದು ಅಲ್ಲಿ ನಾವು ನೋಡ್ತೀವಿ ಅನೇಕ ವೈದ್ಯ ವಸ್ತುಗಳನ್ನು ತೊಗೊಂಡಿದ್ದು ಓಗೇಟಿ ಪರೀಕ್ಷಿತ್ ಶರ್ಮಾ ಅಂತ ಒಬ್ಬರಿದ್ದರು ಆಂಧ್ರದವರು ಪುಣೆಯಲ್ಲಿ ನೆಲೆಸಿದವರು ಪರೀಕ್ಷಿನ್ ನಾಟಕ ಚಕ್ರಮ್ ಅಂತ ಬೃಹತ್ ಗಾತ್ರದ ಈ ಗಾತ್ರದ ಪುಸ್ತಕವನ್ನು ಬರೆದಿದ್ದಾರೆ ಒಂದು ನಾಟಕ ಚೆನ್ನಾಗಿಲ್ಲ ಭಾಷೆಯೂ ಶುದ್ಧವಾಗಿಲ್ಲ ಅರೆ ಇಪ್ಪತ್ತೇಳು ನಾಟಕಗಳು ನಕ್ಷತ್ರ ನಾಟಕ ನಕ್ಷತ್ರ ಮಂಡಲಿ ಅನ್ನುವಂತೆ ಅದೇ ಕರ್ನಾಟಕದಿಂದ ಬಂದಂಥ ಜಗ್ಗು ವಕುಲಭೂಷಣ ಅವರು ಸುಮಾರು ಇಪ್ಪತ್ತು ನಾಟಕಗಳನ್ನು ಬರೆದಿದ್ದಾರೆ ಅವು ಪ್ರಾಚೀನ ಪದ್ಧತಿಯು ಅರೆ ತುಂಬ ರಸಮಯವಾದದ್ದು ಎಷ್ಟೋ ಇವೆ ಸೊಗಸಿವೆ ಹೀಗೆ ಅನೇಕರು ಬರೆದಿದ್ದಾರೆ ಅದರೊಳಗೆ ಕೆಲವು ಚೆನ್ನಾಗಿ ಬರೆದಂಥವರು ಇವರಲ್ಲಿಯೇ ಕೆಲವೊಂದು ಚೆನ್ನಾಗಿರೋ ಇವೆ ಅಭಿರಾಜ ರಾಜೇಂದ್ರ ಮಿಶ್ರರಲ್ಲಿ ಕೆಲವು ರೂಪಕದ ಮುಖ್ಯಾಂಶಕ್ಕಿಂತ ಅಲ್ಲಿ ಬಹಳ ಸುಂದರವಾಗಿ ಪ್ರಸ್ತಾವನೆಗಳು ಬರ್ತವೆ ಆ ಪ್ರಸ್ತಾವನೆಗಳೇ ಒಂದು ಕಾವ್ಯದಂತೆ ಅವೇ ಒಂದು ಸ್ವತಂತ್ರ ನಾಟಕದಂತೆ ಕಾಣಿಸುತ್ತವೆ ಆ ಥರ ಉಂಟು ಡಾಕ್ಟರ್ ವಿ ಅವರು ಕೆಲವು ರಮಣೀಯವಾದಂತೆ ಏಕಾಂಕ ರೂಪಕಗಳನ್ನು ಬರೆದಿದ್ದಾರೆ ಹೀಗೆಲ್ಲ ಉಂಟು ಅಂದರೆ ಯಾವುದೇ ಸಾಹಿತ್ಯ ಪ್ರಕಾರ ತೆಗೆದುಕೊಂಡು ಸಂಸ್ಕೃತದಲ್ಲಿ ರೆಪ್ರೆಸೆಂಟೇಷನ್ ಇದೆ ಆದರೆ ಅದು ನಿರೀಕ್ಷಿತ ಮಟ್ಟದ ಕ್ವಾಲಿಟಿಯಲ್ಲಿ ಇಲ್ಲ ಅದರ ಮಧ್ಯದಲ್ಲಿ ನಾವು ಹುಡುಕಬೇಕು ಅದೇ ಒಳ್ಳೆಯ ಒಂದು ರೂಪಕವನ್ನು ಪ್ರಹಸನವನ್ನು ವಿಡಂಬನೆಯನ್ನು ಬರೆದದ್ದು ಅಸ್ತವ್ಯಸ್ತಂ ಅಂತ ಮೈಸೂರಿನ ಒಳ್ಳೆಯ ಸಂಸ್ಕೃತ ವಿದ್ವಾಂಸರಾದ ವಿದ್ವತ್ ಕವಿ ಎಸ್ ಜಗನ್ನಾಥ್ ಅವರು ಬರೆದಿದ್ದಾರೆ ಅದು ಚೆನ್ನಾಗಿದೆ ಅಲ್ಲಿ ಸಂಸ್ಕೃತವನ್ನು ಹೇಗೆ ನೋಡಬೇಕು ಯಾರ್ಯಾರು ಯಾವ್ಯಾವ ರೀತಿ ನೋಡ್ತಿದ್ದಾರೆ ಅದರೊಳಗೆ ಸರಿ ಏನು ತಪ್ಪೇನು ಅನ್ನೋದರ ಮಾರ್ಮಿಕವಾದ ವಿಮರ್ಶನ ವಿಡಂಬನ ಇದೆ ಸಂಸ್ಕೃತ ಆಸಕ್ತರೆಲ್ಲ ನೋಡಬೇಕಾದಂಥದ್ದು ಅದೇ ರೀತಿ ರಸಮಯವಾಗಿ ಲಘುವಾಗಿ ಏನು ಗಹನವಾದ ಸಂದೇಶ ಅಂತಲ್ಲದೆ ಇದ್ದರೂ ಒಳ್ಳೆಯ ಪ್ರಯೋಗಾರ್ಥವಾದಂಥ ರೂಪಕದಂಥದ್ದನ್ನು ಎಚ್ ವಿ ನಾಗರಾಜರಾಯರು ಎಷ್ಟೋ ಮಾಡಿದ್ದಾರೆ ಹೀಗೆ ಉಂಟು ಕೆಲವರು ಮಹಾಕವಿಗಳಾದವರು ಕಳಪೆ ನಾಟಕ ಬರೆದದ್ದುಂಟು ಉದಾಹರಣೆಗೆ ದೊಡ್ಡ ವಿದ್ವತ್ ಕವಿ ಶ್ರೀಧರ ಭಾಸ್ಕರ್ ವರ್ಣೇಕರ್ ಅವರು ಅವರು ವಿವೇಕಾನಂದ ವಿಜಯಂ ಅಂತ ಬರೆದಿದ್ದಾರೆ ವಸ್ತು ದೊಡ್ಡದಾಗಿದೆ ಆದರೆ ಅದರೊಳಗೆ ನಾಟಕದಲ್ಲಿ ಏನೂ ಸ್ವಾರಸ್ಯ ಇಲ್ಲ ಇಡೀ ನಾಟಕದ ಸ್ವಾರಸ್ಯ ಒಂದೇ ಎಂಟನೇ ಅಂಕದ ಶಿಲೆಯಲ್ಲಿ ಕನ್ಯಾಕುಮಾರಿಯಲ್ಲಿ ಶಿಲೆಯ ಮೇಲೆ ವಿವೇಕಾನಂದರು ನಿಂತು ಭಾರತಾಂಬಿಯನ್ನು ಸಂಬೋಧಿಸುವ ಸುಮಾರೊಂದು ಎಂಬತ್ತೊಂಬತ್ತು ಸಂಸ್ಕೃತ ಪದ್ಯಗಳಿವೆ ತುಂಬ ಚೆನ್ನಾಗಿದೆ ಅದು ನಾಟಕಕ್ಕೇನು ಪ್ರಯೋಜನವಾಗೋಲ್ಲ ಅದಕ್ಕೆ ಇನ್ನೊಂದಷ್ಟು ಸೇರಿಸಿ ನೂರು ಪದ್ಯ ಮಾಡಿದಿದ್ದರೆ ಅವರು ಅನೇಕ ಶತಕ ಬರೆದಿದ್ದಾರೆ ಹಾಗೆ ಅದೊಂದು ಭಾರತಾಂಬ ಶತಕ ಆಗ್ತಾ ಇತ್ತು ಅನಿಸುತ್ತೆ ಈ ರೀತಿಯಲ್ಲಿ ನಾವು ಎಲ್ಲ ಪ್ರಕಾರಗಳಲ್ಲಿ ಸಂಸ್ಕೃತ ಕವಿಗಳು ಕೈಗೊಂಡಿರುವುದನ್ನು ನೋಡ್ತೀವಿ ಇದ್ದಿದ್ರೊಳಗೆ ನನಗೆ ಒಳ್ಳೆಯದು ಅಂತ ಅನಿಸಿರೋದು ಸಂಸ್ಕೃತದಲ್ಲಿ ಮುಕ್ತಕ ಪ್ರಕಾರ ಅಂದರೆ ಬಿಡಿ ಬಿಡಿ ಕವಿತೆಗಳು ಮೊದಲಿಂದ ಸಂಸ್ಕೃತಕ್ಕೆ ಒಲಿದು ಬಂದದ್ದು ಸುಭಾಷಿತ ರತ್ನಭಾಂಡಾಗಾರದಂಥ ಸಂಗ್ರಹ ಇದೆ ವಿದ್ಯಾಕರಣ ಸುಭಾಷಿತ ರತ್ನಕೋಶದಿಂದ ಮೊದಲು ಮಾಡಿಕೊಂಡು ವಲ್ಲಭದೇವನ ಸುಭಾಷಿತಾವಲಿ ಶ್ರೀಧರದಾಸನ ಸದುಕ್ತಿ ಕರ್ಣಾಮೃತ ಸಾಯಣಾಚಾರ್ಯ ಸುಭಾಷಿತ ಸುಧಾನಿಧಿ ಹೀಗೆಲ್ಲ ಎಷ್ಟೋ ಸಂಕಲನಗಳು ಬಂದಿವೆ ಅಲ್ಲಿ ಒಳ್ಳೊಳ್ಳೊಳ್ಳೆ ಬಿಡಿ ಬಿಡಿ ಪದ್ಯಗಳಿವೆ ಆ ರಸಮಯವಾದ ಪದ್ಯಗಳ ಸಾಲಿಗೆ ಲಕ್ಷಾಂತರ ರಸಮಯವಾದ ಪದ್ಯಗಳನ್ನು ಆಧುನಿಕ ಸಂಸ್ಕೃತ ಕವಿಗಳು ಈ ಒಂದು ನೂರೈವತ್ತು ವರ್ಷಗಳಲ್ಲಿ ಎಷ್ಟೋ ಕೊಟ್ಟಿದ್ದಾರೆ ಜಗನ್ನಾಥ್ ಪಾಠಕ್ ಅಂತವರು ಆ ಥರದವರು ಬಲರಾಮ ಶುಕ್ಲಾ ಅಂತವರಾಗಲಿ ನಮ್ಮ ಶಂಕರ ಆಗಲಿ ಇವ್ರನ್ನೆಲ್ಲ ನಾವು ಮುಕ್ತಕ ಸಾಮ್ರಾಜ್ಯದಲ್ಲಿ ಒಳ್ಳೆಯ ಪ್ರಾತಿನಿಧಿಕ ಲೇಖಕರು ಅಂತ ಕರೀಬಹುದು ಜೊತೆಗೆ ವಿಡಂಬನೆ ಅದು ಸಂಸ್ಕೃತದಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗಾಗಿದೆ ಸಂಸ್ಕೃತ ಭಾಷೆಯಲ್ಲಿಯೇ ಇರುವ ಪ್ರೌಢತೆಯ ಕಾರಣ ಮಾಕ್ ಸೀರಿಯಸ್ನೆಸ್ ಅಂತೀವಲ್ಲ ಹುಸಿ ಗಾಂಭೀರ್ಯ ಅದು ಚೆನ್ನಾಗಿ ಬರುತ್ತದೆ ಹಾಗಾಗಿ ಯಾರೂ ಬೇಕಾದಂತೆ ಮಾಡಬಹುದಾಗಿದೆ ಮತ್ಕುಣಾಷ್ಟಕಂ ಅಂತ ತಿಗಣೆ ಮೇಲೆ ಒಂದು ಅಷ್ಟಕ ಅಂತ ಇರ್ಬೋದು ಇವೆಲ್ಲ ನೂರು ವರ್ಷದ ಕೆಳಗೆ ಬಂದಿದ್ದು ಆಮೇಲೆ ಪಲಾಂಡು ಪ್ರಾರ್ಥನಾ ಅಂತ ಈರುಳ್ಳಿ ಮೇಲೆ ಒಂದು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಹೀಗೆಲ್ಲ ಒಂದು ಹುಸಿಯ ಗಾಂಭೀರ್ಯದಿಂದ ಮಾಡ್ತಕ್ಕಂಥದ್ದು ಸಹಸ್ರಬುದ್ಧ ಎನ್ನುವ ಮಹಾರಾಷ್ಟ್ರದ ಲೇಖಕರು ಚಹಾ ಅಂತ ಬರೆದರು ಟೀ ಅನ್ನೋದ ಪೇಯ ಯಾವುದಿದೆ ಅದನ್ನು ಕುರಿತು ಬರೆದಂಥ ಒಂದು ಭಗವದ್ಗೀತೆ ದಾಟಿ ಇದು ಆ ರೀತಿಯಾಗಿ ಯಾರ್ಯಾರೆಲ್ಲ ಬರೆದರು ನಾನು ನನ್ನ ಕಾಲೇಜ್ ಡೇಸಲ್ಲಿ ಒಂದು ಅಣಕು ಮಹಾಕಾವ್ಯ ಬರೀಬೇಕು ನಿಂಗೀ ಅಂಗೀಯಂ ಅಂತ ಶುರು ಮಾಡಿಕೊಂಡೆ ಅದು ಮೊದಲನೇ ಸರ್ಗಕ್ಕೆ ಗರ್ಭಪಾತವಾಗಿ ನಿಲ್ತು ಮೇಘದೂತವನ್ನು ಕುರಿತು ಬೇಕಾದಂತೆ ಗೇಲಿ ಬಂದಿವೆ ಅದರೊಳಗೆ ತುಂಬ ಚೆನ್ನಾಗಿರೋದು ಸಹಸ್ರಬುದ್ಧೇವರ ಕಾಕದೂತ ಅಂತ ಒಬ್ಬ ಧಾರವಾಡ ಜೈಲಲ್ಲಿರ್ತಕ್ಕಂಥ ಒಬ್ಬ ಜೈಲ್ ಬರ್ಡ್ ಅವನು ಕಾಗೆಯ ಮೂಲಕ ಕಳಿಸ್ತಕ್ಕಂಥ ಸಂದೇಶ ಅವನ ಪತ್ನಿಗೆ ಅಂತ ಅದೇ ರೀತಿಯಲ್ಲೇ ನಮ್ಮ ಎಸ್ ಜಗನ್ನಾಥ್ ಅವರು ಮೋಘದೂತಂ ಅಂತ ಬರೆದಿದ್ದಾರೆ ಅಂದರೆ ದೌತ್ಯವೇ ಫೇಲ್ ಆಗಿಬಿಡ್ತು ಅಂತ ಮೇಘದೂತ ಅಲ್ಲ ಅದು ಮೋಘದೂತಂ ಅಂತ ಮತ್ತೊಂದು ಕಾಕದೂತವೂ ಕೂಡ ಉಂಟು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದೂತಕಾವ್ಯದ ವಿಡಂಬನೆಗಳಿಂದ ಮೊದಲುಗೊಂಡು ಯಥೇಷ್ಟವಾಗಿ ಬಂದಿದೆ ನಾನು ಕೆಲವೊಂದು ಸ್ತೋತ್ರಗಳನ್ನೆಲ್ಲ ಗೇಲಿ ಮಾಡಿ ಪದ್ಯಗಳನ್ನು ಬರೆದಿದ್ದೆ ಅವಿನಯಂ ಅಪನಯ ವಿಷ್ಣು ಅಂತ ಶಂಕರ ಭಗವತ್ಪಾದರ ಷಟ್ಪದಿ ಸ್ತೋತ್ರ ಇದ್ದಂತೆ ಅವಿನಯಂ ಅಪನಯ ಶೂನಕ್ಕೆ ನಾ ಎದುರಿಗೆ ಹುಷಾರಾಗಿರಬೇಕು ನೀನು ಬಾಲ ಅಲ್ಲಾಡ್ಸೋಕ್ಕಾಗೋಲ್ಲ ಅಂತ ಶುರು ಮಾಡಿಕೊಂಡಂಥದ್ದು ಹೀಗೆ ಇಷ್ಟಿಷ್ಟೋ ಉಂಟು ಅದರೊಳಗೆ ಅತ್ಯಂತ ಉತ್ತಮವಾದದ್ದು ಅಂತ ಹೇಳೋದಿದ್ದರೆ ಮಾರ್ಮಿಕವಾದ ವ್ಯಂಗ್ಯಕ್ಕೆ ನಮ್ಮ ಅರ್ಜುನ್ ವಾಡೇಕರ್ ಅವರು ಬರೆದಂತಹ ಕಂಟಕಾಂಜಲಿ ಈಚೆಗೆ ನನ್ನ ಮತ್ತೊಬ್ಬ ವಿದ್ವನ್ ಮಿತ್ರರಾದ ರಾಮಕೃಷ್ಣ ಪೆಜೆತ್ತಾಯರು ಪ್ರ ಪ್ರಪಂಚತಂತ್ರ ಅಂತ ಹೇಳಿ ಪಂಚತಂತ್ರಕ್ಕೆ ಒಂದು ಅಣಕು ಬರಿತಾ ಇದ್ದೀನಿ ಅಂತ ಹೇಳಿದ್ರು ಅದು ಬಂದರೆ ನಿಜವಾಗಿಯೂ ಸ್ವಾರಸ್ಯಕಾರಿಯಾಗಿರುತ್ತದೆ ಅಂದರೆ ಸಂಸ್ಕೃತದಂತಹ ಅಭಿಜಾತ ಭಾಷೆಗೆ ಇರುವ ಬಿಗಿ ಆ ಒಂದು ಬಿಂಕದ ಕಾರಣ ಅದು ಯಾವುದೋ ಲಘುವಾದ ವಸ್ತುವನ್ನು ಘನ ಅಂತ ತೋರಿಸ್ಬೋದು ಬೇರೆ ಭಾಷೆಗಳಲ್ಲಿ ಕಷ್ಟ ಈಗ ರಾಜರತ್ನಂ ಅವರು ಪುರುಷ ಸರಸ್ವತಿ ಏನು ಮಾಡಿದ್ರು ಮಹಾಕವಿ ಪುರುಷ ಸರಸ್ವತಿ ಅಂತ ಆ ರೀತಿಯಾದದನ್ನು ಕನ್ನಡದಲ್ಲಿ ಮಾಡೋದು ಕಷ್ಟ ಆ ಬಗೆಯ ಪಾಂಡಿತ್ಯ ಇರಬೇಕು ರಾಜರತ್ನಂ ಅವ್ರಿಗಿದ್ದಂಥದ್ದು ಆದರೆ ಸಂಸ್ಕೃತದ ಭಾಷೆಗೇ ಇದೆ ಅದನ್ನು ಬಳಸೋರ್ಗೂ ಸಾಮಾನ್ಯ ಇರೋದರಿಂದ ಇಂಥದ್ದಾಗಿದೆ ಹೀಗೆ ಸರ್ವತೋಮುಖವಾಗಿ ಒಳಿತು ಕೆಡಕುಗಳನ್ನು ಒಳಗೊಂಡು ಬೆಳೆದು ಬಂದಿದೆ ಆಧುನಿಕ ಸಂಸ್ಕೃತ ಸಾಹಿತ್ಯ ಅದನ್ನು ಕುರಿತು ಒಂದಿಷ್ಟು ಪ್ರಯೋಜನಕಾರಿಯಾದ ಕಾವ್ಯಗಳನ್ನು ಗದ್ಯ ಪದ್ಯಗಳನ್ನು ನಾಟಕಗಳನ್ನು ಗೇಯಗಳನ್ನು ಪರಿಚಯ ಮಾಡಿಕೊಳ್ಳೋಣ ನಾಳೆಯಿಂದ ನಮಸ್ಕಾರ ಧನ್ಯವಾದ